श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाः कृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आवृह्य कविताशाखाम् वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादम् को न याति पराङ्गतिम् यः पिबन् सततम् रामचरितामृतसागरम् अतृप्तस्तम् मुनिम् वन्दे प्राचेरतमकल्मषम् गोष्पदीकृतवाराशिम् अशकीकृतराक्षसम् रामायणमहामाला रत्नम् वन्दे निलात्मजम् मञ्जनानन्दनम् वीरम् जानकी शोकनाशनम् कपीशमक्षहन्तारम् वन्दे लङ्काभयङ्करम् माभिषेकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् वानरयोधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवह्न्यम् जनकात्मजायाः आदाय तेनेव ददाहलङ्काम् नमामि तम् प्राहञ्जलिराञ्जनेयम् आञ्जनेयमच पाटलाननम् काञ्चनाद्रिकमनीयविग्रहम् पारिजाततुलमूलवासनम् भावयामि पवमाननन्दनम् यत्र यत्र रघुनाथकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिम् नमत राक्षसान्तकम् वेदवेद्ये परे पुंसि जाते दशरथात्मजे वेदः प्राचेरसादासे साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वा स याति ब्रह्मणस्थानम् ब्रह्मणा पूज्यते सदा वाल्मीकिरसम्भूता रामसागरगामिनी पुनातिभुवनम् पुण्या रामायण महानदी श्लोकसारसमाकीर्णम् सर्गकल्लोलसङ्कुलम् काण्डग्राममीनम् वन्दे रामायणार्णवम् ಯಃ ಕರ್ಣಾಂಜಲಿ ಸಂಪುಟ ಇರಹರಃ ಸಮ್ಯಪಿಪತ್ಯಾದರಾದ್ ವಾಲ್ಮೀಕಿಯರ್ವತನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರಾಹ ಸೋಪದ್ರವಂ ಸಂಸಾರಂ ಸವ್ಯಾಯ ಗಚ್ಚತಿ ಪುಮಾನ್ ವಿಷ್ಣೋಃ ಪದಂ ಶಾಶ್ವತಂ ತದುಪಗತಸಮಾಸು ದಶಶಿರಶ್ಚ ವದಂ ನಿಶಾಮಯಧ್ವಂ श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् आजानुबाहुमरविन्ददलायिताक्षम् रामम् निशासरविनाशकरम् नमामि वैदेही सहितम् सुरद्रमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचैति प्रभञ्जनसुतेः तत्त्वम् मुनिभ्यः परम् व्याख्यान्तम् भरतादिविपरिवृतम् रामम् भजे श्यामलम् श्रीरामाय नमः ओम् श्रीरामचन्द्रपरब्रह्मणे नमः ओम् तपस्वाध्यायनिरतम् तपस्वी वाग्विदाम् वरम् नारदम् परिवप्रच्छ वाल्मीकिर्मुनिपुङ्गवम् तपस्वाध्यायनिरतम् तपस्वी वाग्विदाम् वरम् नारदम् परिवप्रच्छ वाल्मीकिर्मुनिपुङ्गवम् श्रीरामाय नमः ओम् ರಘುನಂದನ ಪರಬ್ರಹ್ಮಣೇ ನಮಃ ಓಂ ಗುರುಭ್ಯೋ ನಮಃ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಸುಂದರಕಾಂಡದಲ್ಲಿ ಇನ್ನೂ ಕೊನೆ ಭಾಗವೊಂದು ಉಳ್ಕೊಂಡಿದೆ ಆಂಜನೇಯ ಸ್ವಾಮಿ ಯೋಚನೆ ಮಾಡಿದ ಶ್ರಮಪಟ್ಟು ಬಂದಿದ್ದೇನೆ ಲಂಕೆಗೆ ಸಮುದ್ರವನ್ನು ಹಾರಿ ಅಮ್ಮನವರನ್ನು ದರ್ಶನ ಮಾಡಿದ್ದಾಯಿತು ಅವರು ಪ್ರಾಣ ಉಳಿಸಿದ್ದಾಯಿತು ಇನ್ನು ಇಷ್ಟು ದೂರ ಬಂದು ನಾನು ರಾವಣನನ್ನೇ ನೋಡದೆ ಮಾತನಾಡಿಸದೆ ಹೋಗುವುದು ಸರಿಯಲ್ಲ ಆಂಜನೇಯ ತುಂಬಾ ತರ್ಕವನ್ನ ಬಲ್ಲವನು ತಾರ್ಕಿಕ ತಾರ್ಕಿಕರೆಂದ್ರೆ ಯಾರು ಯಾವುದನ್ನು ವಿಚಾರದ ಹೊರಗೆ ಹಚ್ಚಿ ಇದು ಸರಿಯೇ ತಪ್ಪೇ ಅಂತ ತೀರ್ಮಾನ ಮಾಡಿ ಅದರಂತೆ ನಡೆಯಬೇಕಾದವರು ತಾರ್ಕಿಕರು ಬರೀ ತಳಬುಡ ಇಲ್ಲದಂತಹ ವಿಚಾರ ಅಲ್ಲ ವಿಚಾರವಾದಿ ಅಂತಾರಲ್ಲ ಆ ವಿಚಾರವಾದಿಗಳ ಗುಂಪಿಗೆ ಸೇರಿದವನಲ್ಲ ಹನುಮಂತ ಕನ್ಸಲ್ಟ್ ಮಾಡೋದಕ್ಕೊಬ್ಬರಿಲ್ಲ ತಾನೇ ಮೇಲೆ ಕೆಳಗು ಯೋಚನೆ ಮಾಡಿ ಇಷ್ಟು ದೂರ ಬಂದಿದ್ದೇನೆ ವಾಪಸ್ಸು ಬಂದು ಕಪಿಗಳತ್ರ ಹತ್ರ ಸೇರಿದ ಮೇಲೆ ಏನೋ ರಾವಣನ ಮಾತಾಡಿಸಿದೇನೋ ಅಂತ ಅದೊಂದು ಮರೆತೋಯ್ತಲ್ಲ ಹಾಗಂತ ಪೆತ್ ಹಾಕೋಬಾರ್ದು ನಿನ್ನೆ ಎಲ್ಲ ಹೇಳಿದೆ ಆಂಜನೇಯನಿಗೆ ಅಮ್ನೇಷಿಯಾ ಇಲ್ಲ ಮರವಿಲ್ಲ ಉಂಗುರವನ್ನು ಯಾತಕ್ಕೆ ತಾನೇ ಕೈಯಿಂದ ಕೊಡಲಿಲ್ಲ ಎಲ್ಲ ಕಾರಣ ಹೇಳಿದ್ದೇನೆ ಬುದ್ಧಿಮತ ವರಿಷ್ಠ ಆ ಮಾತಿಗೆ ಅರ್ಥ ಬೇಡವೆ ಬುದ್ಧಿ ಅಂದ್ರೇನು ಮತಿ ಬುದ್ಧಿ ಈ ಶಬ್ದಗಳಿಗೆ ಅಂತರ ಉಂಟು ಪ್ರಜ್ಞಾ ತ್ರೈಕಾಲಿಕಿ ಮತ ಭೂತ ಭವಿಷ್ಯದ್ ವರ್ತಮಾನ ಮೂರರ ಬಗ್ಗೆ ಯೋಚನೆ ಮಾಡುವುದು ಪ್ರಜ್ಞೆ ಬುದ್ಧಿ ತಾತ್ಕಾಲಿಕಿ ಈಗ ಏನು ಮಾಡಬೇಕು ಅದು ವಿಚಾರ ಮತಿಸ್ತು ಆಗಾಮಿ ಮುಂದೆ ಏನು ಅನ್ನೋದಷ್ಟೇ ವಿಚಾರ ಮಾಡುವುದು ಮತಿ ಮತಿ ಬುದ್ಧಿ ಪ್ರಜ್ಞೆ ಈ ಶಬ್ದಗಳು ಒಂದಕ್ಕೊಂದಕ್ಕೆ ಈಕ್ವಲೆಂಟ್ ಅಲ್ಲ ಇದು ಮೂರೂ ಇತ್ತು ಆಂಜನೇಯ ಸ್ವಾಮಿಯಲ್ಲಿ ಆದ್ರಿಂದ ಏನು ಮಾಡಬೇಕು ಶೇಷಂ ದುರ್ಗ ವಿನಾಶನ ಮುಂದೆ ಬರುತ್ತೆ ರಾವಣನಿಗೆ ತುಂಬ ಮನಸ್ಸಿಗೆ ಮುದುವನ್ನು ಕೊಡುವಂತಹ ಈ ತೋಟ ಇದನ್ನು ನಾನು ಧ್ವಂಸ ಮಾಡಿದ ಹೊರತು ಅವರಾಗಿ ಬಂದು ನಾನು ಕರ್ಕೊಂಡು ಹೋಗೋದಿಲ್ಲ ಅವರಾಗಿ ಕರ್ಕೊಂಡು ಹೋಗದೇ ಇದ್ರೆ ಭಿಕ್ಷುಕರಂತೆ ನಾನೇ ಹೋಗಿ ಅರಮನೆ ಭಾಗದಲ್ಲಿ ನಿಂತು ಒಂದು ಇಂಟರ್ವ್ಯೂ ಕೊಡ್ರೋ ಅಂತ ಕೇಳುವುದು ರಾಮನ ಮರ್ಯಾದೆಗೆ ತಕ್ಕದ್ದಲ್ಲ ಅವರೇ ಬಂದು ಗುಟ್ಟಾಗಿ ಹಿತ್ತಲ ಬಾಗಿಲಿಂದ ಕರ್ಕೊಂಡು ಹೋಗೋದಲ್ಲ ನಾನು ಯಾರನ್ನೋದು ಅವ್ರಿಗೆ ಗೊತ್ತಾಗಬೇಕು ರಥದಲ್ಲಿ ಕರ್ಕೊಂಡು ಹೋಗಬೇಕು ಊರು ತುಂಬ ವಾದ್ಯ ಬಾರಿಸಬೇಕು ತಮಟೆ ಬಾರಿಸಬೇಕು ಅದಕ್ಕೇನು ಮಾಡಬೇಕು ಈ ತೋಟವನ್ನೇ ಧ್ವಂಸ ಮಾಡಬೇಕು ಅದನ್ನು ಮಾಡಿದ ನಾನು ಹೇಳಿದ್ದೇನೆ ಅದಕ್ಕೆ ಮೇಲ್ಪಟ್ಟು ಹಸುರರು ಕಿಂಕರರು ಅವರು ಇವರು ಪಂಚಸೇನಾಪತಿಗಳು ಪ್ರಹಸ್ತನ ಕಡೆಯವರು ಎಲ್ಲರೂ ಬಂದರು ಹನುಮಂತನ ಕೈಯಲ್ಲಿ ಸತ್ತರು ಅಕ್ಷಕುಮಾರ ಧಾನ್ಯಮಾಲೆಯ ಮಗನೂ ಹೋಗಿಬಿಟ್ಟ ಅವನು ಸ್ವಲ್ಪ ಯುದ್ಧದಲ್ಲಿ ವಾಸಿಯಾಗಿತ್ತು ಬ್ರಹ್ಮದತ್ವವಾದ ಅಸ್ತ್ರ ಇತ್ತು ಧಾರ್ಮಿಕ ಇದ್ದ ಅದೇನು ಮಾಡೋದು ದುಷ್ಟರಾಶ್ರಯದಲ್ಲಿ ಒಳ್ಳೆಯವರು ಒಮ್ಮೊಮ್ಮೆ ಸಾಯಬೇಕಾಗತ್ತೆ ಅವೆಲ್ಲ ಹೋದ ಮೇಲೆ ರಾವಣನ ಭಯವಾಯಿತು ಇದು ಸಾಮಾನ್ಯವಾದ ಕಪಿ ಅಲ್ಲ ಹಾಗಿದ್ರೆ ಅಂತ ಇಂದ್ರಜಿತ್ತನ್ನ ತನ್ನ ಮಗನನ್ನ ಮಾಯಾವಿಯನ್ನು ಕರೆದು ನೀನು ಹೋಗಿ ವಿಚಾರ ಮಾಡುವಂದಾಗ ಭಯಂಕರ ಯುದ್ಧ ನಡೆದು ಆ ಸೈನಿಕರಲ್ಲೂ ಅನೇಕರು ಸತ್ತು ಕೊನೆಯಲ್ಲವನನ್ನು ಸೆರೆ ಹಿಡಿದು ಹಗ್ಗಗಳಿಂದ ಕಟ್ಟಿದ್ರು ಜೀರ್ಣೈ ಕಾರ್ಪಾಸಕೈಹಿ ಹತ್ತಿ ದಾರ ಸಣವಿನ ದಾರ ಕಂಬರಾಮಾಯಣದಲ್ಲಿ ಆ ದಾರಗಳು ಹೇಗಿದ್ದು ಒಂದು ವರ್ಣನೆ ಮಾಡ್ತಾರೆ ಬ್ರಹ್ಮಾಸ್ತ್ರದ ಮೇಲೆ ಅದನ್ನು ಕಟ್ಟಬಾರದು ಅಂತ ಒಂದು ನಿಯಮ ಯಾವ ವಸ್ತ್ರ ಬ್ರಹ್ಮಾಸ್ತ್ರಕ್ಕೆ ಮೇಲೆ ಇನ್ನೊಂದು ವಸ್ತ್ರ ಇಲ್ಲ ಬಿಟ್ಟರೆ ಅದು ಹೋಗಿಬಿಡುತ್ತೆ ಅದು ಮೂರ್ಖರು ವ್ಯರ್ಥ ಮಾಡಿದ್ರಲ್ಲ ಅಂತ ಗಲಾಟೆ ಮಾಡ್ತಾನೆ ಅದು ಹನುಮಂತ ಅದಕ್ಕೆ ಕಟ್ಟು ಬಿದ್ದಂತೆ ನಾಟಕ ಮಾಡಿ ಊರೊಳಕ್ಕೆಲ್ಲ ಕರ್ಕೊಂಡ್ಬಂದ್ರು ನಾಲ್ಕು ಬೀದಿಗಳಲ್ಲಿ ಅರಮನೆ ಸುತ್ತ ಬೀದಿಗಳಲ್ಲಿ ಪ್ರದಕ್ಷಿಣೆಯಾಯಿತು ಹನುಮಂತ ನೋಡಿದ ರಾತ್ರಿ ಸರಿಯಾಗಿ ನೋಡಿರಲಿಲ್ಲ ಊರನ್ನ ಈ ಸರಿಯಾಗಿ ನೋಡಿದಾಗಾಯಿತು ತಗೊಂಡ್ಬಂದ್ರು ರಾವಣನ ಎದುರುಗಡೆ ನಿಲ್ಲಿಸಿದ್ರು ಈಗ ವಿಚಾರಣೆ ಪ್ರಾರಂಭವಾಗುತ್ತೆ ಈಗ ಅಲ್ಲಿಂದ ಇವತ್ತಿನ ಕಥೆ ಆರಂಭ ರಾವಣನನ್ನ ಮೊತ್ತ ಮೊದಲು ನೋಡ್ತಾ ಇದ್ದಾನೆ ಮಾರುತಿ ಇದು ಒಂದು ದೃಷ್ಟಿಯಲ್ಲಿ ಈ ಪ್ರಥಮ ಭೇಟಿಗಳು ತುಂಬಾ ಅಪೂರ್ವವಾದದ್ದು ರಾಮಾಯಣದಲ್ಲಿ ರಾಮ ಹನುಮಂತರ ಭೇಟಿ ರಾಮ ಸುಗ್ರೀವರ ಭೇಟಿ ರಾಮ ಸೀತೆಯರ ಭೇಟಿ ರಾಮ ರಾವಣರ ಭೇಟಿ ಹನುಮಂತ ರಾವಣರ ಭೇಟಿ these first are very important ಇದು ರಾಮಾಯಣ ಆದರೆ ಅನೇಕರಿಗೆ ರಾವಣನನ್ನು ನೋಡಿದ ಕೂಡಲೇ ಅವನ ರೂಪಕ್ಕೆ ಎದ್ದು ಕಾಣುವ ಮೈಕಟ್ಟಿಗೆ ಅವರೆಲ್ಲ ಬೆರಗಾಗ್ತಾ ಇದ್ರು ಅಹೋ ರೂಪಂ ಅಹೋ ನೈರ್ಯಂ ಅಹೋ ಸತ್ವಂ ಅಹೋ ದ್ಯುತಿ ಬೆಳಿಗ್ಗೆ ಹೇಳಿದ ವಾಕ್ಯ ಇದು ಇದು ಒಂದ್ರ ಇದರಲ್ಲಿ ಏನಾದರೂ ರಾವಣನ ನಿಜವಾದ ಕ್ಯಾರೆಕ್ಟರ್ ಇದೆಯಾ ದಯವಿಟ್ಟು ನೋಡಿ ಅಹೋ ರೂಪಂ ರೂಪ ಇಬ್ರಾಹಿಂ ದಾವೂದ್ಗೂ ಚೆನ್ನಾಗಿದೆ ಒಳ್ಳೆ ಶೇವ್ ಮಾಡಿಕೊಳ್ತಾನೆ ಬಿಡಿಲ್ವಾ ಬಿನ್ ಲ್ಯಾಡನ್ ಚೆನ್ನಾಗಿಲ್ವೇ ಅವನ ಫೋಟೋಗಳು ಎಷ್ಟು ಖರ್ಚಾಗುತ್ತೆ ನನ್ನ ಫೋಟೋ ಎಷ್ಟು ಖರ್ಚಾಗೋದಿಲ್ಲ ಏನು ಮಾಡೋಣ ಸುಡಬೇಕು ಆ ರೂಪ ತಗೊಂಡು ಏನ್ ಮಾಡ್ತೀರಿ ಅಹೋ ರೂಪಂ ಅಹೋ ಧೈರ್ಯಂ ಎಲ್ಲ ದಿಕ್ಕುಗಳಲ್ಲಿ ವಿಜಯ ಸಾಧನೆ ಮಾಡಿದ್ದಾನೆ ಇಂದ್ರನ ಮೇಲೆ ಲಕ್ಷ್ಯ ಇಲ್ಲ ನಾಗಲೋಕದ ಮೇಲೆ ಲಕ್ಷ್ಯ ಇಲ್ಲ ಯಾವ ದಿಕ್ಕಲ್ಲಿಯೂ ಗೆದ್ದು ಗೆದ್ದು ಗೆದ್ದು ಬಂದಿದ್ದಾನೆ ಕೊಬ್ಬಿದ್ದಾನೆ ಅಷ್ಟ ದಿಕ್ಪಾಲಕರನ್ನು ಸರಿಯಲ್ಲಿಟ್ಟಿದ್ದಾನೆ ಈ ಧೈರ್ಯದ ಹಿಂದೆ ಧರ್ಮ ಅನ್ನೋದಿಲ್ಲ ಅಷ್ಟೇ ಬೆಂಕಿ ಹಚ್ಚೇನು ದೊಡ್ಡ ಕಟ್ಟಡಕ್ಕೆ ಹಚ್ಚುತ್ತಾನೆ ಹುಮ್ಮನಿಗೆ ಏನು ಕೊಟ್ಟರು ಮಾಡ್ತಾನೆ ಯಾವ ಕಟ್ಟಡ ಬೇಕಾದರೂ ಕೆಡಗುತ್ತಾರೆ ಕೊರತೆ ಇದ್ದಿದ್ದಲ್ಲಿ ಒಬ್ರು ಹೇಳ್ತಾರೆ ಅಯ್ಯೋ ತುಂಬಾ ಚೆನ್ನಾಗಿದ್ದಾರೆ ಅವರು ಕಣ್ಣು ನೋಡಿ ಮೂಗು ನೋಡಿ ಹೇಗಿದೆ ಆದ್ರೆ ಉಸಿರೇ ಇಲ್ಲ ಪ್ರಾಣವೇ ಇಲ್ಲದೆ ಇದ್ದ ಶರೀರವನ್ನು ಹೆಣ ಅಂತ ಹೇಗೆ ಹೇಳ್ತಿರೋ ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಸತ್ವಂ ಸಾತ್ವಿಕ ಗುಣ ಅಲ್ಲ ಇಲ್ಲಿ ಸತ್ವ ಅಂದ್ರೆ ಅವನಿಗೂ ಹಿಡಿದಿದ್ದ ಕೆಲಸ ಮಾಡ್ತೇನೆ ಎನ್ನುವ ಛಲ ಇತ್ತು ಅದ ಆ ಶ್ರದ್ಧೆಗೆ ಹೇಳ್ತಾರೆ ಹಿಡಿದ ಅದ ಸರಿಯೋ ತಪ್ಪೋ ಉತ್ತರಾಖಂಡದಲ್ಲಿ ಕತೆ ರಾವಣ ವಿಮಾನ ಹೋಗ್ತಿತ್ತು ದಿಗ್ವಿಜಯಕ್ಕೆ ಕೈಲಾಸ ಶಿಖರ ಅಡ್ಡ ಬಂತು ಕೆಳಗಿಳಿದ ಕೈಲಾಸ ಪರ್ವತವನ್ನೇ ಎತ್ತಿದ ನೋಡಿ ಅವನ ಧೈರ್ಯ ಹೇಗಿದೆ ಇವನು ಶಿವಭಕ್ತ ಶಿವಭಕ್ತ ಅಂತ ಹೇಳೋರು ಇಂಥ ವಾಕ್ಯ ಎಲ್ಲ ಗಮನಿಸಬೇಕು ಕೈಲಾಸವನ್ನೇ ಎತ್ತಿದ ಪರಮಶಿವ ಬಿಡ್ತಾನೆಯೇ ಔಕಿದ ಇಪ್ಪತ್ತು ತೋಳುಗಳು ಸಿಕ್ಕಾಕೊಂಡು ರಾವಣ ಗುಳೋ ಅಂತ ಅಳಬೇಕಾಯ್ತು ಶಿವ ನನ್ನನ್ನು ಮರೆತು ಬಿಡು ಕ್ಷಮಿಸಿಬಿಡು ಅದು ಹತ್ತದ್ದು ಸಾಮವೇದವಾಯಿತು ಅಂತ ಹೇಳ್ತಾರೆ ರಾವಣ ಹತ್ತದ್ದೇ ಸಾಮವೇದವಾದ್ರೆ ಅವನು ಅಂತ ವೇದ ಆಗಿರಬೇಕು ಸಾಮವೇದಕ್ಕೂ ರಾವಣನಳಿಗೂ ಏನು ಸಂಬಂಧ ಇಲ್ಲ ಹುಚ್ಚಕತೆಗಳು ಅದು ಗೋಳು ವೇದ ಪಂಡಿತ ಹತ್ತದ್ದೆಲ್ಲ ವೇದವಾಗಿದ್ರೆ ಏನು ಗತಿ ಆಗುತ್ತೆ ಲೋಕದಲ್ಲಿ ಅಳುವಿಗೆ ಯಾರು ವೇದ ಅಂತ ಹೇಳೋದಿಲ್ಲ ಇನ್ನು ಹನುಮಂತನ ಹೇಳಿಬೇಕಾದ್ರೆ ಮಲಗಿದ್ರು ಕೂತಿದ್ರು ಶ್ರುತಿ ಇಟ್ಟ ತಂಬೂರಿಯಂತೆ ಸರ್ವದಾ ಶ್ರುತಿಬದ್ಧವಾದ ಗಾಯನ ಅಹೋ ರೂಪ ಮಹೋ ಧೈರ್ಯ ಮಹೋ ಸತ್ವಂ ಅಹೋ ದ್ಯುತಿ ಶರೀರದ ಕಾಂತಿ ಚೆನ್ನಾಗಿತ್ತು ಒಳ್ಳೆ ಮೈಬಣ್ಣ ಇತ್ತು ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣಯುಕ್ತತಃ ದೊರೆಯಾಗುವುದಕ್ಕೆ ಒಳ್ಳೆ ಎತ್ತರ ದಡೂತಿ ನಮ್ಮ ಜಯಚಾಮರಾಜ ಒಡೆಯರಿದ್ದ ಹಾಗೆ ಒಳ್ಳೆ ಧ್ವನಿ ಎಲ್ಲ ಇದೆಲ್ಲ ಚೆನ್ನಾಗಿದೆ ಯದಿ ಅಧರ್ಮೋನ ಬಲವತ ಬಲವಾನ್ ಸಾಧಯಂ ರಾಕ್ಷಸೇಶ್ವರ ಅಧರ್ಮ ಒಂದು ಇವನಲ್ಲಿ ಇಲ್ಲದೇ ಇದ್ದರೆ ಅಯ್ಯೋ ಇವನಿಗೆ ದಿನಕ್ಕೊಬ್ಬಳು ಹೆಣ್ಣು ಬೇಕು ಮದುವೆಯಾದವಳೆ ಬೇಕು ಬೇರೆಯವರು ಹೆಂಡತಿಯೇ ಬೇಕು ಪರನಾರಿ ಸೋದರ ಅಲ್ಲ ಪರನಾರಿ ಪರಾಯಣ ಪರಪತ್ನಿ ಪರಾಯಣ ರಾಮನು ಇದೇ ಮಾತನ್ನು ಹೇಳ್ತಾನೆ ಯಜ್ಜ ಧರ್ಮೋನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಸಶಕ್ರಸ್ಯ ಅಭಿರಕ್ಷಿತ ಇಂದ್ರನಿಗೆ ಆಪತ್ತು ಬಂದರೂ ರಕ್ಷಿಸಬಲ್ಲಂತಹ ಒಂದು ಧೈರ್ಯ ಒಂದು ಕೆಚ್ಚು ಒಂದು ಶಕ್ತಿ ಇರ್ತಿತ್ತು ಅನ್ಯಾಯವಾಗಿ ಅಧರ್ಮಕ್ಕೆ ಬಿದ್ದು ಹೋದ್ನಲ್ಲ ಹಾಗಿದ್ರೆ ಇವನಲ್ಲಿದ್ದಂಥ ದುರ್ಗುಣಗಳು ಯಾವುದು ವಾಲ್ಮೀಕಿ ಕನ್ನಡಿ ಹಿಡಿತಾರೆ ಅಸ್ಯ ಕ್ರೂರೈ ನೃಶಂಸೈಶ್ಚ ಕರ್ಮಭಿ ಲೋಕಕುತ್ಸಿತೈ ಕ್ರೌರ್ಯ ನೃಶಂಸ ಲೋಕಕುತ್ಸಿತ ಕರ್ಮ ಅಧರ್ಮ ಇಟ್ಟು ಸೇರಿಸ್ಕೊಳ್ಳಿ ತಕ್ಕಡಿ ಹಾಕಿ ಯಾವ್ದ ಮೇಲೆ ಬರುತ್ತೆ ಬ್ಯಾಲೆನ್ಸ್ ಏನಾಗುತ್ತೆ ನೋಡಿ ಕ್ರೌರ್ಯ ವಿನಾಕಾರಣ ಕ್ರೂರತೆ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದನ್ನ ಹೇಳಬೇಕಾದ ಅವಶ್ಯಕತೆ ಇಲ್ಲ ಆಪೋಸಿಟ್ ಆಫ್ ಕೈಂಡ್ನೆಸ್ ಅಕ್ರೂರತ್ವ ಇತ್ತು ಸೀತೆಗೆ ಎಷ್ಟು ಪ್ರೀತಿ ತೋರಿಸಿದ ಅವನ ಕೆಲಸ ಆಗಬೇಕಾಗಿತ್ತು ಕಾಮಕ್ಕೋಸ್ಕರ ಮಾಡಿದನೆ ಹೊರತು ಸೀತೆ ಏನಾದರೂ ಬಗ್ಗಿದ್ರೆ ಮಾರನೇ ದಿವಸ ಹೆಂಡ ಕುಡಿದ ಸೋರೆ ಬುರುಡಿ ಅಂತ ಅವಳನ್ನು ಬಗೆದು ಇನ್ನೊಂದು ತಗೊಳ್ತಿದ್ದ ಕಂಬರಾಮಾಯಣದಲ್ಲಿ ಹೇಳ್ತಾರೆ ದಯವಿಟ್ಟು ಗಮನಿಸಿ ಸೀತೆಯಂತೆ ಇವನಿಗೆ ವಶವಾಗದೇ ಇದ್ದ ಸಾವಿರಾರು ಸ್ತ್ರೀಯರನ್ನ ಸೆರೆಯಲ್ಲಿಟ್ಟಿದ್ದ ರಾವಣ ಮೆಚ್ಚಿದ್ದನೇ ಅವರನ್ನ ಬರದಿದ್ರೆ ಬೇಡ ಸೀತೆಯ ರೂಪ ಹಾಗಿತ್ತದು ಅದು ಮಕ್ಕಳಿಗೆ ಬೆಲೂನ್ ಬೇಕು ಬೇಕು ಬೇಕು ಅದು ಟಪ್ ಅಂದ್ರೆ ಹೋಯ್ತು ಕೊಡುವಂತ ಎರಡು ನಿಮಿಷ ಮರೀತಾರೆ ಇನ್ನೊಂದು ಬೆಲೂನ್ ಹೋಗಿಬಿಡ್ತಾರೆ ಇವರಿಗೆ ಅಂತ ಭದ್ರವಾದ ಪ್ರೀತಿ ಯಾರಲ್ಲಿ ಮಂಡೋದನ್ನು ಪ್ರೀತಿ ಮಾಡಿದ್ಮೇಲೆ ಗೊತ್ತಿಲ್ಲ ಹಸ್ಯ ಕ್ರೂರೈ ನೃಶಂಸೈಶ್ಚ ಕರ್ಮಭೀ ಲೋಕ ಕುತ್ಸಿತೈ ಲೋಕವೆಲ್ಲ ನಿಂದಿಸುವ ಕರ್ಮಗಳನ್ನೇ ಮಾಡಿಕೊಂಡು ಬಂದಿದ್ದ ತಾಯಿಗೂ ನಮಸ್ಕಾರ ಮಾಡಿರಲಿಲ್ಲ ತೇನ ಬಿಭ್ಯತಿ ಕಲ್ವಸ್ಮಾತ್ ಲೋಕ ಸ ಅಮರದಾನವಾಹ ಅಮರರು ದಾನವರು ಅವನ ಕಡೆಯವರೇ ಇದಕ್ಕೆ ಹೆದರ್ತಾರೆ ಇವನ ಆಚಾರ ಚೆನ್ನಾಗಿಲ್ಲ ಆಚಾರ ವರ್ಜಿತ ನಿನ್ನೆ ಸೀತಾದೇವಿ ವಾಕ್ಯ ಓದಿ ತೋರಿಸಿದೆ ಆಚಾರ ಇಲ್ಲ ಎಷ್ಟು ವೇದ ಓದಿದ್ರೇನು ಪ್ರಯೋಜನ ಹಾಗಿದ್ರೆ ಸೀತೆ ನೋಡೋಕೆ ಬಂದಲ್ಲ ನಾ ಹೇಳಿದೆ ಹಾಸಿಗೆ ಅಂತ ಹಾಗೇ ಎದ್ದು ಬಂದಿದ್ದಾನೆ ಹಲ್ಲು ತೊಳೆದಿಲ್ಲ ಬಾಯಿ ತೊಳೆದಿಲ್ಲ ವಾಕ್ಯ ಕೊಡ್ತೇನೆ ನೋಡಿ ವಾಲ್ಮೀಕಿ ಪ್ರತಿಯೊಂದಕ್ಕೆ ಪ್ರಮಾಣ ಅಪ್ರಮಾಣವಾಗಿ ನಾನೇನು ಹೇಳೋದಿಲ್ಲ ಸ್ವಾಮಿ ನಾ ವಾಲ್ಮೀಕಿಯನ್ನು ಹಿಡ್ಕೊಂಡು ಹೊರಟವನು ಸೀತೆ ನೋಡೋ ನಾನು ಗಡಿಬಿಡಿಯಲ್ಲಿ ಬಹಳ ಶ್ಲೋಕ ಓದಲಿಲ್ಲ ನಿನ್ನೆ ಹನುಮಂತನಿಗಿಂತ ವೇಗವಾಗಿ ಲಂಘನ ಮಾಡಿಬಿಟ್ಟೆ ರಾಮಾಯಣವನ್ನ ಅಥ ಮಂಗಲವಾದಿತ್ರೈ ಶಬ್ದೈ ಶ್ರೋತ್ರ ಮನೋಹರೈ ಸೀತೆ ನೋಡೋಕೆ ಬರ್ತಿದ್ದಾನೆ ದೂರದಿಂದ ರಾವಣ ಮರದ ಮೇಯದಿಂದ ಹನುಮಂತ ಕೇಳ್ತಿದ್ದಾನೆ ಓಹೋ ಈ ಊರ ಸಂಗೀತ ಬೇರೆ ಗೊತ್ತಿವರು ಕೇಳು ಮಂಗಳವಾದಿತ್ರೈ ನಾಗಸ್ವರ ಶ್ರೋತ್ರ ಮನೋಹರೈ ಸಂಗೀತದಲ್ಲಿ ಮಹಾನಿಪುಣ ಆಂಜನೇಯ ಅಪಸ್ವರ ನುಡಿಸೋ ನಾಗಸ್ವರ ಅಲ್ಲ ಚೆನ್ನಾಗಿದೆ ಡೋಲ್ ಡಬಡಬ ಅಂತ ಇದ್ದಾರೆ ಪ್ರಾಬುದ್ಧತ ಮಹಾಬಾಹು ದಶಗ್ರೀವೋ ಮಹಾಬಲ ಅವನಿಗೆ ನಿದ್ದುಗಣ್ಣು ಆದರೂ ಎಚ್ಚರವಾಗಿದ್ದಾನೆ ವಿಬುದ್ಧತು ಯಥಾಕಾಲಂ ಸಕಾಲಕ್ಕೆ ಎದ್ದಿದ್ದಾನೆ ನಿಜ ರಾಕ್ಷಸೇಂದ್ರ ಪ್ರತಾಪವಾಮೆ ಸ್ರಸ್ತ ಮಾಲ್ಯಾಂಬರಧರ ಎದ್ದಿದ್ದಾನೆ ಅವನ ಮೈನ ಭಾರಕ್ಕೆ ಹೀಗೆ ಹಾಗೆ ಹೊರಳಾಡುವಾಗ ಕೊರಳಲ್ಲಿದ್ದ ಮಾಲಿಕೆಗಳಲ್ಲಿ ಕೆಲವೆಲ್ಲ ಮಣಿಗಳು ಬಿದ್ದು ಹೋಗಿವೆ ನಮ್ದು ಒಂದು ಮಣಿ ಬಿದ್ದಿಲ್ಲ ಬಿದ್ದು ಹೋದ ಮಣಿ ತುಳಸಿ ಮಣಿಯೋ ಸ್ಫಟಿಕ ಮಣಿಯೋ ಇದನ್ನ ಒಬ್ಬ ದೊರೆ ಹಾಕೊಂಡು ಬರ್ತಾನೆ ಅಂದ್ರೆ ದರಿದ್ರ ಅಂತ ಅನ್ಸ್ಕೋಬೇಕು ಆ ಮಣಿಗಳು ಬಿದ್ದಿದ್ದು ಗೊತ್ತಿಲ್ಲ ಹಾಗೆ ಎದ್ದಿದ್ದಾನೆ ಸೃಷ್ಟ ಮಾಲ್ಯ ಅಂಬರಧರ ಬಟ್ಟ ಸಮೇತ ಬಂದಿದ್ದಾನೆ ರಾತ್ರಿಯೆಲ್ಲ ಎಷ್ಟೊಂದು ಸ್ತ್ರೀಯರು ಸಂಗೀತ ನುಡಿಸುವವರನ್ನು ಕೇಳಿಸಿದ್ದಾನೆಯೋ ಅವ್ರನ್ನೆಲ್ಲ ಅನುಭವಿಸಿದ್ದಾನೆ ಬಟ್ಟೆ ಕೂಡ ಚೇಂಜ್ ಮಾಡಿಲ್ಲ ಇಲ್ಲಿದೆ ನೋಡಿ ಪ್ರಮಾಣ ಸ್ವಸ್ತಮಾಲ್ಯಾಂಬರಧರ ವೈದೇಹಿ ಮನ್ನ ಚಿಂತೆಯನ್ನು ಬೆಳಗ್ಗೆ ಎದ್ದು ಕೂಡಲೇ ಆ ಸೀತೆ ಇವತ್ತಾರು ಒಲಿತಾಳು ನನಗೆ ನೋಡೋಣ ಎಂಬುದಾಗಿ ವೃಷಂ ನಿಯುಕ್ತು ತಸ್ಯಾಂಚ ಮದನೇ ನಮದೋತ್ಕಟ ಮದನೇ ನಮದೋತ್ಕಟ ಪರಪತ್ನಿಯಲ್ಲಿ ಇಷ್ಟೊಂದು ಆಸಕ್ತಿ ಅವನಿಗೆ ಇವನ್ ಜೊತೆಯಲ್ಲಿ ಹೊರಟಿದ್ರು ಸ್ತ್ರೀಯರು ಅವರು ಇವನಿಗಿಂತ ಇನ್ನೂ ಗಟ್ಟಿ ತಮ್ರಜಂತ ಮನುವ್ರಜನ್ನೇ ಇಂದ್ರನ ಹಿಂದೆ ಅಪ್ಸರೆಯರು ಹೋದಾಗ ಬರ್ತಿದ್ದಾರೆ ನೂರು ಜನ ಅಂಗನಾಶತ ಮಾತ್ರ ಮತ್ತು ಕನಿಷ್ಠ ಒಂದು ನೂರು ಜನ ಸ್ತ್ರೀಯರು ದೀಪಿಕಾ ಕಾಂಚನೀ ಕಾಶ್ಚಿತ್ ಉದ್ದನೆ ದೇವಟಿಕೆಗಳು ದೇವಸ್ಥಾನದಲ್ಲಿ ದೇವರಿಗೆ ದೇವಟಿಕೆ ಅಂತ ಹಿಡಿತಾರೆ ನೋಡಿ ಅದು ಕಾಂಚನೀ ಬಂಗಾರ ದೇವಟಿಕೆಗಳು ತುಪ್ಪ ಹಾಕಿದ್ದಾರೆ ಇವನಿಗೆ ಅದೆಲ್ಲ ಮರ್ಯಾದೆ ಅನಿ ಅಪರಾಹ ಕೆಲವರು ತಾಳ ಬೇರೆ ಹಾಕ್ತಿದ್ದಾರೆ ನಾದಸ್ವರದ ಕುಣಿತಕ್ಕೆ ಯಾಕೆ ಇವನು ತಾಳಬದ್ಧ ಶಿವನಿಗೆ ಪೂಜೆ ಮಾಡುವಾಗ ಡಮರುಗ ತಾಳಗೀಳಬೇಕಾಗಿತ್ತು ತಪ್ಪು ಹಿಡಿತಿದ್ದ ಅವನ ಮನಸ್ಸು ಅವರೆಲ್ಲ ಬಂದಿದ್ದಾರೆ ಕಾಚಿದ್ರತ್ನಮಯೀಂ ಸ್ಥಾಲೀಂ ಪೂರ್ಣಾಂ ಪಾನಸ್ಯ ಭಾಮಿನಿ ಒಂದು ರತ್ನಮಯವಾದ ಪಾತ್ರೆ ಹೂಜಿಯಲ್ಲಿ ಹೆಂಡವನ್ನು ಹಿಡ್ಕೊಂಡು ನಿಂತಿದ್ದಾಳೆ ಇವನು ಪಕ್ಕದಲ್ಲಿ ಒಬ್ಬಳು ಅರಮನೆ ದೂತಿ ಅದನ್ನು ಹೀಗೆ ತಿರುಗಿದ್ರೆ ಸಪ್ಲೈ ಮಾಡಬೇಕು ಇವನು ಸ್ನಾನ ಮಾಡಿದ್ನೆ ಶಿವಪೂಜೆ ಮಾಡಿದ್ನೆ ಹೆಂಡದ ಪಾತ್ರೆ ಜೊತೆಯಲ್ಲೇ ಬರ್ತಾ ಇದ್ದಾವೆ ಹೇಳ್ಕೊಂಡು ನಿಂತಿದ್ದಾಳೆ ಗೃಹ್ಯ ಅನ್ಯ ಪೃಷ್ಠತೋಯು ನಿದ್ರಾಮದ ಪರೀತ ಅಕ್ಷ ಅವರಿಗೆಲ್ಲ ಭಾಗ್ಯಕ್ಕೆ ಎದ್ದಿದ್ದಾರೆ ಒಬ್ಬರಿಗೂ ನಿದ್ದೆ ಹೋಗಿಲ್ಲ ಇವನು ಕಾಟಕ ರಾತ್ರಿ ಸಂಗೀತ ನೋಡಿಸ್ತಾ ಇದ್ದಾರೆ ರಾವಣಸ್ಯ ಉತ್ತಮಾಸ್ತ್ರಿಯ ಅನುಜಗ್ಮು ಪತಿಂ ವೀರಂ ಘನಂ ವಿದ್ಯುಲ್ಲತ ಇವ ಮೇಘದ ಮಧ್ಯದಲ್ಲಿ ಮಿಂಚು ಬರುವ ಹಾಗೆ ಅವರ ಸ್ಥಿತಿ ಹೇಗಿದೆ ಆವಿದ್ಧ ಹಾರಕೆಯೂರ ಇವನು ಅವರನ್ನು ಅನುಭವಿಸುವಾಗ ಕೆಲವರ ಕಾಲಲ್ಲಿ ಕಡಗ ಬಿದ್ದು ಹೋಗಿದೆ ಕೆಲವರು ಕೊರಳಲ್ಲಿದ್ದು ಮಾಲಿಕೆ ಬಿದ್ದು ಹೋಗಿದೆ ಹರಿದು ಹೋಗಿದೆ ಇದೆಲ್ಲ ಏನು ಅಶ್ಲೀಲ ಓದಬೇಕು ಅಂತ ಓದಲಿಲ್ಲ ಆ ದೊರೆಗೆ ಸರಿಯಾದ ಹೆಂಡತಿಯರು ಅವನಿಗೆ ಬೇಕಾದ ಉಪಪತ್ನಿಯರು ಸಮಾಗಲಿತ ಕೇಶ ಅಂತ ತಲೆ ಮುಡಿ ಬಿಚ್ಚಿ ಹೋಗಿದೆ ಜಡೆ ಬಿಚ್ಚಿ ಹೋಗಿದೆ ಸರಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅವರಿಗೆ ಸಸ್ವೇದ ವದನಾಹ ಮುಖದಲ್ಲಿ ಬೆವರಿದೆ ರಾತ್ರಿಯಲ್ಲಿ ಅವನ ಜೊತೆಯಲ್ಲಿ ಕಳೆದಿದ್ದಾರೆ ಅವನು ಮುಖ ಆವರಿಸ್ಕೊಂಡಿಲ್ಲ ಇವರು ಮುಖ ಆವರಿಸ್ಕೊಂಡಿಲ್ಲ ಈ ಜಾಗದಲ್ಲಿ ರಾಮಾಯಣ ನಿಲ್ಲಿಸಿ ಮಂಗಳಾರತಿ ಮಾಡೋಕ್ಕಾಗತ್ಯ ರಾಮಾಯಣ ಓದುವಾಗ ಇಂಥ ಜಾಗದಲ್ಲಿ ನಿಲ್ಲಿಸಬೇಡ ಅಂತಾರೆ ಹಿರಿಯರು ಆದ್ರೆ ಓದ್ತೇವಲ್ಲ ಅಂದ್ರೆ how not to be a king how not to command people ಅರಮನೆ ಸರ್ವಿಸ್ ಮಠಗಳಲ್ಲೇ ಈ ಸ್ಥಿತಿ ಇದೆ ಏನು ಮಾಡೋಣ ಹೇಳಿ ಕಾಫಿ ಹುಚ್ಚು ಕೆಲವರಿಗೆ ಶಿಷ್ಯರಿಗೆ ನಾನು ನೋಡಿದ್ದೇನೆ ಪ್ರತ್ಯಕ್ಷವಾಗಿ ಸ್ವಾಮಿಗಳೆಲ್ಲೋ ಇರ್ತಾರೆ ಮಠದಲ್ಲಿ ಕಾಫಿ ಇರೋದಿಲ್ಲ ಎರಡು ಮೈಲ್ ಮೂರು ಮೈಲ್ ಹುಬ್ಬಳ್ಳಿಗೆ ಬಂದಾಗ ನೋಡಿದ್ದೇವೆ ಬೇರೆಯವ್ರ ಮನೆಯಲ್ಲಿ ಹೋಗಿ ಸ್ವಾಮಿಗಳಿಗೆ ಹೇಳಬೇಡಿ ನಿಮ್ಮ ಮನೆಯಲ್ಲಿ ಇರ್ತೇವೆ ಬೆಳಗ್ಗೆ ಎದ್ದು ಕೂಡಲೇ ಕಾಫಿ ಕೊಡಿ ಕಾಫಿ ಕೊಡು ಅಯ್ಯೋ ಟೈಮ್ ಆಯ್ತಲ್ಲ ಸುಪ್ರಭಾತ ಹೇಳಬೇಕು ಅಂತ ಸ್ನಾನವನ್ನು ಮಾಡಿದೆ ಮುಖ ಹಾಗೆ ಒರೆಸ್ಕೊಂಡು ನಾಮಾಧರಿಸಿ ಬಂದ ತನ್ನ ಕಣ್ಣಿಂದ ನೋಡಿದ್ದೇನೆ ಒಕ್ಕಕ್ಕೆ ಹೇಳಿ ಬಹಳ ಆಗ್ತದೆ ನನಗೆ ಹೇಳೋದಕ್ಕೆ ಇವರಿಗೆ ಬ್ರಹ್ಮರಾಕ್ಷಸರು ಅಂತ ಹೇಳೋದು ಜಾತಿಯಲ್ಲಿ ಬ್ರಾಹ್ಮಣರು ಸುತರ ಬಾಹ್ಯಾಚಾರ ಅಂತರಂಗಾಚಾರ ಕೇಳಬಾರದು ನಾನೇನಾದ್ರು ಒಂದು ಅಕ್ಷರ ಸುಳ್ಳು ಹೇಳಿದ್ರೆ ದೇವರು ನನ್ನ ನಾಲ್ಗೆ ವಾಪಸ್ ತಗೊಂಡ್ಬಿಡಿ ನಾಳೆಯಿಂದ ರಾಮಾಯಣ ಹೇಳೋದಿಲ್ಲ ಕಣ್ಣಿನ ನೋಡಿದ್ದೆ ನಾನು ನನಗೆ ಯಾತಕ್ಕೆ ಕೋಪ ಅಂದ್ರೆ ನಾವಿರಬೇಕಾ ಧರ್ಮದಲ್ಲಿದ್ರೆ ಇನ್ನೊಬ್ಬರನ್ನು ನಿನ್ನ ಧರ್ಮದಲ್ಲಿರು ಅಂತ ಹೇಳೋದಕ್ಕೆ ನಮ್ಗೆ ಹಕ್ಕು ಬರುತ್ತೆ ನನ್ನ ಧರ್ಮ ಬಿಟ್ರೆ ಸಿಡಿಲಿನಂತೆ ಯಾತಕ್ಕೆ ನೀವು ಮಾತಾಡ್ತೀರಿ ಅಂದ್ರೆ ಹೌದು ತಿದ್ದಬೇಕಾದದ್ದಿದೆ ಕನ್ನಡದ ಕವಿಗಳು they have betrayed this country ತಮಿಳಿನವರು ತೆಲುಗಿನವರು ಮರಾಠಿಯವರು ಈ ದೇಶದಲ್ಲಿ ನಮಗೆ ಕೊಡಬೇಕಾದ ರಾಷ್ಟ್ರೀಯ ದೃಷ್ಟಿ ಧರ್ಮದ ಪ್ರಜ್ಞೆಯನ್ನು ಕೊಡದೆ ನಮ್ಮನ್ನು ವಂಚಿಸ್ತಾ ಯಾರ್ಯಾರನ್ನೋ ಹೊಗಳ್ತಾ ಬೇಡದ ಹೇಳ್ತಾ ಈ ಅಕಾಡೆಮಿಗಳು ಇವುಗಳ ಸ್ಥಿತಿನ ಹೇಳೋದು ಬೇಡ ಸಾಹಿತ್ಯ ಅಂದ್ರೆ ಯಾತಕ್ಕೆ ಬೇಕನ್ನುವಷ್ಟು ಹೊಲಸ ಸ್ಥಿತಿಗೆ ನಮ್ಮನ್ನು ತಂದಿಟ್ಟುಬಿಟ್ಟಿದ್ದಾರೆ ಜನಕರ ಜನಗಳನ್ನು ಬದುಕಿಸಿ ಒಗ್ಗೂಡಿಸಿ ಒಂದು ಅನ್ನುವ ರಾಷ್ಟ್ರೀಯ ಪ್ರಜ್ಞೆ ಧರ್ಮದ ಪ್ರಜ್ಞೆ ಕೊಡುವುದಿದ್ರೆ ಸಾಹಿತ್ಯ ಧರ್ಮದ ಪ್ರಜ್ಞೆ ಹೋದ್ರೇನೂ ಇಲ್ಲ ಸಚಕಾಮಪರಾಧೀನ ಪತಿಸ್ತಾಸಾಂ ಮಹಾಬಲಹ ಇದೆಲ್ಲ ಚಿತ್ರ ಕೊಟ್ಟಿದ್ದಾರೆ ನೀವು ಓದೋದು ಅಸಹ್ಯ ಇದಾಟಿ ಕೇಳ್ತೇವೆ ಅದೇ ರಾವಣ ಇಲ್ಲಿ ಸಭೆಯಲ್ಲಿ ಕೂತಿದ್ದಾನೆ ಆಂಜನೇಯ ನೋಡಿದ ಎಲೆಯಲ ಅವನೇ ಇವನು ಅವತ್ತು ರಾತ್ರಿ ಮಲಗಿದ್ದಾಗ ಒಂದೇ ತಲೆ ಇತ್ತು ಈಗ ಹತ್ತು ತಲೆ ಇದೆ ಇಷ್ಟೇ ವ್ಯತ್ಯಾಸ ಅಂದುಕೊಂಡ ರಾವಣನ ಹತ್ತು ತಲೆ ಇತ್ತು ಒಂದು ತಲೆ ಇತ್ತು ದಶಗ್ರೀವ ಅಂತ ಹೇಳ್ತೇವೆ ಹತ್ತು ತಲೆ ಸಭೆಯಲ್ಲಿ ಕೂತಾಗಿರ್ತಿತ್ತು ಯುದ್ಧಕ್ಕೆ ಹೋದಾಗಿರ್ತಿತ್ತು ಮಲಗುವಾಗ ಒಂದು ತಲೆ ಇದ್ರೆ ಮಲಗೋದು ಕಷ್ಟ ಹತ್ತು ತಲೆ ಇದ್ರೆ ಏನಾಗುತ್ತೆ ಯೋಚನೆ ಮಾಡಿ ಈ ದಿಂಬೆ ಸರಿ ಇಲ್ಲ ಈ ಹಾಸಿಗೆ ಸರಿ ಇಲ್ಲ ಮತ್ತೊಂದು ಸರಿ ಇಲ್ಲ ನಮ್ಮ ಸೋದರತೆ ಅವಳು ಬಿಳಿದ್ಲು ಅವಳಿದ್ದು ನಾಲ್ಕು ಐದು ಅಡಿ ಎರಡು ಅಡಿ ಅಲ್ಲಿ ಮಲಗೋವಳು ಇಲ್ಲಿ ಮೇಲೆ ತೊಲೆ ಇದೆ ಇಲ್ಲಿ ಬೇಡ ಅಲ್ಲಿ ಬೀಳುತ್ತೆ ಅಲ್ಲಿ ಗೋಡೆ ಹತ್ತಿರ ಆಗುತ್ತೆ ಅಲ್ಲಿ ಬೇಡ ಇಲ್ಲಿ ಬಾತ್ರೂಮ್ ಹತ್ತಿರ ಆಗುತ್ತೆ ಅಲ್ಲಿ ಬೇಡ ಹಾಸಿಗೆ ಹಾಸು ಕೊಟ್ರೆ ಅದನ್ನು ಈ ಕಡೆ ತಿರುಗಿಸೋದು ಆ ಕಡೆ ತಿರುಗಿಸೋದು ಈ ಕಡೆ ಸುಮ್ಮನೆ ಬೆಳ್ಳ ಬೆಳಗು ಮರಿ ಹಾಕಿದ ಬೆಕ್ಕಿನಂತೆ ಜನ್ನಡಿ ಬಂಡ್ರೆ ಅವನಿಗೆ ಎನ್ನಡಿ ಹಾಚಿ ಏನಾಯಿತು ತಲೆಜಿಮ್ ಸರಿ ಇಲ್ಲ ಎಲ್ಲ ಕೋಪ ತಲೆಜಿಮಿನ ಮೇಲೆ ಎರಡೇಟು ಹಾಕೋಳು ಒಂದೊಂದ್ಸಲ ಒಂದು ತಲೆ ಇದ್ದವನಿಗೆ ಸ್ಥಿತಿ ಹತ್ತು ತಲೆ ಇದ್ದವನಿಗೆ ಬೆಲ್ ತಿರುತ್ತೀವಿ ಹನುಮಂತ ನೋಡ್ತಾನೆ ಒಂದೇ ತಲೆ ಇತ್ತು ರಾವಣ ಮಲಗಿದ್ದಾಗ ದಶಗ್ರೀವ ಅಂತ ಅವನ ಹೆಸರು ಕೃತಕವಾಗಿ ಇನ್ನೊಂಬತ್ತು ತಲೆಗಳನ್ನು ಮಾಡಿಸ್ಕೊಂಡಿದ್ದ ಅಂತ ನೀವನ್ಬಹುದು ಕಂಬರಾಮಾಯಣದಲ್ಲಿ ಹೇಳ್ತಾರೆ ಅವನು ಓಲಗದಲ್ಲಿ ಕೂತಿದ್ರೆ ಹತ್ತು ತಲೆಯಲ್ಲಿ ಹತ್ತು ವ್ಯಾಪಾರ ಮಾಡ್ತಿದ್ದ ಹತ್ತು ಕಡೆ ಬೇರೆ ಬೇರೆ ದಿಕ್ಕುಗಳಲ್ಲಿ ನೋಡ್ತಾ ಇದ್ದ ಕೃತಕ ಅಲ್ಲ ನಿಜವಾದ ತಲೆ ಇತ್ತು ಒಂದು ದೃಷ್ಟಿ ಒಂದು ಕಡೆ ಇನ್ನೊಂದು ದೃಷ್ಟಿ ಒಂದು ಕಡೆ ಅದು ಹೇಗಿತ್ತು ಅವನಿಗೆ ವರ್ಣನೆ ಮಾಡ್ತಾರೆ ಭಯವಾಗುತ್ತೆ ನಮಗೆ ಕಂಬರಾಮಾಯಣದಲ್ಲಿ ರಾವಣನ ವರ್ಣನೆ ಅದ್ಭುತವಾಗಿದೆ ಈ ಜಾಗದಲ್ಲಿ ಅದನ್ನು ನೋಡಿದ ಹನುಮಂತ ಸುಮ್ಮನೆ ಇದ್ದ ಮಾತಾಡಲಿಲ್ಲ ಪ್ರೋಟೋಕಾಲ್ ಅವನೇ ಮಾತಾಡಿಸ್ಲಿ ಮೊದಲು ಅವ್ರ ಮನೆ ನಮ್ ಕರ್ಕೊಂಡ್ ಬಂದಿದ್ದಾರೆ ನಾ ಬಂದಿದ್ದೇನು ಬುದ್ಧಿ ಜೀವನ ಹೋಗ್ಬೇಕು ಅವನ ಕಾಲಿಗೆ ಅವನ್ ನೋಡ್ದ ರಾವಣ ಆ ಸಮುದ್ರೀಕ್ಷ ಮಹಾಬಾಹು ಪಿಂಗಾಕ್ಷಂ ಪುರದ ಸ್ಥಿತಂ ರೋಷೇಣ ಮಹತಾ ವಿಷ್ಣು ರಾವಣೋ ಲೋಕ ರಾವಣ ಕೋಪ ಬಂತು ಚೋಟುದ್ದ ಇದ್ದಾನೆ ಕಪಿ ಯಾಕೆ ಬೃಹದ್ ರೂಪ ಮಾಡಿಕೊಂಡಿರಲಿಲ್ಲ ಸಮುದ್ರ ದಾಟವಾಗಿದ್ದ ರೂಪ ತೋರಿಸಲಿಲ್ಲ ಸಿಕ್ಕವರಿಗೆಲ್ಲ ತೋರಿಸೋದಲ್ಲ ನಮ್ಮ ತೋಟ ಮುರಿದ್ನಲ್ಲ ಇವನು ಅಂತ ಕೋಪ ಬಂದರು ಉತ್ತರ ಕ್ಷಣದಲ್ಲಿ ಶಂಕಾ ಹತ ಆತ್ಮ ಸಹ ಮನಸ್ಸು ಡವ ಡವ ಡವ ಶುರುವಾಯಿತು ಭಯ ಉಂಟಾಯಿತು ಮೇಲೆ ಕೋಪ ಒಳಗಡೆ ಭಯ ಯಾತಕ್ಕೆ ಕಿಮೇಶ ಭಗವಾನ್ ನಂದಿ ಭವೇತ್ ಸಾಕ್ಷಾದಿಹಾಗತಃ ಭಗವಾನ್ ನಂದಿಯೇ ಬಂದು ಬಿಟ್ನು ಅಂತ ಅದೊಂದು ಕಥೆ ಇವನ ಶಿವಭಕ್ತಿ ಎಷ್ಟು ಕಪಟವಿತ್ತು ಇವತ್ತಿನ ರಾಜಕಾರಣಿಗಳು ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾರೆ ಆದರೆ ಇವರು ಎಲ್ಲಿಯೂ ಸಲ್ಲರಯ್ಯ ಎಲ್ಲೆಲ್ಲಿ ಹೋಮ ಮಾಡಿಸ್ತಾರೆ ಹವನ ಮಾಡಿಸ್ತಾರೆ ಫೋಟೋ ಹಾಕಿಸ್ಕೊಳ್ತಾರೆ ಪೇಪರ್ಲ್ ಹಾಕ್ತಾರೆ ಯಾಕೆಂದ್ರೆ ಆ ಭಕ್ತರುಗಳೆಲ್ಲ ನಮಗೇ ಓಟ್ ಹಾಕಲಿ ಅಂತ ಓಟ್ ಹಾಕಿದ ಮೇಲೆ ಆ ದೇವರ ನಿತ್ಯ ಸತ್ಯ ನೈವೇದ್ಯವಾಯಿತಾ ಅಂತ ಕೂಡ ಕೇಳೋದಿಲ್ಲ ಬ್ರಾಹ್ಮಣನೂ ಹಾಗೆ ಇದು ನಾವು ಹೇಳ್ತೇವೆ ಯಾಕೆಂದ್ರೆ ಕೆಲವರು ಅವನು ಶಿವಭಕ್ತ ಶಿವಭಕ್ತ ಚಿತ್ರ ಮಾಡ್ತಾರೆ ಕೈಲಾಸಕ್ಕೆ ಒಂದು ಪ್ರಸಂಗದಲ್ಲಿ ಹೋಗಿದ್ದಾಗ ಅವನ ಪರಮಭಕ್ತನಾದ ನಂದಿಕೇಶ್ವರ ಬಾಗ್ಲಲ್ಲೇ ನಿಂತಿದ್ದಾನೆ ನಂದಿ ಬುಲ್ ಟೆಂಪಲ್ ನೋಡಿದ್ದೀರಲ್ಲ ನಂದಿ ನಂದಿ ಅಂದ್ರೆ ಆನಂದ ಪಡುವವನು ಅಂತ ಅರ್ಥ ಆ ಶಬ್ದಕ್ಕೆ ಎಷ್ಟು ಪವಿತ್ರವಾದ ಅರ್ಥವಿದೆ ತುಂಬಾ ಸಂತೋಷ ಶುಭನ ನರ್ತನವನ್ನು ನೋಡಿ ಆ ತಾಂಡವಕ್ಕೆ ಬೇಕಾದಂತಹ ಮೃದಂಗ ಬುಡುಬುಡಿಕೆ ನಂದಿಕೇಶ್ವರನ ಗೊತ್ತಿಲ್ಲದೆ ಇದ್ದು ವಾದ್ಯವೇ ಇಲ್ಲ ಅದಕ್ಕೆ ನಂದಿಕೋಲು ವೀರಶೈವರಲ್ಲಿ ಒತ್ತು ಬಿಟ್ಕೊಂಡಿದ್ದಾರೆ ನಂದಿ ಶಬ್ದ ಅವರು ತಿಳ್ಕೋಬೇಕು ನಾವು ತಿಳ್ಕೋಬೇಕು ನಂದಿ ಅವನು ತಾಳ ಬಾರಿಸ್ತಾ ಇದ್ದ ಅವನನ್ನು ನೋಡಿ ರಾವಣನ ನಗು ಬಂದು ಬಿಡ್ತು ಯಾಕೆ ನಗತೀಯೋ ಅಂದ ನೀನು ಮುಸುಡಿ ನೋಡು ಕಪಿ ಮುಸುಡಿ ಇದ್ದಾಗಿದೆ ಎಂದ ನಂದಿಕೇಶ್ವರನಿಗೆ ನಂದಿಕೇಶ್ವರ ಹೇಳಿದ ಹಾಗಿದ್ರೆ ಒಂದು ಕಪಿಯಿಂದಲೇ ನಿನ್ನ ಊರು ಹಾಳಾಗಲಿ ಅಂತ ಈ ವರ ತಗೊಂಬರೋಕೆ ಹೋಗಿದ್ದ ಅಲ್ಲ ನೀವು ದೇವರನ್ನು ನಂಬಿದರೆ ದೇವರ ಭಕ್ತರನ್ನು ನಂಬಬೇಕು ಅವರನ್ನು ಗೌರವಿಸಬೇಕು ಇವನಿಗೆ ಒಂದು ನಯ ಪೈಸ ನಂಬಿಕೆ ಇಲ್ಲ ಆನಂದ ರಾಮಾಯಣದಲ್ಲಿ ಹೇಳ್ತಾರೆ ಇನ್ನೊಂದು ಹಾಸ್ಯಾಸ್ಪದವಾದ ಕಥೆ ನನಗೆ ತುಂಬಾ ನಾಚಿಕೆ ಆಗುತ್ತೆ ಹೇಳೋದಕ್ಕೆ ಕಥೆ ಮುಂದಕ್ಕೆ ಅಪಾರವಾಗಿ ಹೋಗಬೇಕು ಅವ್ರ ಬಾಗ್ಲಲ್ಲಿ ಬೇರೆ ನಿಂತ್ಕೊಂಡಿದ್ದಾರೆ ಒಳಗೆ ಬನ್ನಿಪ್ಪ ಶಿವನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡಿದ ಎಷ್ಟು ಸಲ ಮಾಡಿದ್ನು ಬ್ರಹ್ಮನನ್ನು ಕೋರ್ ತಪಸ್ಸು ಮಾಡಿದ ಅದು ಯಾರಿಂದ ಸಾಯಬಾರದು ಅದು ಇದು ಹೊರ ಕೇಳ್ಕೊಳ್ಳೋದು ಶಿವನನ್ನ ಕುರಿತು ತಪಸ್ ಮಾಡಿದ ಆನಂದ ರಾಮಾಯಣ ಹೇಳುತ್ತೆ ಪ್ರತ್ಯಕ್ಷನಾದ ಶಿವ ಏನು ಬೇಕು ಶಿವ ಕೇಳಿದ ನಿನ್ನ ಹೆಂಡತಿಯನ್ನು ಕೊಡು ನನಗೆ ಅಂತ ರಾವಣ ನಿನ್ನ ಹೆಂಡತಿಯನ್ನು ನನಗೆ ಕೊಡು ಅಂತ ಕೇಳ್ತಾನೆ ಪಾಪಿ ಅದಕ್ಕೆ ಅವನು ಯೋಚನೆ ಮಾಡಿದ ಸ್ವಲ್ಪ ತಾಳು ಯೋಚನೆ ಮಾಡ್ತೇನೆ ಅಂತ ಹೇಳಿ ಅದೃಶ್ಯನಾಗಿ ಕ್ಷೀರ ಸಮುದ್ರಕ್ಕೆ ಹೋಗಿ ಕ್ಷೀರಾಬ್ಜಿನಾಥನನ್ನು ಕೇಳಿದ ಹೇ ಭಗವನ್ ನನ್ನ ಹೆಂಡತಿನ ಕೊಡು ಅಂತ ಕೇಳ್ತಾ ಇದ್ದಾನೆ ಏನು ಮಾಡಲಿ ನಾನು ಕತೆ ಕೇಳಿದ್ರ ಇಂಥದ್ದು ಹೋಮಿನಿ ಫಸ್ಟ್ ಆರ್ ದೇರ್ ನೀವು ಕೇಳಿಲ್ಲ ನಾ ಬರೆದಿದ್ದೀನಿ ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ಜಚನಿ ಅಂತ ಒಬ್ರು ಸ್ವಾಮಿಗಳಿದ್ರು ಅವರು ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬರೆದರು ಅದು ಡೇಟ್ ಗೀಟ್ ಎಲ್ಲ ಕೊಟ್ಟಿದ್ದೀನಿ ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ಶಿವ ಪೂಜೆ ಮಾಡಲಿಲ್ಲವಾದ್ರಿಂದ ರಾಮಚಂದ್ರನ ಪತ್ನಿ ಕಳೆದು ಹೋದ್ಲು ರಾವಣನಾದರೆ ಶಿವಭಕ್ತನಾದ್ರಿಂದ ಸೀತೆಯನ್ನು ಪಡ್ಕೊಂಡು ಬಂದ ಬಚಾವಾದ ಶಿವನ ಮುಂದೆ ರಾಮ ಏನು ಅಂತ ಲೇಖನ ಬರೆದರು ಡಾಕ್ಟರ್ ಜಶನಿ ಲೇಖ ಪುಸ್ತಕ ತೆಗೆದು ನೋಡಿ ಎದುರಿದೆ ನೀವೇ ಪಬ್ಲಿಷ್ ಮಾಡಿದ ಪುಸ್ತಕ ಅವ್ರಿಗೆ ಸೂತ್ರ ಕೊಟ್ಟಿದ್ದೀನಿ ರಾವಣನ ಶಿವಭಕ್ತಿ ಹೇಗಿದೆ ಹೇಳ ಅಂತ ಹೇಳಿ ಶುರು ಮಾಡಿ ಈ ಕಥೆ ಎಲ್ಲ ಬರೆದಿದ್ದೆ ಆಗ ಮಹಾವಿಷ್ಣು ಹೇಳ್ದ ಅಷ್ಟೇ ತಾನೇಪ್ಪ ಹೆಣ್ತೀನಿ ಕೇಳ್ತಾನೆ ಕೊಟ್ಟು ಬಿಡು ಅಯ್ಯೋ ನೀನು ಹೀಗೆ ಹೇಳ್ತೀಯಲ್ಲ ಹೇಗೆ ಮಾಡುವುದು ಒಂದು ಕೆಲಸ ಮಾಡು ಅವನಿಗೊಂದು ಕಂಡೀಷನ್ ಹಾಕು ನನ್ನ ಪತ್ನಿಯನ್ನು ಕೊಡ್ತೇನೆ ಊರಿಗೆ ಹೋಗಿ ಸೇರೋ ತನಕ ಅವಳು ಬಂದ್ಲೇ ಬರಲಿಲ್ವೇ ಅಂತ ಹಿಂದುಗಡೆ ನೀನು ನೋಡಬಾರದು ಒಪ್ಪಿದ ರಾವಣ ಎಷ್ಟು ತಪಲ ಶಿವಪತ್ನಿಯ ಮೇಲೆ ಕಣ್ಣು ಈ ಪಾಪಿಗೆ ಈ ರಾಮನ ಪತ್ನಿಯನ್ನು ಆಗ ಭಗವಂತ ಲಕ್ಷ್ಮೀದೇವಿಯ ಒಂದು ಅಂಶವನ್ನು ತೆಗೆದು ಒಂದು ಆಕಾರವನ್ನು ಮಾಡಿ ರಾವಣನ ಹಿಂದೆ ಹೋಗುವ ಹಾಗೆ ಮಾಡಿದ್ದರಿಂದ ಅವಳೇ ಮಂಡೋದರಿ ಅವಳಿಗೂ ಸೀತೆಗೂ ಪಕ್ಕ ಪಕ್ಕದಲ್ಲಿ ನೆನೆಸಿದ ಸಾಕ್ಷಾತ್ ಇವಳು ಯಾರು ಅವಳು ಯಾರು ಅಂತ ಹೇಳೋ ಗೊತ್ತಾಗ್ತಾ ಇರಲಿಲ್ಲ ಅನ್ನೋದಕ್ಕೆ ಇದು ಒಂದು ಕಥೆ ಎರಡು ಮೂರು ದಿವಸದಿಂದ ನಮ್ಮ ಮನೆಯವರು ಪ್ರಣ ತೆಗೆದಿದ್ದಾರೆ ಒಂದು ವಿಷಯ ಬಿಟ್ಬಿಟ್ರಿ ಹೇಳಿಲ್ವಲ್ಲ ನೀವು ಹೇಳಿಲ್ವಲ್ಲ ಹನುಮನ್ ನಾಟಕದ ವಾಕ್ಯ ಇವತ್ತು ಅವ್ರಿಗೂ ತೃಪ್ತಿಯಾಗಲಿ ರಾತ್ರಿ ಪೀಡಿಸದೇ ಇರಲಿ ಅದೇನು ವಿಷಯ ಅಂದ್ರೆ ಒಂದು ದಿವಸ ಸೀತೆಯನ್ನು ಹಿಂಸೆ ಮಾಡ್ತಿದ್ದಾನೆ ರಾವಣ ಅಶೋಕವನಕ್ಕೆ ಬಂದು ಮಂಡೋದರಿಯು ಹಿಂದಿನಿಂದ ಬಂದಳು ಹನುಮನ್ ನಾಟಕಕಾರರು ಬರೆದಿದ್ದಾರೆ ಭೋಜರಾಜ ಕವಿ ಅವಳು ಪೀಡಿಸೋದನ್ನು ನೋಡಿ ಗಂಡನಿಗೆ ಮುಸುಳಿ ತಿವಿದ್ಲು ನಾನೇನ್ರಿ ಕಮ್ಮಿ ಆಗಿದ್ದೇನೆ ಆ ಸೀತಾದೇವಿಗೆ ಅವಳು ಯಾಕೆ ಪ್ರಾಣ ತೆಗಿತೀನಿ ಅವಳನ್ನು ಇರೋವಳನ್ನ ನಾನಿದ್ದೇನೆಲ್ಲ ಸರ್ವಸ್ವವನ್ನು ನಿಮಗೆ ಕೊಟ್ಟು ಬೇಕಾದ್ರೆ ನೋಡಿ ಅಂತ ಅಮ್ಮ ಸೀತೆ ಸ್ವಲ್ಪ ಈ ಕಡೆ ಬಾ ಅಂತ ಆ ಕಡೆ ಸರಿಸಿ ಆ ಮುಳ್ಳು ಮುತ್ತಗದ ಅಡಿಯಲ್ಲಿ ಅದೇ ಸೀತೆಯಂತೆ ತಲೆಯನ್ನು ಬಿಚ್ಚಿಕೊಂಡು ಅದೇ ಬಾರ್ಡರ್ ಸೀರೆ ಇರುವುದನ್ನು ಉಟ್ಟುಕೊಂಡು ಅಷ್ಟು ಕೊಳಕನ್ನಾಗಿ ಮಾಡಿ ಅದೇ ಜಾಗದಲ್ಲಿ ಕೂತ್ಕೊಂಡು ಈಗ ನಾನು ನೋಡಿ ಸೀತೆಗೂ ನನಗೂ ವ್ಯತ್ಯಾಸ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಮಂಡೋದರಿ ಜನಕಜಾಂಗ ಮನೋಹರತ್ವೇ ಭೇದೋಸ್ತಿ ಕೋಪಿ ಯಜಿನಾಥ ವಿಚಾರಯತ್ವಂ ಜನಕಜ ಅಂಗ ಮನೋಹರತ್ವ ಸೀತಾದೇವಿಯ ರೂಪದಲ್ಲಿಯೂ ಈ ಮಂಡೋದರಿ ರೂಪದಲ್ಲಿಯೂ ಭೇದೋಷ್ಟಿಕೋಪಿ ಯಜನಾಥ ವಿಚಾರಯತ್ವಂ ಏನಾದ್ರು ರೂಪದಲ್ಲಿ ವ್ಯತ್ಯಾಸ ಇದೆ ನಿಮಗೆ ರೂಪ ತಾನೇ ಬೇಕು ನನ್ನಲ್ಲಿ ರೂಪ ಇದೆಯಲ್ಲ ಅವನೇ ಕುಡಿಸ್ತೀರಿ ರಾವಣ ಹೇಳ್ತಾನೆ ಆ ಶ್ಲೋಕದ ಅರ್ಧ ಭಾಗದಲ್ಲಿ ತಲೆ ಚಚ್ಚಿಕೊಂಡ ಅಲ್ಲಲ್ಲ ನಾನು ಬರೀ ರೂಪ ಅಷ್ಟೇ ಕೇಳ್ತಿಲ್ಲ ಕಾಣೆ ವ್ಯತ್ಯಾಸ ನಿನ್ನ ಹತ್ರ ಬಂದ್ರೆ ಮೀನಿನ ವಾಸನೆ ಬರುತ್ತೆ ಆ ಸೀತೆಯ ಮೈಯಲ್ಲಿ ತಾವರೇ ಪರಿಮಳವಿದೆ ಈ ವ್ಯತ್ಯಾಸ ಏನು ಹೇಳಿ ಮೈನ ಪ್ರಿಯೇ ಪರಿಮಳ ತವ ಭೇದಮಾಖ್ಯಾತಿ ಅಂಗೇ ವಿದೇಹ ದುಹಿತು ಸರಸೀರುಹಾಣ ಇವನು ಎಂಥ ಋಷಿಕ ನೋಡಿ ರಾವಣ ಅಂದ್ರೆ ಭಗವಂತ ಲಕ್ಷ್ಮೀದೇವಿಯ ಒಂದು ರೂಪವನ್ನು ಮಾಡಿ ರಾವಣನ ಜೊತೆಯಲ್ಲಿ ಕಳಿಸುವಾಗ ಅವರು ಏಮಾರಿಸಿದ್ದ ಹಿಂದೆ ನೋಡಬಾರದು ಅಂತ ವಾಪಸ್ ಬಂದಾನೆ ನಾವು ಓಹೋ ಮಂಡು ಲಕ್ಷ್ಮೀ ರೂಪ ಅಂದ್ರೇನು ಪಾರ್ವತಿ ರೂಪ ಅಂದ್ರೇನು ಇದೆಲ್ಲ ನೋಡುವುದಕ್ಕೆ ಲಕ್ಷ್ಮೀದೇವಿಯ ಅಂಶಗಳಲ್ಲಿ ನೀವು ವೀಣೆ ಗೀಣೆ ಪಕ್ಕದಲ್ಲಿ ಕೊಡದೇ ಇದ್ರೆ ಸರಸ್ವತಿ ಲಕ್ಷ್ಮೀ ಪಾರ್ವತಿ ಎಲ್ಲ ಒಂದೇ ರೀತಿ ಕಾಣುವವರು ಯಾಕೆ ತದ್ದಾಸ ದಾಸೀಗಣ ಲಕ್ಷ್ಮೀ ದೇವಿಯ ಅಂಶಗಳು ಇವರೆಲ್ಲ ರಾಮ ಲಕ್ಷ್ಮಣ ಸಿ ಹೇಗೆ ಭರತ ಒಂದೇ ರೀತಿಯಲ್ಲಿ ಕಾಣಿಸ್ತಿದ್ರು ಈ ರೂಪಗಳೆಲ್ಲ ಹಾಗೆಯೇ ಆದ್ರಿಂದ ಈ ಮಂಡೋದ್ರಿ ವಿಷಯಕ್ಕೆ ಅದಕ್ಕೆ ಹೇಳಿದವು ಇವನು ಶಿವಭಕ್ತಿ ಕಪಟವಾಯಿತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇಂಥದ್ದು ಇನ್ನೂ ಬೇಕಾದಷ್ಟು ಕೊಡ್ಬೋದು ಆಪತ್ ಬಂದಾಗ ಶಿವನನ್ನು ನಂಬುವುದು ಆಪತ್ತಿಲ್ಲದೆ ಇದ್ದಾಗ ನಿನ್ನಿಂದ ಏನು ಅನ್ನುವುದು ಬ್ರಹ್ಮನಿಗೂ ಅದೇ ನಿನಗೂ ಬೆಬ್ಬೆಬ್ಬೆ ನಿಮ್ಮ ಅಪ್ಪನಿಗೂ ಬೆಬ್ಬೆಬ್ಬೆ ಇವತ್ತಿನ ರಾಜಕಾರಣಿಗಳ ಸಂಪೂರ್ಣ ಸ್ಥಿತಿ ರಾವಣಂದು ಇವು ಯಾವ ದೇವತೆಗೂ ಬಗ್ಗಿದವನಲ್ಲ ಇವನು ಬಗ್ಗಿದ್ದು ತನ್ನ ಅಹಂಕಾರ ಒಂದಕ್ಕೆ ಕಿವೇಶ ಭಗವಾನ್ ಮಂದೇ ಭವೇತ್ ಗತಃ ಏನ ಶಬ್ದೋಸ್ಮಿ ಕೈಲಾಸೆ ಅಮಯ ಸಂಚಾಲಿತೆ ಪುರಃ ಸೋಯಂ ವಾದನಮೂರ್ತ್ಯಸ್ಯಾತೆ ಕಿಮಸ್ವಿತಿ ಬಾಣೋಪಿ ವಾಸುರ ಬಾಣಾಸುರನೇ ಬಂದುಬಿಟ್ನೋ ಅಂತ ಒಂದು ಕಡೆ ಹೇಳ್ತಾನೆ ಬಾಣಾಸುರನಿಗೂ ಇವನಿಗೂ ಆಗ್ತಾ ಇರಲಿಲ್ಲ ಆ ಬಾಣಾಸುರ ನಮ್ಮ ಮೈಸೂರು ದೇಶದವನು ಬಾಣಸಂದ್ರ ಚಿಕ್ಕ ಬಾಣ ಅವರ ದೊಡ್ಡ ಬಾಣ ಅವರ ಬಾಣಸಂದ್ರ ಬಾಣಾಸುರ ಅವನು ಎಲ್ಲ ರಾಕ್ಷಸರು ಕರ್ನಾಟಕದವರೇ ಏನ್ ಮಾಡೋಣ ಆಮೇಲೆ ಹೇಳ್ದ ರಾವಣ ಭಯವಾಯಿತು ಲೇ ಪ್ರಹಸ್ತ ಮಂತ್ರಿ ಇವನು ಯಾಕೆ ಬಂದಿದ್ದಾನೆ ಕೇಳೋ ನಮ್ಮೂರು ತೋಟ ಯಾತಕ್ಕೆ ಹಾಳು ಮಾಡಿದ ಇವನು ನಿಜವಾಗಿ ವಾನರನೋ ಅಥವಾ ನಮಗಾಗದೇ ಶತ್ರು ನಮ್ಮ ಅಣ್ಣ ಕುಬೇರನನ್ನು ಹೊಡೆದು ಓಡಿಸಿದ್ನಲ್ಲ ಅವನ ಕಡೆಯಿಂದ ಬಂದಿದ್ದಾನೆಯೋ ಅಥವಾ ಯಾವ ದೇವತೆ ಕಡೆಯಿಂದ ಬಂದಿದ್ದಾನೆ ಕೇಳು ಅವನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ವಕೀಲರು ಬಂದ ಹನುಮಂತ ನಿಲ್ಲಿಸಿದ್ರು ಲೈ ನಿಜ ಹೇಳು ಯಾರ ಕಡೆಯಿಂದ ಬಂದಿದ್ದೀಯೇ ಅತ್ಯಂತ ಗಂಭೀರವಾಗಿ ಅಧೀನನಾಗಿ ಅಂತಾರೆ ಅವನ ಧ್ವನಿ ಆಗಿತ್ತು ಶತ್ರು ಹಿಡ್ಕೊಳ್ತಾರೆ ಏನೋ ಮಾಡ್ತಾರೆ ಕಿಂಚಿತ್ತು ಭಯವಿಲ್ಲದೆ ತುಣಿಚಲ್ ಅಣಂಗ ಪಿಡಾರಿ ಹನುಮಂತ ಹೇಳ್ತಾನೆ ಜಾಚರೇವ ಮವತ್ವೇಷ ವಾನರೋಹಮೆ ಆಗತಃ ನನ್ನ ಜಾತಿಯ ವಾನರತ್ವ ಮತ್ತೆ ಆತಕ್ಕೆ ಬಂದೆ ಈ ತೋಟ ಎಲ್ಲ ಆತಕ್ಕೆ ಹಾಳು ಮಾಡಿದೆ ಹೌದು ದರ್ಶನೇವ ರಾಕ್ಷಸೇಂದ್ರಸ್ಯ ದುರ್ಲಭೆ ತದಿದಮ್ಮಯ ನೀವು ಇಂಟರ್ವ್ಯೂ ಕೊಡಲಿಲ್ಲ ಸುಲಭವಾಗಿ ಅದಕ್ಕಾಗಿ ನಾ ತೋಟ ಹಾಳು ಮಾಡಿದೆ ಕರೆಕ್ಟ್ ಆನ್ಸರ್ ಅದು ನಿಮಗೆ ತುಂಬ ದರ್ಶನೀಯವಾಗಿ ಕಾಣಿಸ್ತು ಇದನ್ನ ಧ್ವಂಸ ಮಾಡಿದ ಹೊರತು ನೀವಾಗಿ ಇಷ್ಟೆಲ್ಲ ಸೈನ್ಯ ಏನ್ಯಾ ಕುದುರೆ ಆನೆ ತಥಾ ನಾಗಸ್ವರ ತಾಳ ಮೇಳ ಕಳಿಸ್ತಾ ಇದ್ರ ನಿಮ್ದೇ ತಪ್ಪು ನೀವಾಗಿಯೇ ಕರ್ಕೊಂಡ್ಬಿಟ್ಟಿದ್ರೆ ನಾನು ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ ಹಾಗಿದ್ದು ಸೈನ್ಯ ಎಲ್ಲ ಯಾತ್ರೆ ಧ್ವಂಸ ಮಾಡಿದೆ ಹೌದು ನೀವು ಸೈನ್ಯ ಕಳಿಸ್ಬೋದು ಆತ್ಮರಕ್ಷಣೆ ಮಾಡ್ಕೋಬಾರ್ದು ಆತ್ಮರಕ್ಷಣೆಗೋಸ್ಕರ ಮಾಡಿದೆ ಕೇಳಿದಕ್ಕೆ ತುಜ ಪಾಯಿಂಟ್ ಆನ್ಸರ್ ನೀವು ಬಂದಿದ್ದ ಯಾತಕ್ಕೆ ನಮ್ಮೂರಿಗೆ <coughs> ಕೇನಚಿತ್ ರಾಜಕಾರ್ಯೇಣ ಡಿಪ್ಲೊಮಸಿ ಶುರು ಮಾಡಿದ ಒಂದು ರಾಜಕಾರ್ಯ ಇತ್ತು ಅದಕ್ಕೋಸ್ಕರ ಬಂದಿದ್ದೇನೆ ಕೇಳು ಮೂಡಿಲ್ಲ ನಿಮಗೆ ಅದಕ್ಕೆ ನಿಮ್ಮ ಗಮನ ಸೆಳೆಯೋಕೆ ಹೀಗೆಲ್ಲ ಮಾಡಿದೆ ದೂತೋಹಮಿತಿ ವಿಜ್ಞೇಯ ರಾಘವಸ್ಯಮಿತೋಜಸ ನಾನು ರಾಮಚಂದ್ರ ಸ್ವಾಮಿಯ ದೂತ ಶೂಯತಾಂಚಾಪಿ ವಚನಂ ಮಮ ಪಥ್ಯಮಿದಂ ಪ್ರಭೋ ಅವನು ಕೊಡಬೇಕಾದ ಮರ್ಯಾದೆಯನ್ನು ಕೊಟ್ಟ ಮೈಲಾರ್ಡ್ ಅನ್ನಬೇಕು ಕೋರ್ಟಲ್ಲಿ ಅವನು ಹಳೆ ಕ್ಲಾಸ್ಮೇಟ್ ಇರ್ಬೋದು ಲೇ ಅಂತ ಹೊರಗೆ ಬಂದ ಮೇಲೆ ಹೇಳ್ಬೋದು ಅಲ್ಲಿ ಸೀಟಲ್ಲಿ ಕೂತಿರುವಾಗ my lord I hate you very much ಅಲ್ಲಿ ಮೇಲೆ ಹೇಳಬೇಕಾದ್ರೆ ಮೈಲಾರ್ಡ್ ಅನ್ಬೇಕು ಪ್ರಭೋ ರಾವಣ ಬೆಪ್ಪ ಕೂತ ಅದೇನು ಹೇಳ್ತೀವೋ ಹೇಳು ಅಂತ ಇಲ್ಲಿ ಹನುಮಂತ ಮಾಡತಕ್ಕ ರಾಯಭಾರದ ಮಾತುಗಳು ಬೇರೆ ಯಾವ ರಾಮಾಯಣದಲ್ಲಿ ವಾಲ್ಮೀಕಿಯ ಬ್ಯೂಟಿ ನಿಮಗಿಲ್ಲ ಈ ಬೆಳಿಗ್ಗೆಯಿಂದ ಎಲ್ಲ ರಾಮಾಯಣ ತಡ್ಕಾಡ್ತಾ ಕೂತಿದ್ದೇನೆ ಕಂಪೇರ್ ಮಾಡೋಕೆ ಏನಾದ್ರು ಒಂದು ಅಂಶ ಸಿಗ್ತದೆಯೋ ಅಂತ ಇಲ್ಲ ಎಷ್ಟು ಚಾಣಾಕ್ಷತನದಿಂದ ಹೇಳ್ತಾನೆ ಅಹಂ ಸುಗ್ರೀವ ಸಂದೇಶಾತೆ ಇಹ ಪ್ರಾಪ್ತಸ್ತವಾಲಯಂ ಸುಗ್ರೀವ ಹೋಗಿ ಬಾ ಅಂತ ಹೇಳ್ದ ನಾನು ಬಂದಿದ್ದೇನೆ ರಾಕ್ಷಸೇಂದ್ರ ಹರೀಶಸ್ವಾಂ ಭ್ರಾತ ಕುಶಲಮಬ್ರವೀತ್ ಆ ನಮ್ಮ ಒಡೆಯ ಸುಗ್ರೀವ ಮಹಾರಾಜರು ಅವ್ರು ಯಾರೇ ಭ್ರಾತ ನಿನಗೆ ಸೋದರಾಗಬೇಕವನು ಬ್ರದರ್ ಅಂತೆ ಅದು ಊಟಕ್ಕೆ ಕೂತಾಗ ಬಡಿಸೋರ್ನೆಲ್ಲ ಮಾಮ ಮಾಮ ಅಂತ ಹೇಳೋ ಹಾಗೆ ಆಟೋ ಅಂಕಲ್ ಹುಡುಗರು ಹೇಳ್ತಾರೆ ನೋಡಿ ಎಲ್ಲರೂ ಅಂಕಲ್ಲೇ ಅವನು ನಿನಗೆ ನೀ ಸೌಖ್ಯವಾಗಿದ್ದೆ ಯೋಗಕ್ಷೇಮ ಹೇಳಿ ಕಳಿಸಿದ್ದಾನೆ ಸುಗ್ರೀವ ಹೇಳಿದ್ನೆ ಅವನು ಭ್ರಾತ ಕುಶಲ ಮಬ್ರವೀತ್ ಹುಟ್ಟಾಕಿದ ಎರಡನೇ ಸಲ ಭ್ರಾತು ಸಮಾದೇಶಂ ಆ ಸೋದರ ಹೇಳಿದ ಮಾತನ್ನು ಕೇಳು ಒಂದು ದೃಷ್ಟಿಯಲ್ಲಿ ಇದು ತಪ್ಪಲ್ಲ ಯಾಕೆಂದ್ರೆ ಇಬ್ಬರು ಒಂದೇ ಗೋತ್ರದವರು ರಾವಣ ಹೇಗೆ ಪೌಲಸ್ಯ ಗೋತ್ರವೋ ಸುಗ್ರೀವಾಜ ವಾನರರೆಲ್ಲರೂ ಪುಲಸ್ಯ ಗೋತ್ರದ ಬ್ರಾಹ್ಮಣರು ಮಹಾಭಾರತ ಮೊದಲನೇ ಆ ಸಂಭವ ಪರ್ವದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ದುರಾಚಾರ ಆದ್ದರಿಂದ ಹೆಂಡ ಗಿಂಡ ಕುಡಿತಿದ್ರು ವಾನರ ಅಂತ ಅನಿಸ್ಕೊಂಡ್ರೆ ಹೊರತು ಅವರೆಲ್ಲ ಒಂದು ಕಾಲದಲ್ಲಿ ಬ್ರಾಹ್ಮಣರಾಗಿದ್ದವರು ಆ ಸುಗ್ರೀವ ಹೇಳಿದ ಮಾತನ್ನು ಕೇಳು ದಶರಥ ರಾಜ ಅಂತ ಒಬ್ಬ ಇದ್ದ ಮಹಾವೀರ ಶೂರ ನೀನು ಕೇಳಿರಬೇಕಲ್ಲ ಅವನ ಹೆಸರು ಅವನ ಜ್ಯೇಷ್ಠ ಪುತ್ರ ತಂದೆ ಮಾತಿನಂತೆ ಕಾಡಿಗೆ ಬಂದ ಶುರು ಮಾಡಿದ ತಿರುಗಿ ರಾಮಾಯಣ ರಾವಣನಿಗೆ ರಾಮಾಯಣ ಲಕ್ಷ್ಮಣನ ಬಂದ ರಾಮಚಂದ್ರ ಪ್ರಭು ಸೀತೆಯನ್ನು ಬಂದ ಮುಂದೆ ನೀನು ಸೀತೆಯನ್ನ ಕದ್ದೆ ಅಂತನ್ಬಾರದು ಡೈರೆಕ್ಟ್ ಅದು ಅಕ್ಯುಸೇಷನ್ ಕೋರ್ಟಲ್ಲಿ ಮಾಡಬಾರದು ಅದಕ್ಕೆ ಏನ್ ಮಾಡಿದ ಸಸ್ಯ ವನೇ ನಷ್ಟ ಸೀತಾಪತಿ ಮನೋವ್ರತ ಆ ಕಾಡಲ್ಲೆಲ್ಲೋ ಕಾಣೆಯಾಗಿ ಬಿಟ್ಟಳು ಸೀತಾದೇವಿ ಅವಳನ್ನು ಹುಡುಕ್ತಾ ಬಂದೆ ನಿಮ್ಮ ಮನೆ ಹಿತ್ತಲಲ್ಲಿ ನೋಡಿದೆ ನೀ ಕದ್ಕೊಂಡ್ಬಂದೆ ಅಂತ ಹೇಳಲಿಲ್ಲ ಇದು ಅಣ್ಣವರು ಸ್ವಾಮಿಗಳು ಹೇಳಿ ತೋರಿಸು ಆ ಜಾಣತನ ಆ ಕದ್ದು ಹೋಗಿದ್ದ ಪದಾರ್ಥ ಅದು ನಿಮ್ಮ ಅರಮನೆಯ ಈ ಅಶೋಕವನದಲ್ಲಿ ಹಿತ್ತಲಲ್ಲಿ ನಾನು ಕಂಡಿದ್ದೇನೆ ಇಲ್ಲಿ ಕಂಬರಾಮಾಯಣದಲ್ಲಿ ತುಂಬಾ ಮುಂದಕ್ಕೆ ಬರೆಸಿಬಿಟ್ಟಿದ್ದಾರೆ ರಾವಣ ಯೋಗಕ್ಷೇಮ ಮಾಡಿದ್ನಂತೆ ಹೌದಾ ಸುಗ್ರೀವ ಹೇಳಿ ಕಳಿಸಿದ್ನ ನನ್ನ ಹಳೆಯ ಸ್ನೇಹಿತ ವಾಲಿ ಹೇಗಿದ್ದಾನೆ ವಾಲಿಯಾ ಹೋಯ್ತಾರೆ ವಾಲಿ ಹೋಗ್ಬಿಟ್ಟಲ್ಲ ಇಷ್ಟೆಲ್ಲ ಕೂಲಾಗಿ ಮಾತನಾಡ್ದ ಅಂತ ಬರೆದಿದ್ದಾರೆ ಅಯ್ಯ ಇದು ಬಿಸಿ ಸಂದೇಶ ಬಿಸಿ ಸಂದರ್ಭ ಕೂಲ್ ಟಾಕಿಗೆ ಅವಕಾಶವಿಲ್ಲ ಔಚಿತ್ಯ ಮೀರಿ ಕಾವ್ಯ ಬರೆದ್ರೆ ಕಂಬರು ಅಷ್ಟೇ ತುಳಸಿ ಅಷ್ಟೇ ಎಲ್ಲರೂ ಅಷ್ಟೇ ಔಚಿತ್ಯ ಪೂರ್ಣವಾಗಿ ಬರೆದವ್ರು ವಾಲ್ಮೀಕಿ ಒಬ್ಬರೇ ಮಾತು ಎಣಸಿ ಎಣಸಿ ಆಡ್ತಾ ಇದ್ದಾನೆ ಆ ವಾಲಿ ಯಾರು ತ್ವಯಾ ವಿಜ್ಞಾತ ಪೂರ್ವಶ್ಚ ವಾಲಿ ವಾನರ ಪೊಂಗವ ನಿನಗೆ ಗೊತ್ತಲ್ಲ ವಾಲಿ ಅಂದ್ರೆ ಚೆನ್ನಾಗಿ ಅನುಭವಿಸಿದ್ದಿಲ್ಲ ಅವನ ಪರಾಕ್ರಮವನ್ನ ಅವನ ಕೈಯಿಂದ ಹೊಡ್ತಾ ತಿಂದಿದ್ದೀಯಲ್ಲ ಅಂತಂದಿಲ್ಲ ವಿಜ್ಞಾತ ಪೂರ್ವಶ್ಚ ವಾಲೀಂದ್ರ ಗೊತ್ತಲ್ಲ ಅಯ್ಯೋ ಚೆನ್ನಾಗಿ ಗೊತ್ತು ನನಗೆ ರಾಮೇಣ ನಿಹತ ಸಂಖ್ಯೆ ಶರೇಣ ಏಕೆ ಏನ ವಾನರ ಒಂದೇ ಬಾಣದಿಂದ ಆ ವಾಲಿಯನ್ನು ಕೊಂದಿದ್ದಾನೆ ನಮ್ಮ ಪ್ರಭು ನಮ್ಮ ಸೈನ್ಯದಲ್ಲಿ ನಮ್ದೇನು ಸಾಮಾನ್ಯ ಅಲ್ಲ ಕೋಟಿ ಕೋಟಿ ವಾನರ ವೀರರು ಬಂದಿದ್ದೇವೆ ಸಮುದ್ರದಲ್ಲಿ ಕೂತಿದ್ದಾರೆ ವೈನತೇಯ ಸಮಾಹ ಗರುಡನಂತೆ ಪರಾಕ್ರಮ ಇರೋವರಿದ್ದಾರೆ ಅವರೆಲ್ಲ ಬರ್ತಿದ್ರು ನಿನ್ನ ಜೊತೆಗೆ ಬೇಡ ಒಬ್ಬನೇ ಹೋಗಿದೆ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೆ ಐ ಹ್ಯಾವ್ ಪ್ರಿವೆಂಟೆಡ್ ದೇಮ್ ಅಷ್ಟೋ ಜನ ಬಂದಿದ್ದು ನಿನ್ನ ರಾಜಧಾನಿ ಏನಾಗ್ತಿತ್ತು ಕೇಚಿತಿ ತತ್ರ ಅನಿಲೋಪಮಾಹ ಗಾಳಿ ವೇಗದಷ್ಟು ಅಸಂಗಗತಯ ಶೀಘ್ರ ಇನ್ನು ಕೆಲವರು ವೇಗ ಹೇಳೋಕೆ ಗೊತ್ತಿಲ್ಲ ಗಾಳಿಯನ್ನು ಮೀರಿಸಿದವರು ಹರಿವೀರ ಮಹಾಬಲಾಹ ಅಹಂತು ಹನುಮಾನ್ ನಾಮ ಮಾರುತಸ್ಯ ಔರತಸ್ವತಃ ನಾನು ಹನುಮಾನ್ ಎಂಬುದಾಗಿ ಹೆಸರು ಹನು ನೆನ್ನೆ ಕೇಳಿದ್ರು ಹನು ದವಡೆ ನೋಡುವುದಕ್ಕೆ ಚೆನ್ನಾದ ದವಡೆ ಸ್ವಲ್ಪ ಉಬ್ಬಲ ದವಡೆ ಇದ್ದವನು ಅಂತ ನಾವೇನೋ ಕಪಿಮುಸುಡಿ ಅಂತ ಮಾಡಿ ಚಿತ್ರ ಮಾಡೋ ಪದ್ಧತಿ ಮಾಡಿಬಿಟ್ಟಿದ್ದೀವಿ ಅವನ ಕೆನ್ನೆಗಳು ಎಷ್ಟು ಉಬ್ಬು ಚೆನ್ನಾಗಿದ್ದು ಅಂದ್ರೆ ಗರುಡನಿಗೆ ಗರುತ್ಮಾನ್ ಗರುತ್ ಅಂದ್ರೆ ರೆಕ್ಕೆಯನ್ನು ಹಾಗೆ ಹನುಮಂತನಿಗೆ ಆ ದವಡೆಯಿಂದಲೇ ಅವನ ಹನುಮಂತ ಅಂತ ಹೇಳುವ ಸ್ಥಿತಿ ನಾನು ಮುಂದೆ ಹೇಳ್ಕೊಳ್ತಾನೆ ಮತ್ತ ಪ್ರತ್ಯವರಕ್ಕ ಸ್ಥಿತಿ ರಾಷ್ಟ್ರ ಸುಗ್ರೀವ ಸನ್ನಿಧವು ನನ್ನಷ್ಟು ಕಡಿಮೆ ಪರಾಕ್ರಮವುಳ್ಳಂತಹ ಕಪಿವೀರರು ಸುಗ್ರೀವನ ಸೈನ್ಯದಲ್ಲಿ ಇಲ್ಲ ಅಂದ್ರೆ ಅಡಚೆ ಮಾಡ್ಕೋ ತುಂಬ ಕಡಿಮೆ ಪರಾಕ್ರಮ ಇದ್ದವನೇ ಊರನ್ನೆಲ್ಲ ಸುಟ್ಟು ಧ್ವಂಸ ಮಾಡಿ ಸೈನಿಕರನ್ನೆಲ್ಲ ಹಾಳು ಮಾಡಿ ಉಳಿದವರು ಬಂದ್ರೆ ನಿನ್ ಗತಿ ಏನಾಗುತ್ತೆ ನೋಡು ಅಂತ ಇಲ್ಲಿ ಭೇದೋಪಾಯ ಹೆದರಿಸ್ತಾ ಇದ್ದಾನೆ ಭ್ರಮತಾಚಮಯ ದೃಷ್ಟ ಸುಮ್ಮನೆ ಹಾಗೆ ವಾಕಿಂಗ್ ಹೋಗೋಣ ಬಂದಿದ್ದೇನಲ್ಲ ನಮ್ಮೂರಿಗೆ ಅಂತ ಅಲ್ಲಿ ಇಲ್ಲಿ ತೋಟ ಗೀಟ ನೋಡುವಾಗ ಮಯ ದೃಷ್ಟ ಗೃಹೇತೆ ಜನಕಾತ್ಮಜ ಸೀತೆಯನ್ನ ಕಂಡುಬಿಟ್ಟೆ ಅಲ್ಲಿ ನಷ್ಟವಾದ್ಲು ಇಲ್ಲಿ ನಾ ಕಂಡಿದ್ದೆ ಸಭೆಯಲ್ಲಿ ನೀ ಕದ್ದೆ ಅಂತನಬಾರದು ಇಷ್ಟು ಹೇಳಿದ್ರಿಂದ ನಮ್ಮನೇಲಿ ಬಂದಿದ್ದಾಳೆ ಸೀತಾದೇವಿ ಮಹಾರಾಜ ಕರ್ಕೊಂಡು ಹೋಗಪ್ಪ ಅಂತ ಒಪ್ಸಿದ್ರು ಒಪ್ಸಾನೆ ಏನೋ ಕಳ್ಳ ಅಂತ ಯಾತಕ್ಕೆ ಬೈಬೇಕು ಉಪಾಯದಲ್ಲಾಗೋ ಹಾಗಿದ್ರೆ ಅಂತ ಅದನ್ನು ಹೇಳಿ ಮುಂದೆ ಹೇಳ್ತಾನೆ ನಿನಗೆ ರಾವಣ ವೇದ ಓದಿದವನು ಕಾಣು ತದ್ಭವಾನ್ ಧೃಷ್ಟ ಧರ್ಮಾರ್ಥ ತಪಕೃತ ಪರಿಗ್ರಹ ತಪಸ್ಸು ಮಾಡಿದ್ದೀಯೇ ಧರ್ಮ ತಿಳ್ಕೊಂಡಿದ್ದೀಯೇ ಶಾಸ್ತ್ರ ಓದಿದ್ದೀಯೇ ಪರದಾರಾನ್ ಮಹಾಪ್ರಾಜ್ಞ ನೋಪರೋಧ್ವಂ ಪಮರ್ಹಸಿ ಬೇರೆಯವರ ಹೆಂಡತಿಯನ್ನು ಕರ್ಕೊಂಬಂದು ಈ ರೀತಿ ಉಪರೋಧ ಮಾಡಿ ಸರಿಯಲ್ಲಿಡುವುದು ನಿನಗೆ ಯೋಗ್ಯತೆಗೆ ಸರಿಯಲ್ಲ ಅಂದ ಇಲ್ಲಿ ಸೆರೆಯಲ್ಲಿಟ್ಟಿದ್ದೀಯೇ ಅಂತ ಹೇಳ್ತಾನೆ ನೈ ಧರ್ಮ ವಿರುದ್ಧೇಶು ಬಹ್ವಪಾಯೇಶು ಕರ್ಮಸು ಧರ್ಮಕ್ಕೆ ವಿರುದ್ಧವಾಗಿ ಇವತ್ತು ನೀವು ನಡ್ಕೊಂಡ್ರೆ ಎಲ್ಲೋ ಒಂದು ದಿವಸ ಅದು ಲಕ್ವ ಹೊಡೆದಾಗ ಹೊಡೆಯುತ್ತೆ ಒಂದಲ್ಲ ಅಪಾಯ ಅನೇಕ ಅಪಾಯಗಳುಂಟು ನೀನು ಮೂರು ಲೋಕದಲ್ಲಿ ಅಡ್ಕೊಂಡ್ರು ರಾಮ ನಿನ್ನನ್ನು ಬಿಡುವವನಲ್ಲ ನೀ ತಪಸ್ಸು ಮಾಡಿ ಬ್ರಹ್ಮನಿಂದ ಕೋತಿಗಳು ಕಪಿಗಳು ಕರಡಿಗಳು ಮನುಷ್ಯರು ಹೊರತು ನಾನು ಯಾರಿಂದ ಮರಣ ಬೇಡ ಅಂತ ಕೇಳ್ಕೊಂಡಿದ್ದೀಯೆ ಸುಗ್ರೀವೋ ನಹಿದೇವೋ ಎಂ ನ ಅಸುರೋನಜ ರಾಕ್ಷಸ ಸುಗ್ರೀವ ರಾಕ್ಷಸನಲ್ಲ ದೇವತೆ ಅಲ್ಲ ನ ದಾನವ ನ ಗಂಧರ್ವ ನ ಯಕ್ಷ ನ ಚ ಪನ್ನಗ ಅವನು ಬರ್ತಾನೆ ಈಗ ಒಂದು ಸಣ್ಣ ಕಂಟಿಂಜೆಂಟ್ ಬಂದಿದೆ ನನ್ನ ಜೊತೆಯಲ್ಲಿ ಆ ದೊಡ್ಡವರೆಲ್ಲ ಬರ್ತಾರೆ ಸುಗ್ರೀವನ ಜೊತೆಯಲ್ಲಿ ಬರ್ತಾರೆ ಈ ಪ್ರಾಣಗಳನ್ನು ಹೇಗೋ ಕಾಪಾಡ್ಕೊಳ್ತೀವಿ ಮತ್ತೆ ಇಲ್ಲಿ ತನಕ ಅವನು ಹೌದು ಪ್ರಾಪ್ತಂ ಧರ್ಮ ಫಲಂ ತಾವತಿ ಭವತ ನಾತ ಸಂಶಯ ಇಲ್ಲಿ ತನಕ ಧರ್ಮದ ಫಲವನ್ನು ಅನುಭವಿಸಿದ್ದೀಯ ತಪಸ್ ಮಾಡಿದ್ದಕ್ಕೆ ಇನ್ನು ಮೇಲೆ ಅದು ಬಡ್ಡಿ ಕೊಡೋಕೆ ಶುರುವಾಗುತ್ತೆ ನಾನೊಬ್ಬನೇ ನಿನ್ನನ್ನು ಹೆಡಮುರಿಗೆ ಕಟ್ಟಿ ನಿನ್ನ ಊರು ಸಮೇತ ಬಾಲ ಸಮೇತ ಎತ್ತಿಕೊಂಡು ಹೋಗಿ ರಾಮನ ಹತ್ರ ಬಿಡುವುದಕ್ಕೆ ನನಗೆ ಶಕ್ತಿಯುಂಟು ಕಾಮಂ ಖಲು ಅಹಮಪ್ಯೇಕ ಸವಾಜಿ ರಥಕುಂಜರಾಂ ಲಂಕಾಂ ನಾಶಯಿತು ಶಕ್ತಃ ತತ್ಸೇಷದು ನ ನಿಶ್ಚಯ ಇದನ್ನ ಮಾಡೋದಿಲ್ಲ ಯಾತಕ್ಕೆ ಅಂದ್ರೆ ನನಗೆ ರಾಮನಿಗೆ ಅಪ್ಪ ರಾಮ ನನಗೆ ಅಪ್ಪಣೆ ಕೊಟ್ಟಿಲ್ಲ ಒಂದು ವೇಳೆ ಸೀತೆ ಸಿಕ್ಕದೆ ಇದ್ರೆ ಇಡೀ ಲಂಕೆಯನ್ನೇ ಸುತ್ತಿ ಬಾಲದಲ್ಲಿ ಎತ್ಕೊಂಡು ಹೋಗಿ ರಾಮನ ಹತ್ರ ಬಿಟ್ಟು ಬಿಡ್ತಾ ಇದ್ದೆ ಅವಳು ಸಿಕ್ಕಿದ್ಲು ಪುಣ್ಯಕ್ಕೆ ಒಂದು ಮಾತು ಹೇಳೋಣ ಅಂತ ಬಂದಿದ್ದೇನೆ ಲಯ ರಾವಣ ಅವಳು ಸೀತೆ ಅಲ್ಲ ಕಾಣು ಯಾಂ ಸೀತೆ ಅಭಿಜಾನಾಸಿ ಸೇಯಂ ತಿಷ್ಠತಿ ತೇ ವಶೆ ಕಾಳರಾತ್ರೀತಿ ತಾಂ ವಿದ್ಧಿ ನಿನ್ನೋರನ್ನು ಸುಡ್ತಕ್ಕಂತಹ ಕಾಳಿ ಅಂತ ತಿಳ್ಕೊ ಅವಳನ್ನ ಈಗಾಗಲೇ ಊರು ಹಾಳಾಗಿ ಹೋಗಿದೆ ಸೀತಾ ದಗ್ಧಾಂ ರಾಮಕೋಪ ಪ್ರಪೀಡಿತಾಂ ರಾಮನ ಕೋಪ ಆ ನಿಟ್ಟುಸರಿಂದ ಈಗಾಗಲೇ ಅದು ಸುಟ್ಟು ಹೋಗಿದೆ ಅದು ಸೀತೆ ಅಶೋಕವನದಲ್ಲಿ ಕೂತು ಹತ್ತು ತಿಂಗಳು ನಿಟ್ಟುಸಿರು ಬಿಟ್ಟಿದ್ದಾಳೆ ನಿನ್ನ ಊರು ಸುಟ್ಟು ಹೋಗಿದೆ ದಗ್ಧಪುಟ ನ್ಯಾಯ ಅಂತ ಹೇಳ್ತೇವೆ ಒಂದು ಬಟ್ಟೆಗೆ ಬೆಂಕಿ ಹಚ್ಚಿದ್ರೆ ಒಣಗಿಸಿರ್ಸಿರು ಟೌಲೋಗಿ ಇವರು ಪಂಚೆ ಕೆಳಗಿಂದ ಬೆಂಕಿ ಹಚ್ಚಿದ್ರೆ ಕಪ್ಪಾಗಿರುತ್ತೆ ಬಾರ್ಡರ್ ಗಿರ್ಡರಲ್ಲಿ ಹಾಗೆ ಕಾಣುತ್ತೆ ನಾಳೆ ತನಕ ಕೋಲಲ್ಲಿ ಹೀಗಂತ ಧಮಕ್ ಅಂತ ಕೆಳಗೆ ಬಿದ್ದು ಬಿಡುತ್ತೆ ಅದು ದಗ್ಧಪಟ ನ್ಯಾಯ ಅಂತ ಹೇಳ್ತಾರೆ ತರ್ಕಶಾಸ್ತ್ರದಲ್ಲಿ ರಾಮಾಂದ್ರ ಯಾರು ಅಂತ ತಿಳ್ಕೊಂಡೆ ಮಹಾವಿಷ್ಣು ಅಂತ ಇವನು ಹೇಳಬಾರದು ಅಂತ ಭಾಗ ಬೀಗ ಹಾಕಿದ್ದಾನೆ ಭಗವಂತ ಋಷಿಗಳಿಗೆ ಅದು ಪರ್ಯಾಯದಲ್ಲಿ ಹೇಳ್ತಾನೆ ಸರ್ವಾನ್ ಸರ್ವಾನ್ ಲೋಕಾನ್ ಸುಸಂಹೃತ್ಯ ಸಭೂತಾನ್ ಸಚರಾಚರಾನ್ ಪುನರೇವ ತಥಾ ಸೃಷ್ಟು ಶಕ್ತೋ ರಾಮೋ ಮಹಾಯಶಾಹ ದೇವಾಸುರ ಯಕ್ಷ ಗಂಧರ್ವಾದಿ ಸಕಲ ಲೋಕಗಳನ್ನು ಅಳಿಸಿ ಪ್ರಳಯ ಕಾಲದಲ್ಲಿ ಪುನಃ ಸೃಷ್ಟಿ ಮಾಡುವಲ್ಲ ಏಕಮೇವ ದೇವತೆ ಕಾಣೋವನು ಸರ್ವಲೋಕೇಶ್ವರ ಸೇವಂ ಕೃತ್ವ ಮೀದೃಶಂ ಸರ್ವಲೋಕೇಶ್ವರನಿಗೆ ಅಪ್ರಿಯ ಮಾಡಿದ್ದೀಯ ನೀನು ತಿಳ್ಕೋ ನೀನು ಬ್ರಹ್ಮ ಚತುರಾನನೋವಾ ಮಹಾವಾಕ್ಯ ಆ ಬ್ರಹ್ಮನಿಗೆ ಸ್ವಯಂಭೂ ಅಂತ ಜಂಬ ನಾನೇ ಹುಟ್ಟುಬಿಟ್ಟೆ ಅಂತ ನಮಗ ಪರಮಾತ್ಮ ನಾಭೀಕಮದಲ್ಲಿ ಬಂದೆ ಅನ್ನೋದನ್ನು ಮರೆತು ಬಿಟ್ಟ ಜಂಬ ರಜೋಗುಣ ಅವನಿಗೆ ನಾಲ್ಕು ತಲೆ ಬೇರೆ ಅವನಿಗೆ ಬ್ರಹ್ಮ ಸ್ವಯಂಭೂಶ್ಚತುರಾನನೋವಾ ರುದ್ರ ತ್ರಿನೇತ್ರ ಅಂತಕೋವಾ ಮೂರು ಕಣ್ಣು ಅವನಿಗೆ ಮೂರನೇ ಕಣ್ಣು ತೆಗೆದ್ರೆ ಲೋಕ ಸುಟ್ಟು ಹೋಗುತ್ತೆ ತ್ರಿಪುರಗಳನ್ನು ಸುಟ್ಟವನು ಇಂದ್ರೋ ಮಹೇಂದ್ರ ಸುರನಾಯಕೋವಾ ದೇವತೆಗಳಿಗೆ ಮಹೇಂದ್ರ ಅಂತ ಹೇಳ್ಕೊಳ್ತಾನೆ ಇಂದ್ರ ಅವರು ಯಾರು ಬಂದರೂ ಅವರು ನಿನ್ನನ್ನ ರಾಮಕೋಪದಿಂದ ರಕ್ಷಿಸಲಾರರು ಇದು ಪರತತ್ವ ನಿರ್ಣಯ ಹೇಳ್ತಾರೆ ರಾಮನೇ ಸರ್ವದೇವತಾತ್ಮಕನಾದವನು ತಾತುಂನ ಶಕ್ತ ಯುಜರಾಮವಧ್ಯಂ ಇದನ್ನು ಹೇಳುವ ಮಾರುತಿ ಅದಕ್ಕೆ ವಾಲ್ಮೀಕಿ ಪ್ರಶಸ್ತಿ ಕೊಡ್ತಾರೆ ಎಂಥ ಆರಿಸಿ ಆರಿಸಿ ಸ್ಪಷ್ಟವಾಗಿ ಉಚ್ಚಾರಣೆ ರಾಮನ ಮನಸ್ಸನ್ನೇ ಗೆದ್ದವನು ಸಸೌಷ್ಠವೋಪೇತಂ ಅಧೀನವಾದಿನಃ ಕಪೇಹ ನಿಶಮ್ಯ ಅಪ್ರತಿಮೋ ಅಪ್ರಿಯಂ ವಚಃ ಅಪ್ರತಿಮಃ ಇದಕ್ಕೆ ಸರಿಸಾಟಿಯಾದ ಮಾತನ್ನು ರಾವಣ ಜನ್ಮದಲ್ಲಿ ಕೇಳಿರಲಿಲ್ಲ ಈಗ ಮಾತನಾಡುವುದುಂಟೇ ಒಬ್ಬ ಸೌಷ್ಠವಂ ಶಬ್ದೋಚ್ಚಾರಣೆ ಅರ್ಥಪುಷ್ಟಿ ಅದರಲ್ಲಿ ರಸ ಹೇಳುವುದನ್ನು ವೆರಿ ಮೋಸ್ಟ್ ಟೋನ್ ಟೋನ್ನಲ್ಲಿ ಹೇಳಿದ್ದಾನೆ ಸೌಷ್ಠವೋಪೇತಂ ಅಧೀನವಾಜಿನಃ ಇಸ್ ನಾಟ್ ಬೆಗಿಂಗ್ ರಾಮನನ್ನು ಕಮ್ಮಿ ಮಾಡಲಿಲ್ಲ ಕೋಪ ಉಂಟಾಯಿತು ಆದರೆ ಪ್ರಿಯವಾದ್ರಿಂದ ದಶಾನನಃ ಕೋಪ ವಿವೃತ್ತಲೋಚನ ಸಮಾದಿಶತಿ ತಸ್ಯ ವಧಂ ಮಹಾಕಪೇ ಕೊಂದುಬಿಡ್ರೋ ಅಂದ ಅವರು ಉತ್ತರ ಕೊಡೋಕ್ಕಾಗಲಿಲ್ಲ ಪಂಡಿತರಿಗೆ ವಾದದಲ್ಲಿ ಎಲ್ಲಿ ಸೋಲ್ತಾಳೆ ಎದ್ದು ಸಿಟ್ಟು ಮಾಡ್ಕೊಂಡು ಹೋಗ್ಬಿಡುವುದು ಶೇಷಂ ಕೋಪೇಣ ಪೂರಯೇತಿ ಪಂಡಿತರು ಸೋತರು ಅಂತ ಅರ್ಥ ಒಬ್ರೊಬ್ರಿಗೆ ವಾದ ಮಾಡುವಾಗ ಅವ್ರು ಹೇಳಿದ್ದಕ್ಕೆ ಒಂದಕ್ಕೆ ನಾಲ್ಕು ಏನಾದ್ರು ಅದು ಓದಿದ್ದೀರೋ ಇದು ಇದು ಹೇಳಿಟ್ಟು ಟು ಪಾಯಿಂಟ್ ನೀವೇ ಕಳೆದ ಪ್ರಶ್ನೆಗೆ ಆನ್ಸರ್ ಅಲ್ವೋ ಅಂದ್ರೆ ಇನ್ನೇನೋ ಹೇಳೋದು ಬಂದೇನು ನಾಡಿ ನಶ ಹಾಕೊಂಡ್ಬರ್ತೀನಿ ಹೋಗ್ಬಿಡೋದು ಅಲ್ಲಿಂದ ಇದೆಲ್ಲ ನೋಡಿದ್ದೇವೆ ನಾವು ಪಂಡಿತರು ಸಾಕಷ್ಟು ವಾದ ನನ್ನ ಜೊತೆ ವಾದ ಮಾಡಿ ಗೆದ್ದವರಿಲ್ಲ ಇಲ್ಲಿ ತನಕ ನಾವು ವಾದಕ್ಕೆ ಮಾತ್ರ ಹೋಗೋದಿಲ್ಲ ಯಾಕೆಂದ್ರೆ the medium of poetry and art is most persuasive than the logical medium ತರ್ಕದಿಂದ ಎಷ್ಟು ತಾತ್ಕಾಲಿಕವಾಗಿ ಕಣ್ಕಟ್ಟಿ ಮಾಯ ಮಾಡಿರೋ ತಲೆಗೆ ಹೋಗೋದಿಲ್ಲ ಕಾವ್ಯವನ್ನು ರಾಗವಾಗಿ ಸಾವ್ಯವಾಗಿ ಓದಿ ಮನಸ್ಸಿಗೆ ಚಿತ್ರಣ ಏನು ಕೊಟ್ಟಿದ್ದಾರೆ ಕವಿಗಳು this is much greater philosophy than Brahmasutra Bhagavadgita ಅದಕ್ಕೆ ಈ ಮೀಡಿಯಂನಲ್ಲಿ ಹೇಳ್ತೇವೆ ಕೊಂದುಬಿಡಿಯಿಂದ ವಿಭೀಷಣ ಇದ್ದ ಅವತ್ತ ಸಭೆಯಲ್ಲಿ ರಾವಣನ ಪುಣ್ಯ ಎದ್ದ ನಿಂತ ಅಣ್ಣ ತಪ್ಪು ಕ್ಷಮಸ್ವರೋಷಂ च ಪ್ರಸೀದ राक्षसेन्द्र ಶೃಣಶ್ವ ವಧಂನ ಕುರುವಂತಿ ಪರಾವರಜ್ಞಾ ದೂತನನ್ನು ಕೊಲ್ಲುವುದು ರಾಜನೀತಿ ಅಲ್ಲ ಅಲ್ಲಿನ ಸಮಾಚಾರ ಹೇಳಬೇಕು ಅಂತ ಬಂದಿದ್ದಾನೆ ಅಂಬಾಸಿಡರ್ ನೀನು ಇದನ್ನು ಮಾಡಿದ್ರೆ ನಾಳೆ ನೀನು ಯಾರಿಗಾರು ಕಳಿಸಿದ್ರೆ ಅವರು ಇದನ್ನೇ ಮಾಡ್ತಾರೆ ಕಮ್ಯುನಿಕೇಷನ್ ಆಗೋದಿಲ್ಲ ದೂತ ವಧೆ ಅಲ್ಲ ರಾಜಧರ್ಮ ವಿರುದ್ಧ ಹಾಗಿದ್ರೆ ಏನು ಮಾಡಬೇಕು ಹೇಳು ನೀನೇ ಹೇಳು ರಾವಣ ಒಬ್ಬ ಯಜಮಾನ ಹೇಳಿ ಕಳಿಸಿದ ಮಾತನ್ನ ಸರಿಯಾಗಿ ಹೇಳದೆ ಅದಕ್ಕೆ ಏನೇನಾದ್ರು ಒಗ್ಗರಣೆ ಪಗ್ಗರಣೆ ಹಾಕಿ ತನ್ನ ಅಹಂಕಾರದಿಂದ ದುಷ್ಟ ಮಾತನ್ನೊಬ್ಬ ಆಡಿದ್ರೆ ಅವನಿಗೆ ವಿರೂಪಕರಣ ಮಾಡಬಹುದು ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ ವಿರೂಪಕರಣ ಅಂದ್ರೆ ಒಂದು ಅಂಗದಲ್ಲಿ ವ್ಯತ್ಯಾಸ ಮಾಡು ತಲೆ ಬೋಳಿಸೋದು ಸುಣ್ಣದ ಬಟ್ಟೆ ಹಾಕೋದು ಬೆರಳು ಕತ್ತರಿಸೋದು ಮೂ ಕತ್ತರಿಸೋದು ಇದೆಲ್ಲ ಚೈನಾದವರು ಮಾಡಿದ್ದಾರೆ ಭಾರತಕ್ಕೆ ಆದ್ದರಿಂದ ಇಂಥ ಜನರು ಮಾಡುವುದೇ ಹೊರತು ವೈರೂಪ್ಯ ಮಂಗೇಶು ಕಷಾಭಿಘಾತೋ ಮೌಂಡ್ಯಂ ತಥಾ ಲಕ್ಷಣ ಸನ್ನಿಪಾತ ಸರಿ ಹಾಗೆ ಮಾಡಿ ಅಂದ್ರೆ ರಾವಣಗ ಇಷ್ಟವಿಲ್ಲ ಕೊಲ್ಬೇಕು ಅಂತ ಇಷ್ಟ ಇವನಿಗೆ ಬಾಲ ಕತ್ತರಿಸಿಬಿಡ್ರು ಅಂದ ಬಾಲಕ್ಕೆ ಬೆಂಕಿ ಹಚ್ಚಿಬಿಡ್ರು ಅಂದ ಕಪಿಗಳಿಗೆ ಬಾಲದಲ್ಲಿ ಅಭಿಮಾನ ಗೋವುಗಳಿಗೆ ಕೊಂಬಿನಲ್ಲಿ ಅಭಿಮಾನ ಅಯ್ಯಂಗಾರಿಗೆ ನಾಮದಲ್ಲಿ ಅಭಿಮಾನ ಯತಿಗಳಿಗೆ ದಂಡದಲ್ಲಿ ಅಭಿಮಾನ ಭಿಕ್ಷಕರಿಗೆ ಜೋಳಿಗೆ ಇಲ್ಲ ಅಭಿಮಾನ ಯಾರು ಯಾವುದು ಅಭಿಮಾನವಾದ ಪದಾರ್ಥವೋ ಅದನ್ನು ನಾಶಪಡಿಸಬೇಕು ಆದ್ದರಿಂದ ಕಪೀನಾಂಕಿರಲಾಂಗೋಲಂ ಇಷ್ಟಂ ಭವತಿ ಭೂಷಣಂ ಆ ಬಾಲಕ್ಕೆ ಬೆಂಕಿ ಹಚ್ಚಿಬಿಡಿ ಇಲ್ಲಿ ಒಂದು ಅವಾಂತರ ಮಾಡಿದ್ದಾರೆ ಕನ್ನಡ ರಾಮಾಯಣದಲ್ಲಿ ತೊರವೆ ರಾಮಾಯಣದಲ್ಲಿ ಮತ್ತು ಕಂಬರಾಮಾಯಣದಲ್ಲಿ ಈ ಕವಿತ್ವ ತೋರಿಸುವ ಹುಚ್ಚಿನಲ್ಲಿ ಅತೀ ಮಾಡಿದ್ದಾರೆ ಅದನ್ನಿಟ್ಕೊಂಡು ಹರಿಕತೆ ಮಾಡುವವರು ಎಷ್ಟೋ ಜನ ಕರ್ನಾಟಕದಲ್ಲಿ ಮೂಲ ಯಾವುದನ್ನು ನೋಡಿದೆ ವಾಲ್ಮೀಕಿಯ ಗಾಂಭೀರ್ಯ ಬೇರೆ ಕಾವ್ಯಗಳಲ್ಲಿಲ್ಲ ಇಲ್ಲೇನು ಮಾಡ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕ ಬೆಂಕಿ ಹಚ್ಚಿರು ಅಂತ ಹೇಳಿದ ಕೂಡಲೇ ರಾವಣನ ಕಡೆಯವರು ಹುಡುಕಿ ನೋಡಿದ್ರು ಇನ್ಯಾತಕ್ಕೂ ಬರೋದಿಲ್ಲ ಅನ್ನುವಂಥ ಹಳೇ ಬಟ್ಟೆಗಳಿದ್ದವು ಜೀರ್ಣೈಹಿ ಕಾರ್ಪಾಸಕೈಹಿ ಪಟೈಹಿ ರೇಷ್ಮೆ ಬಟ್ಟೆ ಬರೋದಿಲ್ಲ ರೇಷ್ಮೆ ಉರಿಯೋದಿಲ್ಲ ಜ್ಞಾಪಕ ಇಟ್ಕೊಳ್ಳಿ ಹತ್ತಿ ಬಟ್ಟೆ ಇತ್ತು ಯಾರಿಗೂ ಬೇಡ ಅಂತಿದ್ದು ಹಳೆಯ ಕಂತೆ ಮೂಟೆಗಳು ಹಳೆ ನೀರಾಜಿ ಇರಲಿಲ್ಲ ಲಂಕೆಯಲ್ಲಿ ನಮ್ಮ ಪಾತ್ರೆ ಮಾಡೋರಿರಲಿಲ್ಲ ಅದನ್ನೆಲ್ಲ ತಂದರು ಬಾಲಕೆ ಮಾಡಿದರು ಅದಕ್ಕೆ ಎಣ್ಣೆ ಹಚ್ಚಿದರು ತಿಲ ತೈಲ ಹಾಕಿದರು ಇಷ್ಟೇ ಪಾಲ ಬೆಳೆಯಿತು ಆದ್ರೆ ಹಳೆದೆಲ್ಲ ತಂದರು ಹಚ್ಚಿದರು ಹನುಮಂತ ನೋಡಿದ ಆಹಾ ಬಾಲಕಿ ಬೆಂಕಿ ಹಚ್ತಾರೆ ನಮ್ಮ ತಾಯಿ ಮೀಸೆಗೂ ತೊಪ್ಪ ಹಚ್ಚಲಿಲ್ಲ ಬಾಲಕ್ಕೆ ಯಾವತ್ತೂ ತೊಪ್ಪ ಹಚ್ಚಲಿಲ್ಲ ಈ ಊರಲ್ಲಿರೋದು ಆತಿಥ್ಯ ಅಂತ ಕಾಣುತ್ತೆ ಆಗಲಿ ಆಗಲಿ ಮಾಡ್ರೋ ಮಾಡ್ರೋ ಬಾಲವನ್ನು ಬೆಳೆಸ್ತಾ ಬೆಳೆಸ್ತಾ ಅದು ಮುಂದೆ ನಮ್ಮ ಕನ್ನಡ ರಾಮಾಯಣದಲ್ಲಿ ಬಾಲ ಎಷ್ಟು ಬೆಳೀತಂತೆ ಅಂದ್ರೆ ಊರಲ್ಲಿರುವವರು ಬಟ್ಟೆ ಎಲ್ಲ ತಗೊಂಡ್ಬಂದ್ರು ಸ್ತ್ರೀಯರು ಹುಟ್ಟಿದ್ದ ಬಟ್ಟೆಗಳನ್ನು ತಗೊಂಡ್ಬಂದ್ರು ಕೊನೆಯಲ್ಲಿ ಸೀತಾ ಮೈ ಮೇಲಿರುವ ಬಟ್ಟೆ ನಾವು ಹನುಮಂತ ಬಾಲ ಬೆಳೆಸೋದು ನಿಲ್ಲಿಸ್ತಾ ಅನ್ನೋಷ್ಟರ ಮಟ್ಟಿಗೆ ಇಷ್ಟು ಅಸಭ್ಯಕ್ಕೆ ಬರೆದಿದ್ದಾರೆ ಕೆಲವರು ಶಿರಸಕ್ಕೂ ಒಂದು ಕಡಿವಾಣ ಬೇಡವೆ ಸೂರ್ಪಣಿಕೆ ಪ್ರಸಂಗ ಹೇಳಿದ್ದೆ ಎಷ್ಟು ಬೇಗಿಯಾಗಿದೆ ನೋಡ್ಕೊಳ್ಳಿ ದೃಶ್ಯಶೃಂಗ ಪ್ರಸಂಗ ನವರಸಗಳನ್ನು ಬಲ್ಲ ಕವಿಗಳು ದರ್ಶನಕ್ಕೆ ಭಂಗ ಬರದಂತೆ ಒಂದು ಚೌಕಟ್ಟಲ್ಲಿ ಅಡಕದಲ್ಲಿ ಮಾಡಿದ್ದಾರೆ ಸರಿ ಬಾಲ ಸುತ್ತಿದ್ರು ಅದಕ್ಕೆ ತುಪ್ಪ ಗಿಪ್ಪ ಹಾಕಿದ್ರು ಇನ್ನೂ ಬೆಂಕಿ ಹಚ್ಚಿಲ್ಲ ಅಷ್ಟರಲ್ಲಿ ಅವನಿಗೆ ಹಗ್ಗ ಗಿಗ್ಗ ಸೊಂಟ ಕಟ್ಟಿ ಈ ಹುಲಿ ವೇಷ ಅಂತ ಮಾಡ್ತಿದ್ರು ನೋಡಿ ಕಾಮನ ಹಬ್ಬದಲ್ಲಿ ಅಥವಾ ಈ ಮುಸಲ್ಮಾನರು ಒಂದು ಹಬ್ಬದಲ್ಲಿ ಮಾಡ್ತಿದ್ರು ಮೊಹರಂ ಆ ಹಗ್ಗ ಜಗ್ಗ ಕಟ್ಟಿದ್ದಾರೆ ಇವನು ಅದಕ್ಕೆ ಕಟ್ಟು ಬಿದ್ದವನಂತೆ ನಾಟಕ ಮಾಡ್ತಾ ಇದ್ದಾನೆ ಹನುಮಂತ ಶಂಕ ತಗೊಂಬಂದ್ರು ಬೇರಿ ತಗೊಂಬಂದ್ರು ರಣಕಹಳೆ ತಗೊಂಬಂದ್ರು ಡಬ ಡಬ ಡಬ ಬಡಿತಾ ಇದ್ದಾರೆ ಹನುಮಂತ ಹೇಳಿದ ಈ ಬಾಲಕೆಷ್ಟು ಎಷ್ಟು ತೋರಿಸಿದ್ರಪ್ಪ ಇವರು ಬಹಳ ಸಂತೋಷವಾಯಿತು ಆಮೇಲೆ ಬೆಂಕಿಯನ್ನು ಇಟ್ಟರು ತಂ ಪ್ರದೀಪಿತಲಾಂಗೋಲಂ ಹನುಮಂತಂ ದಿದೃಕ್ಷವ ಊರಲ್ಲಿದ್ದ ವೃದ್ಧರು ಸ್ತ್ರೀಯರು ಪುರುಷರು ಆ ಹಿಡಿದಿದ್ದ ಒಬ್ಬ ವಾನರನಿಗೆ ಬಾಲಕ್ಕೆ ಬೆಂಕಿ ಇಟ್ಟಿದ್ದಾರಂತ ಅದು ಹೇಗಿದೆಯೋ ನೋಡಬೇಕು ಅಂತ ಎಲ್ಲರೂ ಮನೆ ಖಾಲಿ ಮಾಡಿ ಇದು ನೋಡೋಕೆ ಬಂದಿದ್ದಾರೆ ಊರಲ್ಲಿ ಒಂದು ಪಿಳ್ಳೆ ಮನೆಯಲ್ಲಿ ಎಲ್ಲ ಅವ್ರಿಗೆ ಬಂದಿದ್ದಾರೆ ದೀಪ್ಯಮಾನೇ ತತಸ್ಸಸ್ಯ ಲಾಂಗೋಲಾಗ್ರೇ ಹನುಮತಃ ಅದು ಧಗ ಧಗ ಧಗ ಉರಿಯೋಕೆ ಶುರುವಾಯಿತು ಕೆಲವು ರಾಕ್ಷಸ ಸ್ತ್ರೀಯರು ಅವರೇನು ಒಳ್ಳೆ ದೃಷ್ಟಿನೋ ಕೆಟ್ಟ ದೃಷ್ಟಿಯೋ ಗೊತ್ತಿಲ್ಲ ಅಶೋಕವನ ಓಡಿದ್ರು ಸೀತೆ ನಿನ್ ಜೊತೆಯಲ್ಲಿ ಮಾತಾಡ್ತಿದ್ದಲ್ಲ ರಾತ್ರಿ ಎಲ್ಲ ಅವನು ಬಾಲಕ್ಕೂ ಬೆಂಕಿ ಇದ್ದದ್ದಾಯಿತು ಅಂತ ಚಪ್ಪಾಳೆ ಹಾಕಿದ್ರು ಅಂತ ಕಾಣುತ್ತೆ ಅಥವಾ ವಿಭೀಷಣನ ಕಡೆಯವರಿದ್ದರೆ ಅಯ್ಯೋ ನಿನ್ ಜೊತೆ ಇಷ್ಟೆಲ್ಲ ಮಾತಾಡಿದ್ನಲ್ಲ ನೋಡಮ್ಮ ಅವನು ಬಾಲಕ್ ಬೆಂಕಿ ಇಟ್ಬಿಟ್ರು ಅವ್ರು ಒಳ್ಳೆಯವರೋ ಕೆಟ್ಟವರೋ ಬಳದಿಲ್ಲ ವಾಲ್ಮೀಕಿ ಇದನ್ನು ಕೇಳಿ ವೈದೇಹಿ ಶೋಕ ಸಂತಪ್ತ ಹುತಾಶನಮುಪಾಗಮತೆ ಮನಸ್ಸಲ್ಲಿ ಅಗ್ನಿಪುರುಷನನ್ನ ಧ್ಯಾನ ಮಾಡಿದಳು ಮಂಗಳಾಭಿಮುಖಿ ತಸ್ಯ ಸಾ ತದಾ ಸೀತೆ ಮಹಾಕವೇ ಈಗ ಒಂದು ಶಪಥವನ್ನು ಮಾಡ್ತಾಳೆ ಸೀತಾದೇವಿ ಇದರಲ್ಲೊಂದು ಚಮತ್ಕಾರ ಯಜ್ಜಸ್ತಿ ಪತಿಶುಶ್ರೂಷ ಇದುವರೆಗೆ ನಾನು ಪತಿ ಶುಶ್ರೂಷ ಮಾಡಿ ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ಯಜ್ಜಸ್ತಿ ಚರಿತಂತಪಃ ನನಗೆ ತಪಸ್ಸಿದ್ದ ಪಕ್ಷದಲ್ಲಿ ಭವ ಹನುಮತಃ ಅಗ್ನಿಯೇ ನೀ ಅವನನ್ನು ಸುಡಬೇಡ ಅಂತ ತನ್ನ ಮೇಲೆ ಹಾನಿ ಹಾಕೊಂಡು ಹೇಳಬೇಕು ಇಲ್ವೋ ಯಜಿವಾಸ್ಯೇಕಪತ್ನಿ ತ್ವಂ ನಮ್ಮ ಯಜಮಾನ ನಾನು ಈ ಕಡೆ ಬಂದ ಮೇಲೆ ಎರಡನೇ ಹೆಂಡತಿ ಮಾಡಿಕೊಳ್ಳದೆ ಇರೋ ಪಕ್ಷದಲ್ಲಿ ಅಂತ ರಾಮನ ಮೇಲೆಯೂ ಒಂದು ಪ್ರತಿಜ್ಞೆ ಗಂಡನ ಪರೀಕ್ಷೆ ಮಾಡ್ತಾ ಇದ್ದಾಳೆ ರಾಮ ಅಗ್ನಿ ಪರೀಕ್ಷೆ ಸೀತೆಗೆ ಮಾಡಿದ್ದು ದೊಡ್ಡದಲ್ಲ ಸೀತಾದೇವಿ ಗಂಡನ ಮೇಲೆ ಹಾಕ್ತಾ ಇದ್ದಾಳೆ ವಾಸ್ತಿಯೇಕ ಪತ್ನಿ ತ್ವಂ ಶೀತೋಭವ ಹನುಮತಃ ಯದಿ ಕಶ್ಚಿತ್ ಅನುಕ್ರೋಶ ತಸ್ಯ ಮಯ್ಯಸ್ತಿ ಧೀಮತಃ ರಾಮನಿಗೆ ಕಿಂಚಿತ್ತಾದರೂ ನನ್ನ ಮೇಲೆ ಕರುಣೆ ಇದ್ರೆ ಯಜಿವಾ ಭಾಗ್ಯಶೇಷೋ ಅಮೇ ಶೀತೋ ಭವ ಹನುಮತಃ ಯಜಿಮಾಂ ಸಂಪನ್ನ ತತ್ಸಮಾಗಮಲ ಅಲಸಾಂ ರಾಮನನ್ನು ಸೇರಬೇಕು ಅಂತ ತುಂಬ ಬಯಸ್ತಾ ಇರ್ತಕ್ಕಂಥ ನನ್ನನ್ನ ಸವಿಜಾನಾತಿ ಧರ್ಮ ಆತ್ಮ ರಾಮ ತಿಳ್ಕೊಂಡಿದ್ದ ಪಕ್ಷದಲ್ಲಿ ಹನುಮಂತ ನಿಜವಾಗ ಒಂದು ದೂತಾಗಿದ್ದ ಪಕ್ಷದಲ್ಲಿ ಶೀತೋಭವ ಹನುಮತಃ ಇಲ್ಲಿ ಪ್ರತಿಜ್ಞೆ ಆ ಬಾಲದ ಬೆಂಕಿಯಲ್ಲಿ ತಿಳ್ಕೊಂಡ್ಬಿಡ್ತಾರೆ ರಾಮ ನನ್ನ ಪ್ರೀತಿ ಮಾಡಿದ್ದಾನೆ ಬರ್ತಾನೆ ಇಲ್ಲವೇ ಹನುಮಂತ ಸಾವಿರ ಹೇಳಿದ್ರು ಅಗ್ನಿಯಲ್ಲಿ ಪರೀಕ್ಷೆ ಯಾವೊಂದೋ ಬಾಲ ಅಗ್ನಿ ಪರೀಕ್ಷೆ ಒಳಗೆ ಹೋಯಿತು ಇದು ಹೇಳ್ತಾ ಹೇಳ್ತಾ ಹನುಮಂತನ ಬಾಲದಲ್ಲಿ ಬೆಂಕಿ ಉರಿತಾ ಇದೆ ಧಾಗ ಧಾಗ ಧಾಗ ಜ್ವಾಲ ಇದ್ರೂ ಒಳ್ಳೆ ಐಸ್ ಹಿಟ್ಟಾಗಿದೆ ಇದು ಇದೇನಿದು ಅಗ್ನಿ ಸ್ವರೂಪ ಬದಲಾಯಿತೆ ಎಂದ ಹನುಮಂತ ಈ ಕೇಳೇ ಇಲ್ವಲ್ಲ ತಣ್ಣಗಿರೋ ಅಗ್ನಿ ಅಂತ ನಾವು ಕೇಳೇ ಇಲ್ವಲ್ಲ ಜಗತ್ತಿನಲ್ಲಿ ಯಾರಿಗೂ ಗೊತ್ತು ರಾಮನ ಮಹಿಮೆ ಇರಬೇಕು ಅಮ್ಮನವ್ರ ಮಹಿಮೆ ಇರಬೇಕು रामप्रभावादाश्चर्यम् ಪರ್ವತ पतौ यदि ತಾವತ್ ಸಮುದ್ರಸ್ಯ ಮೈನಾಕಸ್ಯ ಧೀಮತಃ ಸಮುದ್ರ ಮಧ್ಯದಲ್ಲಿ ಮೈನಾಕ ಮೇಲಕ್ಕೆದ್ದ ಅವನನ್ನು ವಿಘ್ನ ಮಾಡೋಕೆ ಅಂತ ಬಂದರು ಒಳಗೆ ಮತ್ತೆ ಆಡಿಕೊಂಡ ಗೆದ್ದು ಬಂದೆ ಅದು ಹೇಗೆ ರಾಮಪ್ರಭಾವವೋ ಅದೇ ರೀತಿ ಲಗ್ನಿ ಸುಡದೆ ಇರುವುದು ರಾಮಪ್ರಭಾವ ಅಥವಾ ನಮ್ಮ ತಂದೆ ಮಹಿಮೆ ಇರಬೇಕು ಮಗನಿಗೆ ಏನೂ ಆಗದೆ ಇರಲಿಂತ ವಾಯುದೇವ ಅನುಗ್ರಹ ಮಾಡಿರಬೇಕು ಎಂಬುದಾಗಿ ಹೇಳಿದವನೇ ಒಂದು ಸುತ್ತವರು ಅವರು ಊರೆಲ್ಲ ನಾಲ್ಕು ಕಡೆ ಪ್ರದಕ್ಷಿಣೆ ಮಾಡಿಸ್ಕೊಂಡ್ಬಂದ್ರು ಅಂತ ರಾವಣಾಪಣೆ ಮಾಡಿದ್ದ ಇವನು ಏನು ಗತಿಯಾಯಿತು ಊರೆಲ್ಲ ನೋಡಲಿ ನಾಳೆ ಇನ್ನೊಬ್ಬ ಬಂದಿರಬಾರದು ಹನುಮಂತ ಹೇಳಿದ ಹೌದು ನಾನು ಹೇಗೆ ಬಂದಿದ್ದೇನೆ ಎಲ್ಲ ನೋಡಿ ಸಂತೋಷ ಪಡಲಿ ಇದು ರಾಮನ ಮಹಿಮೆ ಇವನ ದೃಷ್ಟಿಯಲ್ಲಿ ಊರೆಲ್ಲ ಒಂದು ರೌಂಡ್ ಕರ್ಕೊಂಡ್ಬಂದ್ರು ಅಷ್ಟಲ್ಲಿ ಬಿಡಿಸಿಕೊಂಡು ತನ್ನನ್ನು ಹಿಡಿದಿದ್ದ ಹಗ್ಗ ಎಲ್ಲ ಬಿಚ್ಚಿ ಹತ್ರ ಇದ್ದವ್ರನ್ನೆಲ್ಲ ಧ್ವಂಸ ಮಾಡಿ ಆಕಾಶಕ್ಕೆ ಮೇಲೆ ಕಾರಿದ ಹನುಮಂತ ಬಾಲವನ್ನೇ ಕೈಯಲ್ಲಿ ಹಿಡಿದ ಒಳ್ಳೆ ಜೀವಟಿಗೆ ಆದಾಗ ಆಯಿತು ಟಾರ್ಚಿದ್ದ ಹಾಗೆ ವನಂ ತಾವತ್ ಪ್ರಮಥಿತಂ ತಲೆ ಕರ್ಕೊಂಡ ಕಿನ್ನು ಖಲು ಅವಶಿಷ್ಟಂ ಮೇ ಕರ್ತವ್ಯಮಿಹ ಸಾಂಪ್ರತಂ ಪ್ರಜೆನ್ಸ್ ಆಫ್ ಮೈಂಡ್ ಇನ್ನು ಉಳಿದಿದ್ದ ಕೆಲಸ ಏನು ಅನಾಯಾಸವ ಕೈಯಲ್ಲಿ ಒಂದು ಬೆಂಕಿ ಕೊಳ್ಳಿ ಸಿಕ್ಕಿದೆ ಏನು ಮಾಡ್ಬೇಕು ನಾನು ವನಂ ತಾವತ್ ಪ್ರಮಥಿತಂ ಊ ತೋಟ ಎಲ್ಲ ಸುಟ್ಟಾಯಿತು ಹಾಳು ಮಾಡಿ ಆಯಿತು ಪ್ರಕೃಷ್ಟ ರಾಕ್ಷಸ ಹತಾಹ ಮುಖ್ಯವಾದ ವೀರನ್ ಸೇನಾಪತಿಗಳನ್ನು ಕೊಂಡದ್ದಾಯಿತು ಬಲೈಗ ದೇಹ ಕ್ಷವಿತಃ ಸೈನ್ಯದಲ್ಲಿ ಒಂದು ಮುಕ್ಕಾಲು ತುಕಡಿಯನ್ನು ಹಾಳು ಮಾಡಿದ್ದಾಯಿತು ಶೇಷಂ ದುರ್ಗ ವಿನಾಶನಂ ಈ ಕೋಟೆ ಹಾಳು ಮಾಡೋ ಒಂದು ಬಾಕಿ ಮತ್ತೆ ಕನ್ನಡ ರಾಮಾಯಣದಲ್ಲಿ ರಾವಣನ ಗಡ್ಡಕ್ಕೆ ಬೆಂಕಿ ಹಚ್ಚಿದ ಮೊದಲು ಒಂದು ಬರೆದಿದ್ದಾರೆ ಇದೆಲ್ಲ ಯಾತಕ್ಕೆ ಚೀಫ್ ಟ್ರಿಕ್ಸ್ ಬೇಕು ನಮಗೆ ಆದ್ರೆ ಹನುಮಂತ ಹೇಳಿದ ಅಲ್ಪ ಯತ್ನೇನ ಕಾರ್ಯಸ್ಮಿನ್ ನಾನೇನು ಬೆಂಕಿ ಸೃಷ್ಟಿ ಮಾಡಬೇಕಾಗಿಲ್ಲ ಅವರೇ ಸೃಷ್ಟಿ ಮಾಡಿ ಕೈ ಕೊಟ್ಟಿದ್ದಾರೆ ನನಗೆ ಅವಮಾನ ಅಂತ ಹೇಳಿದ್ರಲ್ಲ ಯಾರಿಗೆ ಅವಮಾನ ಆಗುತ್ತೆ ನೋಡ್ತೇನೆ ಅಂತ ಹೇಳಿ ಆಮೇಲೆ ಅಗ್ನಿಯನ್ನು ನೋಡಿದ ಆಹಾ ಅಗ್ನಿಯೇ ನಮ್ಮ ತಂದೆ ಫ್ರೆಂಡ್ ಕಾಣೆಯ ನೀನು ಅಗ್ನಿಗೂ ವಾಯುಗೂ ಬಹಳ ಒಳ್ಳೆ ಸ್ನೇಹ ಬಹಳ ದಿವಸ ಯಾರೋ ಹಸುವಲ್ಲಿಟ್ಟಿರಬೇಕು ನನಗೆ ಬ್ರಾಹ್ಮಣರು ಸರಿಯಾಗಿ ಅಗ್ನಿಹೋತ್ರ ಮಾಡಿದೆ ಅದಕ್ಕೋಸ್ಕರ ನೀನು ನಮ್ಮ ಅಪ್ಪ ಹೇಳಿದ್ದಾನೆ ಅಸ್ಯ ಸಂತರ್ಪಣ ನ್ಯಾಯಂ ಬಾಲಕ್ ಅಂಟಿಕೊಂಡು ಬೆಂಕಿಗೆ ನೀ ಕೇಳಿದ್ದನ್ನು ಕೊಡಬೇಕಾದ ನನ್ನ ಕರ್ತವ್ಯ ನನ್ನ ಗಂಟೆ ಆಯಿತು ಇಷ್ಟು ದೊಡ್ಡ ಊರು ಕಟ್ಟಿದ್ದಾರೆ ಸುಟ್ಟು ಬಿಡ್ತೇನೆ ಅಂತ ಯೋಚನೆ ಮಾಡಿದವನೇ ಭವನಾಗ್ರೇಶು ಲಂಕಾಯ ಒಂದೊಂದು ಮನೆ ಮೇಲೆ ಹೋದ ನೋಡ್ದ ಊರು ಬೀದಿ ಎಲ್ಲ ನೋಡ್ಕೋತಾ ನೋಡ್ಕೋತಾ ಪ್ರಹಸ್ತ ನಿವೇಶನ ಮೊದಲು ಪ್ರಹಸ್ತನ ಮನೆಗೆ ಬೆಂಕಿ ಹಚ್ಚಿದ ಮಹಾಪಾರ್ಶ್ವ ವಜ್ರದಂಶ್ರ ಶುಕ ಸಾರಣ ಇಂದ್ರಚರಿ ಜಂಬುಮಾಲಿ ಸುಮಾಲಿ ಹೃಸ್ವಕರ್ಣ ರೋಮಶ ಸೂರ್ಯ ಶತ್ರು ರಶ್ಮಿಕೇತು ಯುದ್ಧೋನ್ಮತ್ತ ಧ್ವಜಗ್ರೀವ ವಿದ್ಯುಜ್ಜೀಹ್ವ ವರ್ಜಯಿತ್ವಾ ಮಹಾತೇಜ ವಿಭೀಷಣ ಗೃಹಂ ಪ್ರತಿ ಭೀಷ್ಣ ಮನೆ ಒಂದು ಬಿಟ್ಟ ಇಷ್ಟೆಲ್ಲ ಊರು ಉರಿತಿರುವಾಗ ಅದಕ್ಕೆ ಸುಡಲಿಲ್ಲ ಅಂದ್ರೆ ಸುವಿಭಕ್ತ ಮಹಾಪ ಪ್ರತ್ಯೇಕ ಕಾಂಪೌಂಡ್ ಇತ್ತು ಅದು ಉರಿಲಿಲ್ಲ ಕಿಷ್ಕಿಂದ ಹೇಗಿದ್ರೆ ಇಡೀ ಊರು ಹೋಗ್ಬಿಡ್ತಿತ್ತು ಇವ್ ಕೆಲಸ ಸುಲಭ ಆಗ್ತಿತ್ತು ಒಂದು ಮನೆ ಹಚ್ಚಿದ್ರೆಲ್ಲ ಹೋಗ್ಬಿಡ್ತಿತ್ತು ಇಷ್ಟೆಲ್ಲ ಸುಟ್ಟ ಮನೆ ಆಮೇಲೆ ಯೋಚನೆ ಮಾಡ್ತಾನೆ ಒಂದು ಅಯ್ಯೋ ನಾ ಬೆಂಕಿ ಹಚ್ಚಿಬಿಟ್ನಲ್ಲ ಸೀತಾದೇವಿ ಏನಾಗಿದ್ದಾಳೆಯೋ ಅಯ್ಯೋ ಇದೆಲ್ಲ ಹೋದ್ಮೇಲೆ ಅಶೋಕವನನ್ನು ಸುಟ್ಟಿರಬೇಕು ಜ್ವಾಲೆಗೆ ತಾನೇ ಹೇಳ್ಕೊಂಡ ಆಮೇಲೆ ಹೇಳ್ತಾನೆ ಇಲ್ಲ ಅಗ್ನಿ ಅಗ್ನಿಯನ್ನೆಲ್ಲರೂ ಸುಡುವುದುಂಟೆ ಸೀತೆ ಎಂಬುದು ಒಂದು ಅಗ್ನಿ ಈ ಬಾಲದ್ದು ಒಂದು ಅಗ್ನಿ ಅದು ಪತಿವ್ರತ ಅಗ್ನಿ ಅದು ಆಗಿ ಆಗಿರಲಿಕ್ಕಿಲ್ಲ ಅಂತ ತಿಳ್ಕೊಂಡು ಊರನ್ನೆಲ್ಲ ಸುತ್ತಾಡಿ ಅಶೋಕವನಕ್ಕೆ ಬರುವಷ್ಟರಲ್ಲಿ ಊರು ಧಗ ಧಗ ಧಗ ಉರಿತಿದೆ ಸ್ತ್ರೀಯರು ಪುರುಷರು ಆನೆಗಳು ಕುದುರೆಗಳು ಗೋವುಗಳು ಒಂದೊಂದು ಮನೆಯಲ್ಲಿ ಹಿತ್ತಲಲ್ಲಿ ಏನೇನಿದ್ದವು ಎಲ್ಲ ನಿರ್ಗತಿಕರಾಗಿ ನಡುಬೀದಿಗೆ ಬರಿತಾ ಇದ್ದಾರೆ ಯಾರ್ಯಾರು ಮನೆಯಲ್ಲಿ ಬೆಳ್ಳಿ ಬಂಗಾರ ಎಲ್ಲ ಕಬರ್ಡಲ್ಲಿ ಹಾಕಿಟ್ಟಿದ್ರು ಅದೆಲ್ಲ ಕರಿಗೆ ಹೊಳೆ ಹರಿತಾ ಇದೆ ಬೀದಿಯಲ್ಲಿ ರತ್ನಗಳನ್ನೆಲ್ಲಲ್ಲಿಟ್ಟಿದ್ರು ಅದು ಸಾಸಿವೆ ಒಗ್ಗರಣೆ ಹಾಕಿದಾಗ ಛಟ ಪಟ ಪಟ ಸಿಡಿತಾ ಇದೆ ಒಂದು ಬೀದಿಯಲ್ಲಿ ಆನೆ ಬಂತು ಇನ್ನೊಂದು ಕಡೆಯಿಂದ ಇನ್ನೊಂದಷ್ಟು ಆನೆ ಬಂತು ನೋಡಿ ಗಜೋ ಗಜಂ ದೃಷ್ಟ ಭೀತ್ವ ಆನೆಗೆ ಆನೆ ನೋಡಿ ಭಯ ಕುದುರೆ ಕುದುರೆ ನೋಡಿ ಭಯ ಸೈನ್ಯ ಸೈನ್ಯ ನೋಡಿ ಭಯ ಎಲ್ಲಿ ಹೋಗಬೇಕಂತ ಗೊತ್ತಿಲ್ಲ ಸ್ಟ್ಯಾಂಪೇಡ್ ಆಯಿತು ಸತ್ತು ಅವರು ಸ್ವಲ್ಪ ಭಯದಿಂದ ಸತ್ತವರು ಬಹಳ ಭವನಾಗ್ರಹದಿಂದ ಮೇಲಿಂದ ತಲೆಕೆಳಗಾಗಿ ಬೀಳ್ತಾ ಇದ್ದಾರೆ ಇದನ್ನು ಕಂಬರಾಮಾಯಣ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಕೆಲವು ರಾಕ್ಷಸಿರ ತಲೆ ಕೂದಲು ಕೆಂಪಾಗಿದ್ದುವಂತೆ ಅದು ಅಗ್ನಿ ಅಂತ ತಿಳ್ಕೊಂಡು ಅದರ ಮೇಲೆ ನೀರು ಹೊಯ್ದಂತೆ ಕೆಲವರು ಇದು ಹಾಸ್ಯ ಮಾಡೋದಕ್ಕೆ ಒಂದು ಪ್ರಸಂಗ ಅಂತ ತಿಳ್ಕೊಂಡು ಹೀಗೆಲ್ಲ ಬೆಳೆಸಿದ್ದಾರೆ ಆಮೇಲೆ ಹನುಮಂತ ತನ್ನನ್ನು ಬೈಕೊಂಡ ಕೋಪ ಬಂತು ಅಂತ ಹೀಗೆಲ್ಲ ಮಾಡಿಬಿಟ್ನಲ್ಲ ಬೆಂಬುದನರ್ಥ ಸಾಧನ ಆ ಕೋಪವನ್ನು ಯಾರು ಗೆಲ್ತಾರೆಯೋ ಅವರೇ ಧನ್ಯಾಸ್ತೆ ಶ್ರೇಷ್ಠ ಏ ಬುದ್ಧ್ಯಾ ಕೋಪ ಮುತ್ಥಿತಂ ಕ್ರುದ್ಧ ಪಾಪಂ ನಕುರ್ಯಾತ್ಕ ಕೋಪ ಬಂದ್ರೆ ಮನುಷ್ಯ ರಾಕ್ಷಸನಾಗ್ತಾನೆ ಏನು ಬೇಕಾರ ಮಾಡಿಬಿಡ್ತಾನೆ ಬಾಳಕ್ ಬೆಂಕಿ ಇಟ್ಟರಲ್ಲ ಅನ್ನೋ ಕೋಪಕ್ಕೆ ನಾ ದೊಡ್ಡ ಊರನ್ನೇ ಸುಟ್ಬಿಟ್ಟಲ್ಲ ನಾನು ಸೀತೆ ಹೋಗಿದ್ರೆ ಮೂಲಘಾತಿ ಹೋಗಿದ್ದೇನೆ ಏನ್ ಮಾಡಿದೆ ಬೆಂಕಿ ಇಟ್ಟುಬಿಟ್ಟೆ ಸ್ವಾಮಿ ಸೀತನು ಹೋಗ್ಬಿಟ್ರು ಅಂತ ರಾಮ ನಾನು ಕ್ಷಮೆ ಮಾಡ್ತಾನೆ ತಪ್ಪಾಯಿತು ಅಂತ ಹೇಳ್ಕೊಂಡು ಆಮೇಲೆ ಹೇಳ್ತಾನೆ ಬಾಲವನ್ನೇ ಸುಡದೆ ಇದ್ದ ಬೆಂಕಿ ಸೀತೆಯನ್ನು ಸುಟ್ಟಿರೋ ಇಲ್ಲ ನಮೇದ ಹತಿಲಾಂಗೋಲಂ ಕಠಮಾರ್ಯಾಂ ಪ್ರದಕ್ಷತಿ ಅಂತ ಸಮುದ್ರ ತೀರಕ್ಕೆ ಬಂದು ಬಾಲವನ್ನ ನೀರಿನಲ್ಲಿ ಅದ್ದಿದ ಛೈ ಅಂತ ಶಬ್ದ ಮಾಡಿತು ಅಗ್ನಿ ಹಾರಿ ಹೋಯಿತು ಅಶೋಕನಕ್ಕೆ ಹೋಗಬೇಕು ಊರೆಲ್ಲ ಉರಿತಾ ಇದೆ ಅರ್ಧ ಕೆಲಸ ಆಗಿಬಿಡ್ತು ಸೀತೆ ಬದುಕಿದ್ದಾಳೆಯೋ ಇಲ್ಲೋ ತುಂಬಾ ಚಿಂತೆಯಲ್ಲಿ ಸಿಕ್ಕಾಕೊಂಡ ಹನುಮಂತ ಆ ಹೊತ್ತಿಗೆ ಆಕಾಶದಲ್ಲಿ ಚಾರಣರು ಹೋಗ್ತಾ ಇದ್ರು ಸಿದ್ಧರು ಚಾರಣರು ಒಬ್ಬರೊಬ್ಬರು ಹೇಳ್ತಾ ಇದ್ದಾರೆ ಈ ರೀತಿ ಊರು ಸುಟ್ಟವರು ಜಗತ್ತಲ್ಲೇ ಇಲ್ಲಪ್ಪ ಇಷ್ಟೊಂದು ಸುಟ್ಟಿದ್ದಾನೆ ಅಶೋಕವನ ಮಾತ್ರ ಸುಡಲಿಲ್ಲ ಸೀತೆ ಸಾಯಲಿಲ್ಲವಲ್ಲ ಅಂತ ಅವರು ಹೇಳಿದ್ದನ್ನು ಕೇಳಿದ ಹಾಗಿದ್ರೆ ಬರೀ ಕಾಳಿಗೆ ಅವಳನ್ನು ನೋಡಬೇಕು ಅಂತ ಮತ್ತೆ ತತಸ್ತಾಂ ಶಿಂಶಪ ಮೂಲೆ ಜಾನಕೀಂ ಪರ್ಯವಸ್ಥಿತಾಂ ಅಭಿವಾದ್ಯ ಅಬ್ರವೀ ದೃಷ್ಟಿ ಆಪಶ್ಯಾಮಿತ್ವಾಮಿ ಹಾಕ್ಷತಾಂ ತಾಯಿ ಬದುಕಿದ್ಯಾಮ್ಮ ನಾನೇನೋ ಕೋಪಕ್ಕೆ ಹೀಗೆ ಮಾಡಿಬಿಟ್ಟೆ ಈಗ ನಿಜವಾಗ ಊರಿಗೆ ಹೋಗ್ತಾ ಇದ್ದೇನೆ ಏನು ಹೇಳಲಿ ಯಜಮಾನರಿಗೆ ಸಲ ಕೇಳೋದು ಭಾಷಣದಲ್ಲಿ ಕೊನೆಯದಾಗಿ ಕೊನೆಯದಾಗಿ ಕೊನೆಯದಾಗಿ ಅಂತ ಹೇಳಿದ ಹಾಗೆ ಊರು ಹೊರಟೆ ಊರು ಹೊರಟೆ ಊರು ಹೊರಟೆ ಹೌದ್ರಿ ಸೂಟ್ ಕೇಸ್ ತೆಗೆದಿಟ್ಟಿದ್ದೇವೆ ರಿಕ್ಷಾ ಹೊತ್ತಾಯಿತು ವೇಟಿಂಗ್ ಚಾರ್ಜ್ ಕೊಡಬೇಕು ಇಲ್ಲ ಇನ್ನೊಂದ್ಸಲ ನಿಮ್ಮ ಸ್ಕೂಲಿಂದ ಮಗು ಬರಲಿಲ್ಲ ಅದಕ್ಕೊಂದು ಟಾಟಾ ಬಾಯ್ವಿ ಹೇಳೋಣ ಅಂತ ಅದು ಪೆಪರ್ಮೆಂಟ್ ಇದ್ರೆ ಕೊಡಿ ನಾ ಹೇಳ್ತೀನಿ ಇಲ್ಲ ನಾನೇ ಕೊಡಬೇಕು ಹನುಮಂತ ಪಾಪ ಏನಾದ್ರು ಸಮಾಚಾರ ಇದ್ರೆ ಕೊಡ್ತಾಯಿ ಏನು ಹೇಳೋದಿಲ್ಲ ಎಲ್ಲ ಹೇಳಾಗಿದೆ ಸುಖವಾಗಿ ಹೋಗಿ ರಾಮಚಂದ್ರನ ಬೇಗ ಕರ್ಕೊಂಬ ನೀನು ಅಂದ್ಲು ಆ ತಾಯಿ ಹನುಮಂತ ಈಗ ಮತ್ತೆ ಸಮುದ್ರವನ್ನು ದಾಟಿದ್ದಾನೆ ಆವತ್ತು ಪೌರ್ಣಮಿ ಫಾಲ್ಗುಣ ಶುಕ್ಲ ತ್ರಯೋದಶಿ ಸಮುದ್ರ ಹಾಡಿ ಎಲ್ಲ ಲಂಕೆಯಲ್ಲಿ ಸುತ್ತಾಡಿ ರಾವಣನಿಗೆ ಒಡ್ಡೋಲಕದಲ್ಲಿ ಮಧ್ಯಾಹ್ನ ಅಭಿಜನ್ ಮುಹೂರ್ತದಲ್ಲಿ ಬುದ್ಧಿಯನ್ನು ಹೇಳಿ ಆ ಪೌರ್ಣಿಮೆ ಸಾಯಂಕಾಲ ಚಂದ್ರೋದಯಕ್ಕೆ ಸರಿಯಾಗಿ ಈ ಕಡೆ ಸಮುದ್ರಕ್ಕೆ ಹಾರಿ ಬಂದ ಎಷ್ಟು ಬೇಗ ಕಥೆ ಆಗೋಯ್ತು ನೋಡಿ ಈ ಕಡೆಯಿಂದ ಬಂದು ದೊಡ್ಡ ಕಥೆ ವಾಪಸ್ ಬಂದದ್ದೇನು ಹೇಳಿ ಇವರೆಲ್ಲ ಒಣಗಿ ಕೂತಿದ್ದಾರೆ ಸಾಲ ಕೂತಿದ್ದಾರೆ ಉಪಕರ್ಮ ಮಾಡಿಸ್ಕೊಳ್ಳುವಾಗ ಪುರೋಹಿತರು ಬರ್ತಾರಿಯೇ ಬರ್ತಾರೆ ಅಂತ ನದಿ ತೀರದಲ್ಲಿ ಕೂತಿರ್ತಾರೆ ಕೆಲವು ಬ್ರಾಹ್ಮಣರು ನನಗೆ ಪ್ರಥಮೋಪಕರ್ಮ ಎಷ್ಟು ಚೆನ್ನಾಗಾಯ್ತು ಅಂತೇಳಿ ಒಬ್ಬರು ಮನೆಯಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಬಂದ್ಬಿಡು ಮಗು ಜನವಾರ ಹಾಕಿಸ್ತೀನಪ್ಪ ಅವರು ಜನವಾರ ಹಾಕಿಸಿ ಕಾಮೋಕಾರಿಷಿ ಜಪ ಮಾಡು ಅಂತ ಹೇಳಿದರು ಅವ್ರ ಅಣ್ಣ ಎಲ್ಲೋ ಹೋಗಿದ್ರು ತಮ್ಮ ಎಲ್ಲೋ ಹೋಗಿದ್ರು ಇವರು ನರ್ಸಿ ನರಸೀಪುರಕ್ಕೆ ಹೋದ್ರು ಎಲ್ಲ ಮುಗಿಸ್ಕೊಂಡು ಸೂರ್ಯಾಸ್ತಮಯ ಆದ ಬಂದು ಸಾಯಂಕಾಲ ಆ ವೈಭವ ನನ್ನ ಮಗನಿಗೆ ಬೇಡ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದು ಪುರೋಹಿತರು ನಂಬ್ಕೊಂಡ್ರೆ ಇಪ್ಪತ್ತು ಮನೆಗೆ ಹೋಗ್ಬೇಕಾದ್ರು ತಿರುಪತಿ ಕ್ಷೌರ ಇದ್ದಾಗೆ ಇಲ್ಲಿ ಕಾಮೋಕಾರ್ಷಿ ಒಂದು ಕಡೆ ಜಪ ಇನ್ನೊಂದು ಕಡೆ ಹೋಮ ಒಂದೇ ಅಗ್ನಿಕುಂಡದಲ್ಲಿ ಐವತ್ತು ಜನ ಸುತ್ತ ಕೂರಿಸಿ ಬ್ರಹ್ಮಚಾರಿಗಳಿಗೆ ಈ ಸಮಿಧಾನ ಮಾಡುವಂತಾರೆ ಪೂರ್ವ ಯಾವುದು ಪಶ್ಚಿಮ ಯಾವುದು ಉತ್ತರ ಯಾವುದು ತಿಳಿಯೋದಿಲ್ಲ ಅದಿತೇನು ಮನ್ಯಸ್ವಾನ ಒಬ್ಬೊಬ್ಬ ಯಾವ್ಯಾವ ಕಡೆಯನ್ನು ಮಾಡ್ತಾನೆ ನೋಡಿ ಒಂದು ಅಗ್ನಿ ಒಬ್ಬನೇ ಕೂತ್ಕೋಬೇಕು ಇಲ್ಲ ಪೂರ್ವ ಮತ್ತು ಉತ್ತರ ಎರಡು ಸಾಮೂಹಿಕವಾದ ಒಂದು ಉಪಕರ್ಮ ಇದೆಲ್ಲ ಕೂತಿದ್ದಾರೆ ಸಾಯಂಕಾಲ ಆಯಿತು ತ್ರಯೋದಶಿ ಹೋದ ಪೌರ್ಣಿಮೆ ಆಗ್ತಾ ಬಂತು ಹನುಮಂತ ಕೆಲಸ ಆಗಿದೆಯೋ ಇಲ್ಲವೋ ಅಷ್ಟರೊಬ್ಬರಲ್ಲೇ ಹೂ ಸುಟ್ಟುಬಿಟ್ಟ ಕಾಣೋ ಸುಡಿತಾ ಅಲ್ಲಿ ಸುಟ್ಟಿದ್ದಿಲ್ಲಿ ಕಾಣಿಸ್ತಾ ಇದೆ ಬೆಂಕಿ ಏನೋ ಅನಾಹುತ ಆಗಿರಬೇಕು ಇವನೇ ಮಾಡಿರ್ಬೋದು ಒಂದು ವೇಳೆ ಬರ್ತಾನೆ ಬರ್ತಾನೆ ಅಂತ ಧೈರ್ಯದಿಂದ ಕಾಯ್ಕೊಂಡು ಕೂತಿದ್ದಾರೆ ನನಾದ ಲಾಂಗೂ ಲಂಚ ಅಭಿ ಅಕಂಪಯತೆ ಬಾಲವನ್ನು ಚಟಾರ್ ಚಟಾರ್ ಅಂತ ಶಬ್ದ ಮಾಡ್ತಾ ಮೇಲಿನಿಂದ ಧಾವಿಸಿ ಬಂದವನು ಮಾತನಾಡೋ ಜಾಣತನ ನೋಡಿ ಕ್ರಿಯಾಪದ ಅವನು ಹಾಕ್ತಾನೆ ದೃಷ್ಟಾ ಸೀತಾ ಖಂಡೇನ್ ಸೀತೆಯೈ ಕಂಬರಾಮಾಯಣ ಸೀತೆ ಅಂತ ಮೊದಲು ಹೇಳಿದ್ರೆ ಸೊತ್ತಲೋ ಹೋಗುತ್ತಲೋ ಮುಂದೆ ಕ್ರಿಯಾಪದ ಏನು ಬರುತ್ತೋ ಅಂತ ಹೆದರ್ಕೊಂಡು ಸಾಯ್ತಾರೆ ಆದ್ದರಿಂದ ಖಂಡೇ ಸೀತೆಯನ್ನ ಕ್ರಿಯಾಪದ ಮೊದಲು ದೃಷ್ಟ ಸೀತೆ ವಿಕ್ರಾಂತ ಸಂಕ್ಷೇಪೇಣ ನಿವೇದಯತೆ ಮೇಲಿನಿಂದ ಧುಮುಕಿದ ಒಬ್ಬರು ಮೇಲೊಬ್ಬರು ಬಿದ್ದು ಇಂಡಿಸಿಪ್ಲಿನ್ ನೋಡಿದೇನೋ ಸೀತೆಯನ್ನ ಏನ್ ಹೇಳಿದ್ದು ಏನ್ ಹೇಳಿದ್ದು ಸ್ವಲ್ಪ ಹೇಳ್ತೀನಿ ತಾಡ್ರು ರಮಣೀಯೇ ವನೋದ್ದೇಶೇ ಮಹೇಂದ್ರಸ್ಯ ಸದಾ ಆ ಮರಳಿನ ದಿಣ್ಣೆ ಒಂದಿತ್ತು ಅಲ್ಲಿ ಸಮುದ್ರ ತೀರದಲ್ಲಿ ಇವನು ಎತ್ತರ ಕೂತ್ಕೋಬೇಕು ಓಪನ್ ಏರ್ ಥಿಯೇಟರ್ ಇದ್ದ ಹಾಗೆ ಉಳಿದವರೆಲ್ಲ ಸುತ್ತ ಕೂತಿದ್ದಾರೆ ಆ ಮಹೇಂದ್ರಗಿರಿ ಸುತ್ತಮುತ್ತ ಆಮೇಲೆ ಒಂದೊಂದಾಗಿ ಶುರು ಮಾಡಿದ ನಾನು ಇಲ್ಲಿಂದ ಹೋದನ ಮೈನಾಕ ಅಡ್ಡವಾಯ್ತಾ ಹೇಳ ಮತ್ತೆ ಕತೆ ಬೇಡ ಬಿಡಿ ಹೋಗಲಿ ಸುಂದರಕಾಂಡದ ಕಥೆಯನ್ನೆಲ್ಲ ತಿರುಗಿ ತಾನೇ ಬಾಯಲ್ಲಿ ಹೇಳ್ತಾನೆ ಇನ್ನೊಂದ್ಸಲ ತನ್ನ ಕಥೆಯನ್ನು ತಾನೇ ಸಂಕ್ಷೇಪ ಮಾಡುವಂತಹ ಚಾರಿತ್ರ್ಯ ಅದು ಅವರಿಗೆ ಬೇಜಾರಾಗದೇ ಇರೋ ಹಾಗೆ ಇದು ಐವತ್ತೆರಡು ಶ್ಲೋಕದಲ್ಲಿ ಅರ್ಧ ಭಾಗದಿಂದ ಸುಮಾರು ಇಪ್ಪತ್ತು ಶ್ಲೋಕದಲ್ಲಿ ಸುಂದರಕಾಂಡದ ಸಮರಿ ಆಂಜನೇಯನೇ ಕೊಟ್ಟುಬಿಟ್ಟ ಎಲ್ಲ ಕೂತ್ಕೊಂಡ್ರು ಹನುಮನ್ ಬದನೋನ್ಮುಖ ಹನುಮಂತನ ಮುಖವನ್ನೇ ನೋಡ್ತಾ ಇದ್ದಾರೆ ಸ್ಕೂಲ್ ಹುಡುಗರು ಮೇಷ್ಟು ಮುಖ ನೋಡ್ತಾ ಇದ್ದ ಹಾಗೆ ಎಲ್ಲ ಒಂದೊಂದಾಗಿ ಹೇಳ್ದ ಜಾಂಬವಂತ ಬಂದ ಸ್ವಲ್ಪ ಅವರಿಗೆಲ್ಲ ಡಿಸಿಪ್ಲಿನ್ ಸುಮ್ಮನೆ ಕೂತ್ಕೊಡ್ರಿ ಅವ್ನು ಹೇಳೋದನ್ನು ಕೇಳೋಣ ನಾವು ಆಯಿತು ಸೀತಾದೇವಿ ನಮಸ್ಕಾರ ಮಾಡಿ ದೊಡ್ಡದ ಕಥೆಯೆಲ್ಲ ಹೇಳ್ದ ಬಹಳ ವರ್ಣಿಸಿದ್ದಾರೆ ಅದಾದ ಮೇಲೆ ಸೀತೆ ಹಾಗಿದ್ದಾಳೆ ಶೀಲಮಾಸಾಧ್ಯ ಸೀತಾಯ ಮಮಜ ಪ್ರವಣಂ ಮನಃ ಅಪ ಸೀತಾದೇವಿಯ ಚಾರಿತ್ರ ಅವಳ ಶೀಲ ನೋಡಿ ನನ್ನ ಮನಸ್ಸು ಕರಿಹೋಯಿತು ಹೋಯಿತು ಒಬ್ಬ ಸ್ತ್ರೀ ಹತ್ತು ತಿಂಗಳು ಗಂಡನನ್ನು ಬಿಟ್ಟು ಇಷ್ಟು ಉಗ್ರ ತಪಸ್ಸನ್ನು ಮಾಡ್ತಾಳೆ ಹನಿ ನೀರು ಕುಡಿಯಿದೆ ಊಟ ಮಾಡಿದೆ ಬೇರೆ ಪದಾರ್ಥಗಳನ್ನು ನೋಡಿದೆ ಆಹಾ ತಪಸಾಧಾರೆಯಲ್ಲೋಕಾನ್ ಕ್ರುದ್ಧೋವ ನಿರ್ದಹೇದಪಿ ಅವಳು ಕೋಪ ಗೀಪ ಬಂದ ಜಗತ್ತನ್ನು ಸುಡಬಲ್ಲಳು ಅಂಥ ತಪಸ್ವಿನಿ ಸೀತಾದೇವಿ ಅಂತ ಹೀಗೆ ನನಗೆ ಲಂಕೆ ಸುಟ್ಬಿಡ್ಬೇಕು ಬಿಡಬೇಕು ಅಂತ ಅನಿಸಿತ್ತು ರಾಮನ್ ಕೇಳದೆ ಮಾಡಬಾರ್ದು ಅಂತ ಬಂದೆ ಆ ರಾವಣ ಅಂತೂ ಬದುಕೋದಿಲ್ಲ ಹೀಗಾಗಿದೆ ಹಾಗಿದ್ರೆ ಮುಂದಕ್ಕೆ ಏನು ಮಾಡೋಣ ಸೀತಾದೇವಿ ಬದುಕಿದ್ದಾಳೆ ಚೂಡಾಮಣಿ ಕೊಟ್ಟಿದ್ದಾಳೆ ನಾನು ಇದೆಲ್ಲ ಹೇಳಿದ್ದಾಯಿತು ರಾವಣನಿಗೂ ಬುದ್ಧಿಗಿದ್ದೆಲ್ಲ ಹೇಳಿದೆಲ್ಲ ಒಪ್ಪಿಸಿಬಿಟ್ಟ ಅಂಗದ ಮೇಲೆ ಕೆದ್ದ ಹಾಗಿದ್ರೂ ಬಂದಿದ್ದೇವೆ ನಾವು ಇಲ್ಲಿಂದ ವಾಪಸ್ ಹೋಗಿ ಸುಮ್ಮನೆ ಸೀತೆಯಲ್ಲಿ ಕೂತಿದ್ದಾಳೆ ಅಂತ ಹೇಳೋದಕ್ಕಿಂತ ನಾವೇ ಹೋಗಿ ಲಂಕೆಯನ್ನು ಧ್ವಂಸ ಮಾಡಿ ರಾವಣನನ್ನು ಕೊಂದು ಸೀತೆಯನ್ನು ತಗೊಂಡೋಗಿ ರಾಮನ ಪಾದದಲ್ಲಿ ಆಗ್ಬಿಡಬಾರದು ಅಂತ ಅದು ಹನುಮಂತ ಹೇಳಿದ ವಿಚೇತುಂ ವಯಮಾಜ್ಞಪ್ತಾ ದಕ್ಷಿಣಾಂ ದಿಶಮುತ್ತಮಾಂ ನ ಆನೇತುಂ ಕಪಿರಾಜೇನ ಸೀತೆಯನ್ನು ಹುಡುಕಿ ಅಂತ ಹೇಳಿದ್ನೆ ಹೊರತು ರಾಮಚಂದ್ರ ಕರ್ಕೊಂಬನ್ನಿ ಅಂತ ಹೇಳಲಿಲ್ಲ ನಾವ ಕರ್ಕೊಂಡು ಹೋಗ್ಬಿಟ್ರೆ ಅವನ ಪರಾಕ್ರಮ ಏನಾಗುತ್ತೆ ರಾಮನೇ ಮಾಡಬೇಕಾದ ಕೆಲಸ ಆದ್ರಿಂದ ಅವನ ಪ್ರತಿಜ್ಞೆ ಅವನಿಗೆ ಬಿಟ್ಬಿಡೋಣ ನಾವು ವಾಪಸ್ ಊರು ಹೋಗಿ ಸಮಾಚಾರ ಹೇಳೋಣ ಒಬ್ರಿಬ್ರು ಯೋಚನೆ ಮಾಡಿದ್ರು ಕಾಲಾತಿಕ್ರಮಣವಾಗಿದೆಯಲ್ಲ ಏನ್ ಮಾಡೋದು ಒಂದು ತಿಂಗಳಲ್ಲಿ ಬರದೇ ಇದ್ರೆ ಕೋಲ್ತೇನೆ ಎಂದಿದ್ನಲ್ಲ ಸುಗ್ರೀವ ಹೇ ಏನ್ ಮಾಡ್ತಾನೆ ಕೆಲಸ ಆಗಿದ್ರು ಮಾಡ್ಕೊಂಡ್ ಬಂದಿದ್ದೇವಲ್ಲ ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ ಕ್ಷಮೆ ಮಾಡ್ತಾನೆ ತಮ್ಮ ತಾವೇ ಸಮಾಧಾನ ಹೇಳಿಕೊಂಡು ಛಾದಯಂತ ಇವಾಕಾಶಂ ಇವರಷ್ಟೂ ಜನ ವೀರರು ಅಲ್ಲಿಂದ ಒಂದೇ ನೆಗತಕ್ಕೆ ಹಾರಿ ಕಿಷ್ಕಿಂತೆಗೆ ಬಂದಿದ್ದಾರೆ ಆಕಾಶವೆಲ್ಲ ಕಗಗಳ ಕಪ್ಪು ಶರೀರದಿಂದ ಕಪ್ಪಾಗಿ ಹೋಯಿತು ಪಕ್ಷಿಗಳು ಹಾರಿದ್ರೆ ಒಟ್ಟಿಗೆ ಹಾಗೆ ಹಾರ್ತವ್ಯೋ ಇವರೆಲ್ಲ ಹಾರಿಕೊಂಡು ನೇರವಾಗಿ ಬಂದಿದ್ದಾರೆ ಅಲ್ಲಿ ಮಧುವನ ಅಂತ ಒಂದು ಜಾಗ ಮಧು ಅಂದ್ರೆ ಸಂಸ್ಕೃತದಲ್ಲಿ ಎರಡು ಅರ್ಥ ಜೇನು ಅಂತ ಒಂದರ್ಥ ಹೆಂಡ ಅಂತ ಒಂದರ್ಥ ಮಧುವಾತಾರತಾಯತೆ ಮಧುಕ್ಷರಂತಿ ಸಿಂಧವ ದೇವರು ನೈವೇದ್ಯ ಮಾಡುವಾಗಲೂ ಹೇಳ್ತೇವೆ ಅಳಿಯನಿಗೆ ಮಧುಪರ್ಕ ಬಾಳೆಹಣ್ಣು ಬೆಳ್ಳಿ ಲೋಟದಲ್ಲಿ ಹಾಕಿ ಜೇನುತುಪ್ಪ ಹಾಕಿ ಮಧುಪರ್ಕ ಮದುವೆ ಸಂದರ್ಭಕ್ಕೆ ಕನ್ಯಾದಾನಕ್ಕೆ ಮುಂಚೆ ಅದನ್ನು ಮಾವನಾದವನು ವುಡ್ ಬಿ ಫಾದರ್ ಇಲ್ಲ ಅಳಿಯನ್ನು ಕೊಡಬೇಕು ಆ ಹೊತ್ತು ಅವರು ತಿಂಡ್ಲಿ ಇಡ್ಲಿ ಕಾಫಿ ತಿಂಡಿ ಎಲ್ಲ ತಿಂದಿರ್ತಾರೆ ಕೆಲವರು ಬಾಳೆಹಣ್ಣು ಮಾಮ ವಾಂತಿ ಆಗಿಡ್ರದೆ ಇದು ಶಾಸ್ತ್ರಪ್ಪ ನೀ ತಿಂದೇ ತಿನ್ನಬೇಕು ವಾಂತಿ ನಾವು ನಾ ವೈ ಶಡ್ಕರೆಂಬ ನಿನಗೆ ಮಾವನಾಗಿ ಹುಟ್ಟಿದ ತಪ್ಪಿಗೆ ನಾ ಬಳದಿ ತತೆ ತಿಂದೇ ತೀರಬೇಕು ಕಷ್ಟಪಟ್ಟುಕೊಂಡು ತಿಂತಾರೆ ಸಣ್ಣ ಅಲ್ಲಿ ಮಧು ಅಂದ್ರೆ ಜೇನ್ ಅಂತಲೇ ಅರ್ಥ ಇಲ್ಲಿ ಮಧುವನ ಅಂದ್ರೆ ಇದು ಅವರು ಸಂಚಿತವಾಗಿ ಇಟ್ಟಿದ್ದಂತಹ ಒಂದು ಪಾನೀಯದ ಕ್ಷೇತ್ರ ಇದು ಪಾನದ ಕ್ಷೇತ್ರ ಹಾಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಬಂದ್ರು ಅದಕ್ಕೊಬ್ಬ ರಕ್ಷಕ ಇದ್ದ ದಧಿಮುಖ ಅಂತ ಅವನು ಸುಗ್ರೀವನಿಗೆ ಸೋದರ ಮಾವ ರಾಜಕಾರಣದಲ್ಲಿ ರಿಲೇಷನ್ಸೇ ಬೇಕು ಇವು ಹೆಂಡ ಎಲ್ಲ ಕೊಡ್ಬಿಟ್ರೆ ಏನ್ ಮಾಡೋದು ಬಹಳ ಕಾಸ್ಟ್ಲಿ ಹಳೆಯದು ಎಲ್ಲ ಕೂತಿದ್ದಾರೆ ಈಗ ನುಗ್ಗಿದ್ರು ತೋಟದೊಳಕ್ಕೆ ಹಿಗ್ಗ ಮುಗ್ಗಾಗಿ ಅಲ್ಲಿ ಎಲ್ಲೆಲ್ಲಿ ಮಡಿಕೆ ಕುಡಿಕೆಯಲ್ಲಿ ಇಟ್ಟಿದ್ರು ಒಬ್ಬೊಬ್ಬ ಒಂದೊಂದು ತೆಗೆದ ಕುಡ್ದ ಏನೇನು ತೃಪ್ತಿ ಆಯಿತೋ ಅದು ಎಷ್ಟು ತಲೆ ಹತ್ಬಿಡಿದು ಅಂದ್ರೆ ಗಾಯಂತಿಕೆ ಜೊತೆ ಪ್ರಣಮಂತಿಕೆ ಜೊತೆ ಒಂದು ಮಾತ ಒಬ್ಬ ಇದು ಸಂಗೀತ ಗೊತ್ತಿಲ್ಲ ಶುರು ಮಾಡಿದ ಹೇಗೆ ಹೇಳ್ತಾ ಇದ್ದಾರೆ ಇನ್ನೊಬ್ಬ ಕುಡಿದು ಮತ್ತನಾಗಿ ಪಕ್ಕದವನ ಕಾಲಿಗೆ ಬೀಳ್ತಾ ಇದ್ದಾನೆ ಗಾಯಂತಿಕೆ ಜೊತೆ ಪ್ರಣಮಂತಿಕೆ ಜೊತೆ ನೃತ್ಯ ಗೊತ್ತಿಲ್ಲ ನೃತ್ಯಂತಿಕೆ ಚಿತಿ ಪ್ರಹಸಂತಿಕೆ ಚಿತೆ ನಗು ಬರ್ತಾ ಇಲ್ಲ ಹ್ಯಾಂತ ಇದ್ದಾನ ಅವನು ಪತಂತಿಕೆ ಚಿತಿ ವಿಚರಂತಿಕೆ ಚಿತಿ ಪ್ಲವಂತಿಕೆ ಚಿತೆ ಪ್ರಲಭಂತಿಕೆ ಚಿತೆ ಗೊಳೋ ಅಂತ ಹೇಳ್ತಾ ಇದ್ದಾನೆ ಏನಾಯ್ತು ಒನ್ನುಮೇ ತೆರೆಯಲ್ಲಿಯೇ ಏನ್ ಕಂಟ್ರಾವಿ ಒಂದೊಂದು ತೆರೆಯಲಿ ಎಡ ಅವನ್ ನೋಡಿ ಇನ್ನೊಬ್ಬ ತಬ್ಬಿಕೊಂಡು ದಿನ ಕಷ್ಟ ಆದ್ಮೇಲೆ ನನಗೂ ಕಷ್ಟ ಕಾಣೋ ಅಂತ ಕಳಿಸಿದ್ದಾರೆ ಮುಖ ನೋಡಿದ ಏನ್ ರೋಗ ನಿಮಗೆ ಗೊತ್ತಿಲ್ಲ ಗಾಯಂತ ಮನ್ಯ ಪ್ರಹಸನ್ನು ಪೈತಿ ಒಬ್ಬ ಹಾಡ್ತಾ ಇದ್ದಾನೆ ಸುತಿ ಇಲ್ಲ ತಾಳ ಇಲ್ಲ ರಾಗ ಗೊತ್ತಿಲ್ಲ ಏನೋ ಹಾಡ್ತಾ ಇದ್ದಾನೆ ಬಾತ್ರೂಮ್ ಸಾಂಗ್ ಇದ್ದಾಗೆ ಇನ್ನೊಬ್ಬ ಬಂದ ಬಹಳ ಚೆನ್ನಾಗಿದೆ ಅಂತ ಪ್ರಹಸನ್ನು ನಗುತ್ತಾ ಇದ್ದಾನೆ ಹಸಂತ ಮನ್ಯ ಪ್ರಹೃದನ್ನು ಪೈತಿ ಒಬ್ಬ ನಗುತ್ತಾ ಇದ್ದಾನೆ ಅವನೆದುರು ಬಂದು ಇನ್ನೊಬ್ಬ ಅಳ್ತಾ ಇದ್ದಾನೆ ಮನ್ಯ ಪ್ರಣದನ್ನು ಬೈತಿ ಇನ್ನೊಬ್ಬ ಅಳ್ತಾ ಇದ್ದದ್ದು ನೋಡಿ ಇನ್ನೊಬ್ಬ ಪ್ರಣ ಗರ್ಜನೆ ಮಾಡ್ತಾನೆ ಕೊಂದ್ಬಿಡುವೆ ಇನ್ನು ಈಗ ನೀ ನಕ್ಕರೆ ಕೊಂದ ಹಾಕ್ಬಿಡ್ತೇನೆ ನೋಡಿ ನಿನ್ನಂತ ನದಂತ ಮನ್ಯ ಪ್ರಣದನ್ನು ಪೈತಿ ನಖೈಸ್ತುದಂತಹ ಒಬ್ರೊಬ್ರು ಉಗುರ್ನಲ್ಲಿ ಫಲಿಸ್ತಾ ಇದ್ದಾಳೆ ಆ ಉನ್ಮಾದ ಅವಸ್ಥೆ ಏನ್ ಮಾಡ್ತಾ ಇದ್ದೇವೆ ಜ್ಞಾನ ಇಲ್ಲ ನಖೈಸ್ತುದಂತಹ ದಶ ಅಂತ ಹಲ್ಲಲ್ಲಿ ಕಚ್ತಾ ಇದ್ದಾರೆ ಒಬ್ಬರೊಬ್ಬರನ್ನ ತಲೈಶ್ಚ ಪಾದೈಶ್ಚ ಸಮಾಪಯ ಅಂತ ಓದಿತಾ ಇದ್ದಾರೆ ತಲೆ ಹಿಡ್ಕೊಂಡು ಹೇಳ್ತಾ ಇದ್ದಾರೆ ಮದಾತಿ ಕಪಿಂತಂ ಕಪಯ ಸಮಗ್ರಹ ಮಹಾವನಂ ನಿರ್ವಿಷಯಂಚ ಚಕ್ರುಹು ಒಂದು ಗಡಿಗೆ ಒಂದು ಮಡಿಕೆ ಉಳಿದಲ್ಲಿ ಎಲ್ಲ ಚೆಲ್ಲಿದ್ರು ಕೆಳಗಡೆ ತೂರಾಡ್ತಾ ಇದ್ದಾರೆ ಮಂಗಳಾನುಭವಂತೂ ಏನು ಹೇಳಿ ಗಜಮುಖ ಬಂದ ದೇ ಎನ್ನಾಶ್ರ ಅವங்களுக்கு ಅವರಿಗೆ ಸಮಾಧಾನ ಹೇಳೋ ಸ್ಥಿತಿಯಲ್ಲ ಕಪಿವೀರರು ಇವನು ಏನೋ ಕೇಳೋಕೆ ಬಂದ್ರೆ ಅವನ ಮುಖವನ್ನು ಪರಿಚಿದ್ರು ಗಾರ್ಡಿಗೆ ಅವನು ಸಿಟ್ಟು ಬಂತು உங்களுக்கு ಪಂಡ್ರಂಬ ಮಾಡ್ತೀನಿ ಅಂತ ಹೇಳಿ ಸುಗ್ರೀವನ ಹತ್ರ ಬಂದವನೇ ಸ್ವಾಮಿ ಎಲ್ಲ ಹೋಯಿತು ಹೋಯಿತು ಅಂತ ಸಬ್ಜೆಕ್ಟ್ ಹೇಳಿದ ಹೋಯಿತು ಅಂದ್ರೆ ಏನು ಅಂದ ಅವನು ಇಲ್ಲ ನಿಮ್ಮ ತೋಟ ಇತ್ತಲ್ಲ ತೋಟ ಹಾಳಾಯಿತು ತೋಟ ಹಾಳಾಯಿತು ಯಾರಯ್ಯ ಹಾಳು ಮಾಡಿದ್ರು ಇದಾರಲ್ಲ ನಿಮ್ಮ ಕಪಿವೀರರು ಯಾರಯ್ಯ ಅವರು ದಕ್ಷಿಣಕ್ಕೆ ಹೋಗಿದ್ರಲ್ಲ ಸುಗ್ರೀವನ ಮುಖ ಅರಳಿತು ದಕ್ಷಿಣಕ್ಕೆ ಹೋದವರು ಬಂದ್ರೆ ತೋಟ ಹೋಯಿತೆ ಹೋದ ಹೋಯಿತು ಅಂದ ಈ ಕಂಪ್ಲೇಂಟ್ ಕೊಟ್ಟವನ ಗತಿ ಏನಾಯಿತು ವಾಪಸ್ ಹೋದ್ರಲ್ಲಿ ಹೊಡಿತಾರೆ ಇಲ್ಲಿ ಹೇಳೋ ಹಾಗಿಲ್ಲ ಒಡನೆಯೇ ರಾಮಚಂದ್ರ ಸನ್ನಿಧಿಗೆ ಹೋದ ಸುಗ್ರೀವ ಪ್ರಭು ಕಪಿವೀರರು ಬಂದು ಬಿಟ್ಟರು ದಕ್ಷಿಣಕ್ಕೆ ಹೋದವರು ಏನ್ ತಗೊಂಬಂದ್ರು ಇನ್ನೂ ಸಮಾಚಾರ ಬಂದಿಲ್ಲ ತೋಟಕ್ಕೆ ಬಂದಿದ್ದಾರಂತೆ ತೋಟವೆಲ್ಲ ಹಾಳಾಯಿತಂತೆ ಇಷ್ಟು ಧೈರ್ಯದಿಂದ ಸುಗ್ರೀವನ ಆಜ್ಞೆಯನ್ನ ಅತಿಕ್ರಮಿಸಿ ತೋಟ ಹಾಳು ಮಾಡಿದ್ದಾರೆ ಅಂದ್ರೆ ಕೆಲಸ ಮಾಡಿಕೊಂಡೇ ಬಂದಿರಬೇಕು ಅಂತ ಹೇಳುವಷ್ಟರಲ್ಲಿ ಕವಿಗಳೆಲ್ಲ ಬಂದು ಸೇರಿದರು ಎಷ್ಟು ಅಷ್ಟು ಕುಡಿದಿದ್ರು ಅಷ್ಟು ಬೇಗ ಬಂದಿದ್ದಾರೆ ನೋಡಿ ಕರ್ನಾಟಕದ ಮಹಿಮೆ ಅದು ಬಂದ ಮೇಲೆ ಮೊದಲೇ ಡಿಸಿಪ್ಲಿನ್ ಇಲ್ಲ ಇದೆಲ್ಲ ಆಂಡೋನ್ ಸ್ವಾಮಿಗಳು ಈ ಪುಸ್ತಕದಲ್ಲಿ ಆಂಡೋನ್ ಸ್ವಾಮಿಗಳು ರಾಮಾಯಣದಲ್ಲಿ ಬರೆದಿರೋ ಎಲ್ಲಿಯೋ ಒಂದು ಸ್ವಲ್ಪ ಆ ಸ್ವಾಮಿಗಳ ಭಾಷಣ ಯಾರು ರೆಕಾರ್ಡ್ ಮಾಡ್ತಿದ್ರು ಕುಂಭಕೋಣದವರು ತುಟಿ ಅಲಗ್ತಾ ಇರಲಿಲ್ಲ ಮಾತಾಡಿದ್ರೆ ಅವರು ಅದನ್ನು ಶಾರ್ಟ್ ಹ್ಯಾಂಡ್ ಬರ್ಕೊಳ್ಳೋನು ಬ್ರಹ್ಮನೇ ಬಂದರು ಅರ್ಥ ಅಷ್ಟು ಸ್ಪೀಡಾಗಿ ಮಾತನಾಡುವರು ಪ್ರತ್ಯಕ್ಷವಾಗಿ ಕೇಳಿದ್ದವರಿಗೆ ಗೊತ್ತು ಎಲ್ಲ ಕೂತಿದ್ದಾರೆ ಮೇಲ್ಗಡೆ ರಾಮಚಂದ್ರ ಒಂದು ಕಲ್ಲಿನ ಮೇಲೆ ಕೂತಿದ್ದಾನೆ ಸುಗ್ರೀವ ಪಕ್ಕದಲ್ಲಿ ಹನುಮಂತ ಮುಂದುಗಡೆ ಎಲ್ಲ ವೀರರು ಕೂತಿದ್ದಾರೆ ಎರಡ ಹಚ್ಚಿ ಏನ್ ನಡೀತು ಅಂತ ರಾಮ ಕೇಳಿದ್ನೋ ಇಲ್ವೋ ಏತದಾಖ್ಯಾಂತಿತೆ ಸರ್ವೇ ಹರಯ ರಾಮ ಸನ್ನಿಧವು ಒಬ್ರ ಮೇಲೊಬ್ರು ಬಿದ್ದು ನಾ ಹೇಳ್ತೇನೆ ತಾ ಹೇಳ್ತೇನೆ ಅಂತ ತಾವೇ ಲಂಕೆಗೆ ಹೋದರೋ ರಾವಣನ್ ಮಾತನಾಡಿಸಿದ್ರೋ ಲಂಕೆಗೆ ಬೆಂಕಿ ಹಚ್ಚಿದ್ರೋ ಅನ್ನೋ ಹಾಗೆ ಹೇ ಸರ್ವೇ ಹರಯ ಇದು ಪ್ರೈಮರಿ ಸ್ಕೂಲ್ ನೆಕ್ಸ್ಟು ಹೇಳ್ತಾರೆ ಒಂದು ಉದ್ದದ ಪಟ್ಟಿಯನ್ನ ಅಳತೆ ಮಾಡುವುದು ಎಷ್ಟು ಡಿಗ್ರಿ ಆಂಗಲ್ ನಿಂದ ಅಂತ ಕೇಳಿದ ನಾ ಹೇಳ್ತಾನೆ ಒಬ್ಬರ ಮೇಲೊಬ್ಬರು ಎಲ್ಲರೂ ತಪ್ಪೇ ಹೇಳ್ತಾರೆ ಯಾಕಂದ್ರೆ ಅದು ಸರಿಯಾಗಿ ಕರೆಕ್ಟ್ ಆನ್ಸರ್ ಅಲ್ಲ ಅದು ಆಮೇಲೆ ಏನೋ ಒಂದು ಶಿಸ್ತು ಉಂಟಾಯಿತು ಲೇ ಹನುಮಂತ ಹೋಗಿದ್ದವನು ಅಂದ್ರೆ ಉತ್ಸಾಹ ಇವರಿಗೆ ಹನುಮಂತ ಮಾಡಿದ ಕೆಲಸದಲ್ಲಿ ಇವರು ಪ್ರವೇಶ ಹೇಗೆ ತಾವೇ ಹೋಗಿ ಬಂದವೋ ಕಥೆ ಕೇಳಿದವರು ಉತ್ಸಾಹ ಆಗಿರ್ತಾನೆ ಒಬ್ಬೊಬ್ರು ಮನೆಯಲ್ಲಿ ಹೇಳ್ತೀರಿ ಮಕ್ಕಳಿಗೆ ಅವು ಇಲ್ವೋ ಇಲ್ಲಿಂದ ಹೋದ ನಂತರ ನೀವೇ ಇಲ್ಲಿ ಕೂತು ಮಾತನಾಡಿದಂತೆ ಹೇಳುವುದು ಬಹಳ ಒಳ್ಳೆಯ ವಿಷಯವೇ ಅಷ್ಟು ಹುರುಪಿನಿಂದ ಹೇಳುವುದನ್ನು ಕೇಳಿ ರಾಮ ಕೇಳಿದ ನೀ ಹೇಳಪ್ಪ ಅವರು ಅವರೆಲ್ಲ ಹೇಳ್ಕೊಳ್ಳಿ ನಾನು ಹೇಳು ಮಣಿ ಹೃದಯ ಕೃತ್ವ ಚೂಡಾಮಣಿ ತೆಗೆದ ವಸ್ತ್ರಗತಂ ವಸ್ತ್ರದ ಗಂಟು ಹಾಕಿದ್ದ ಆ ಸೊಂಟಕ್ಕೆ ಸುತ್ತಕೊಂಡಿದ್ದ ಬಟ್ಟೆ ಇಲ್ಲಿ ಅದನ್ನು ಪ್ರಭು ತಗೊಳ್ಬೇಕು ಸ್ವೀಕಾರ ಮಾಡಬೇಕು ಅಂತ ಕೊಟ್ಟ ರಾಮಚಂದ್ರ ಅದನ್ನು ನೋಡಿ ಕಣ್ಣೀರು ಹಾಕಿದ ಶ್ರೇಷ್ಠವಾದದ್ದು ಅಯಂ ಹಿ ಜಲಸಂಭೂತ ನೀರಲ್ಲಿ ಸಿಕ್ಕಿದ ಮಣಿ ಸಮುದ್ರಾಂತರಾಳದಲ್ಲಿದ್ದು ಮಣಿ ಭೂಮಿಯಲ್ಲಿ ಸಿಕ್ಕಿದ ಗಣಿಯಲ್ಲಿ ಸಿಕ್ಕಿದ್ದಲ್ಲ ಅದು ಸಜ್ಜನ ಪೂಜಿತ ಎಷ್ಟು ಕಡೆ ಪೂಜೆ ಮಾಡಿದ್ದಾರೆ ಇದು ಇಂದ್ರದತ್ತವಾದ ಮಣಿ ಇದು ಹೇಗೋ ಪರಂಪರೆ ಎಂದು ಜನಕರಾಜನಿಗೆ ಬಂದು ಮದುವೆಯಲ್ಲಿ ಕೊಡಲ್ಪಟ್ಟಿತ್ತು ವಾರಿ ಸಂಭವಂ ಮಣಿ ಪಶ್ಯಾಮಿ ಸೌಮಿತ್ರೇ ವೈದೇಹಿ ಮಾಗತಂವಿನ ಲಕ್ಷ್ಮಣ ನೋಡೋ ನಿಮ್ಮತ್ತಿಗೆ ತಲೆಯಲ್ಲಿ ಧರಿಸ್ತಾ ಇದ್ದದ್ದು ಚೂಡಾಮಣಿ ಇದು ನೋಡಿದ್ಯಾ ಅಂತ ಹೇಳಿದವನೇ ಸೀತೆ ಮಾತ್ರ ಅಲ್ಲ ಬರೀ ಚೂಡಾಮಣಿ ಬಂತು ಕಾಣು ನಮ್ಮೂರ್ಲೊಬ್ಬ ಬಾವಿ ಹಗ್ಗ ಬೆಳ್ಳಿ ಚೊಂಬು ಕಟ್ಟಿ ನೀರು ಸೇಗೋದಕ್ಕೆ ಬಿಟ್ಟ ಸಂಧ್ಯಾವನ್ನು ಮಾಡಬೇಕು ಅಯ್ಯೋ ಕೊಳಸಿ ಉಡ್ತೆ ಅಂತ ಆ ಹಗ್ಗ ಮಾತ್ರ ಬೇರೆ ಬಂತು ಚೊಂಬು ಬರಲಿಲ್ಲ ಆ ರೀತಿಯಲ್ಲಿ ಬರೀ ಚೂಡಾಮಣಿ ಬಂದಿದೆ ಇದರ ಸಮೇತ ಸೀತೆ ಬರಬಾರದಾಗಿತ್ತೆ ಅಂತ ರಾಮಚಂದ್ರ ಸೀತೆ ಅಲ್ಲಿದ್ದಾಳೆ ಅಂತ ತಿಳ್ಕೊಂಡು ನನಗೇನಯ್ಯ ಹೇಳಿದ್ಲು ಪ್ರಭು ಎರಡು ತಿಂಗಳು ವಾಯ್ದೆ ಕೊಟ್ಟಿದ್ದಾನೆ ಆ ಪಾಪಿ ರಾಮನವ್ರು ಹೇಳಿದ್ರು ಒಂದು ತಿಂಗಳ ಮೇಲೆ ನಾ ಕಾಯೋದಿಲ್ಲ ಒಂದು ತಿಂಗಳಲ್ಲಿ ಬಂದ್ರೆ ಉಂಟು ಇದ್ರ ಸೀತೆ ಹೆಣ ನೋಡ್ತೀರಿ ಅಂತ ಹೇಳು ಅಂತ ಹೇಳಿದ್ರು ಏನಂದೇ ಅಂತ ರಾಮಚಂದ್ರ ಒಂದು ತಿಂಗಳಷ್ಟು ಕಾಲ ನಾನು ಇಲ್ಲದೆ ಬದುಕಬಲ್ಲಳೆ ಚಿರಂಜೀವತಿ ವೈದೇಹಿ ಯತಿ ಮಾಸಂ ಧರಿಷ್ಯತಿ ನನ್ನನ್ನು ಬಿಟ್ಟು ಒಂದು ತಿಂಗಳು ಇರಬಲ್ಲವಳು ಅನೇಕ ವರ್ಷಗಳು ಇರಬಲ್ಲಳು ನನ್ನನ್ನು ಕೇಳುವುದಾದರೆ ನ ಜೀವೇಯಂ ಕ್ಷಣಮಪಿ ವಿನಾಥ ಮಸೀತೆ ಕ್ಷಣ ಸೀತೆಯಿಂದ ಒಂದು ಕ್ಷಣ ಬದುಕೋದಿಲ್ಲ ಅಂತ ಹೇಳಿದ ಅಮ್ಮನವ್ರ ಮೇಲೆ ರಾಮನ ಪ್ರೀತಿ ಹೆಚ್ಚೋ ರಾಮನ ಮೇಲೆ ಅಮ್ಮನವ್ರ ಪ್ರೀತಿ ಹೆಚ್ಚೋ ನೀವು ನೋಡಿಕೊಳ್ಳಿ ಇದು ಒಂದು ಪ್ರಮಾಣ ಕೊಡ್ತಾರೆ ಪೂರ್ವಿಕರು ಅಷ್ಟೇ ಅಲ್ಲ ಇವತ್ತೇ ಈಗಲೇ ಪ್ರಯಾಣ ಸೈನ್ಯಕ್ಕೆ ಅಂತ ಅಪಣೆ ಮಾಡಿಬಿಟ್ಟ ಪ್ರತಿನಿತ್ಯ ಪಂಚಾಂಗ ನೋಡ್ತಿದ್ರು ಅವತ್ತು ಉತ್ತರ ಫಲ್ಗುನಿ ನಕ್ಷತ್ರ ರಾಮಚಂದ್ರನ ಜ್ಯೋತಿಷ್ಯ ಚೆನ್ನಾಗಿ ಗೊತ್ತಿತ್ತು ಪುರೋಹಿತನ ಕರ್ಕೊಂಬಾರೋ ಅಂತ ಹೇಳೋದಲ್ಲ ಸ್ವಸ್ತು ಹಸ್ತ ಪ್ರವರ್ತತೆ ಮುಂದೆ ಬರುತ್ತೆ ಕಾಂಡದಲ್ಲಿ ನಾಳೆ ಹಸ್ತ ನಕ್ಷತ್ರ ಉತ್ತರ ಫಲ್ಗುನಿ ಮತ್ತು ಹಸ್ತ ಪಕ್ಕದ್ದಾದರೂ ರಾಮಚಂದ್ರನ ಪುನರ್ವಸುವಿಗೆ ಉತ್ತರ ಫಲ್ಗುನಿ ಒಳ್ಳೆಯ ತಾರಾಬಲ ಆರನೇ ಸಾಧನ ತಾರೆ ಮಾರನೇ ದಿವಸ ಹೊರಟಿದ್ರೆ ನಿಧನ ತಾರೆ ಕೂಡುದು ತಾರಾಬಲ ಇರಬೇಕು <coughs> ಆದ್ದರಿಂದ ಹೊರಡಬೇಕು ಅಂತ ತೀರ್ಮಾನ ಮಾಡಿ ಹೊರಡ್ತಾರೆ ಇಲ್ಲಿ ನಾವು ಸುಂದರಕಾಂಡಕ್ಕೆ ಮಂಗಳಾಶಾಸ್ತ್ರ ಮಾಡ್ತಿದ್ದೇವೆ ಉಳಿದ ಕಾಲವನ್ನು ನಾವು ಯುದ್ಧಕಾಂಡದ ತೊಡಗುತ್ತಾ ಇದ್ದೇವೆ ಗಾಯತ್ರಿ ಮಂತ್ರ ಪ್ರಕಾರವಾಗಿ ದೇವ ಶಬ್ದಾರ್ಥವನ್ನು ವಿವರಿಸಿದ್ದಾರೆ ಸವಿತು ವರೇಣ್ಯಂ ಭರ್ಗಃ ದೇವಸ್ಯ ಕಿಷ್ಕಿಂಧಾಕಾಂಡದಲ್ಲಿಯೂ ದೇವ ಶಬ್ದಾರ್ಥ ಸುಂದರಕಾಂಡದಲ್ಲಿ ದೇವ ಶಬ್ದಾರ್ಥ ದೇವ ಶಬ್ದಕ್ಕೆ ದಿವಕಾಂತವು ದಿವ ಕ್ರೀಡಾಯಾಮ್ ಎರಡು ಅರ್ಥ ಇದೆ ಕ್ರೀಡೆ ಅಂತ ಒಂದರ್ಥ ದಿವ್ಯತಿ ಬೆಳಗು ಅಂತ ಒಂದರ್ಥ ಸುಂದರಕಾಂಡ ರಾಮ ಬೆಳಗ್ತಾನೆ ಕಿಷ್ಕಿಂದ ಕಾಂಡದಲ್ಲಿ ಚಲ್ಲಾಟ ಮಾಡ್ತಾನೆ ಸುಗ್ರೀವನ ಇಲ್ಲಿ ಸುಗ್ರೀವಂ ಶರಣಂಗತಃ ಲೋಕನಾಥ ಪುರಾಭೂತ್ವ ತನ್ನ ಭಕ್ತರನ್ನೇ ತನಗೆ ಶರಣು ಎಂಬುದಾಗಿ ತಿಳ್ಕೊಂಡು ಆಶ್ರಯ ಮಾಡಿ ಲೋಕಲೀಲಾ ತಂತ್ರ ಮಾಡುವ ಆಟ ದೇವ ಶಬ್ದಾರ್ಥ ಕಿಷ್ಕಿಂದಾಕಾಂಡದಲ್ಲಿ ಇಲ್ಲಿ ಬೆಳಗ್ತಾ ಇದ್ದಾನೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥದ್ದು ಮುಂದೆ ದೇವಸ್ಯ ಧೀಮಹಿ ಶಬ್ದಾರ್ಥ ಧೀಮಹಿ ಧ್ಯಾನ ಮಾಡುತ್ತೇವೆ ಇದು ಭಕ್ತಿ ಅಥವಾ ಶರಣಾಗತಿ ಹೇಳುವ ಶಬ್ದ ಅದು ಯುದ್ಧಕಾಂಡದ ಸ್ವಾರಸ್ಯ ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ ಪ್ರಪದ್ಯ ಶಬ್ದಾರ್ಥವನ್ನ <coughs> ದ್ವೈಮಂತ ಕ್ರಮದಲ್ಲಿ ಯುದ್ಧಕಾಂಡ ಹೇಳುತ್ತೆ ಯುದ್ಧಕಾಂಡ ಅಂದ್ರೆ ಬರೀ ಹೊಡೆದಾಟದ ಬಡದಾಟ ಕತೆ ತಿಳ್ಕೋಬೇಡಿ ಇದರಲ್ಲಿಯೇ ರಾಮಾಯಣದ ಸಾರ ಸರ್ವಸ್ವ ಇರುವುದು ಶರಣಾಗತಿ ಅದರಲ್ಲಿ ವಿಭೀಷಣ ಶರಣಾಗತಿ ಆ ಭಕ್ತನ ಪರಿಗ್ರಹ ದುಷ್ಟನ ನಿವಾರಣೆ ಮತ್ತು ಆ ಯುದ್ಧದಲ್ಲಿ ನಡೆಯುವ ಅತ್ಯಂತ ಹೃದಯಸ್ಪರ್ಶಿ ಸನ್ನಿವೇಶಗಳು ಇದನ್ನ ಇವತ್ತಿಂದ ಆರಂಭ ಮಾಡಿ ಇನ್ನು ಮಂಗಳಾಗುವ ತನಕ ಯುದ್ಧಕಾಂಡಕ್ಕೆ ಸುಮಾರು ಎಷ್ಟು ದಿವಸ ನಾಲ್ಕು ದಿವಸ ಇಟ್ಕೊಂಡಿದ್ದೇನೆ ಡೋಂಟ್ ಬ್ಲೇಮ್ ಮಿ ನಲವತ್ತು ದಿವಸ ಕೊಟ್ಟರು ಸಾಕಾಗೋದಿಲ್ಲ ಏನೋ ಒಂದು ಪ್ಲಾನ್ ಪ್ರಕಾರ ಮಾಡಿದ್ದೇವೆ ತುಂಬಾ ಸಂತೋಷಪಟ್ಟ ರಾಮಚಂದ್ರ ಹನುಮಂತ ಸಾರ್ಥಕ ಮಾಡ್ಕೊಂಡು ಬಂದಿಯಪ್ಪ ಬಿಟ್ಟು ಇನ್ನೊಬ್ಬರು ಈ ಕೆಲಸದಲ್ಲಿ ಈ ರೀತಿಯ ಯಶಸ್ಸನ್ನು ಕಾಣ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ ಯಾವ ಭೃತ್ಯನು ಹೇಳದೆಯೇ ಯಜಮಾನ ಅವನ ಕಾರ್ಯದಲ್ಲಿ ಅಂತರ್ಗತವಾಗಿರ್ತಕ್ಕ ಎಲ್ಲ ಅಂಶಗಳನ್ನು ಮಾಡ್ಕೊಂಡು ಬರ್ತಾನೆಯೋ ಅವನೀಗ ಶ್ರೇಷ್ಠನಾದವನು ಸೀತೆ ಬದುಕಿದ್ದಾಳೆಯೋ ಇಲ್ಲೋ ಜೀವತಿ ಮಾನವ ಅಷ್ಟೇ ನಾ ಹೇಳಿದ್ದೆ ಅವಳು ಪ್ರಾಣ ಹೋಗ್ತಿದ್ದ ಕಾಪಾಡಿದ್ದೀಯ ರಾವಣನ ಜೊತೆ ಮಾತಾಡಿದ್ದೀಯ ದುರ್ಗ ವಿನಾಶನ ಮಾಡಿದ್ದೀಯ ಆಯಕಟ್ಟು ಪ್ರದೇಶಗಳಲ್ಲೆಲ್ಲ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡು ಬಂದಿದ್ದೀಯೇ ಅಹಂ ಚರ್ಗುವಂಶ್ಚ ಲಕ್ಷ್ಮಣಶ್ಚ ಮಹಾಬಲಃ ವೈದೇಶ್ಯ ದರ್ಶನೇನಾದ್ಯ ಧರ್ಮದ ಪರಿರಕ್ಷಿತ ನಮ್ಮ ಧರ್ಮ ಉಳಿಸಿದೆ ನೀನು ರಾಮನ ಧರ್ಮವನ್ನು ಹನುಮಂತ ಉಳಿಸಿದನಂತೆ ಯಾಕೆ ಸೀತೆಯನ್ನು ಕಾಪಾಡಲಿಲ್ಲ ಅಂದ್ರೆ ನಂಬಿದ ಪತ್ನಿಯನ್ನೇ ಕಾಪಾಡಲಿಲ್ಲ ಅಂತ ಅಧರ್ಮವಾಗ್ತಾ ಇತ್ತು ಸುಗ್ರೀವರು ಪಟ್ಟಾಭಿಷೇಕ ಮಾಡಿಯೂ ಪ್ರಯೋಜನವಿಲ್ಲದಾಗಿತ್ತು ರಾಮ ಇದ್ರೆ ಧರ್ಮ ರಾಮಾವತಾರ ವ್ಯರ್ಥ ಅನ್ನುವ ಮಾತು ಬರದೇ ಇರುವಂತೆ ಕಾಪಾಡಿದ್ದೀಯೇ ಅಹಂಚ ರಘುವಂಶಶ್ಚ ನನ್ನ ವಂಶದ ದೊರೆಗಳಿಗೆಲ್ಲ ಕೀರ್ತಿ ತಂದಿದ್ದೀಯೇ ಲಕ್ಷ್ಮಣಶ್ಚ ಲಕ್ಷ್ಮಣ ಮರ್ಯಾದೆ ಕಾಪಾಡಿದ್ದೀಯೇ ವೈದೇಹಿ ದರ್ಶನ ಮಾಡಿ ಇಷ್ಟೆಲ್ಲ ಮಾಡಿದವನಿಗೆ ನಾನು ಅರಮನೆಯಲ್ಲಿದ್ದರೆ ದೊರೆಯಾಗಿ ಮುತ್ತಿನ ಹಾರ ರತ್ನಹಾರ ಬಂಗಾರ ಕಿರೀಟ ಪಂಚೆ ಜೋಡಿ ಸಾಲು ಗೀಲು ಎಲ್ಲ ಕೊಡ್ತಾ ಇದ್ದೆ ಏನ್ ಮಾಡ್ಲೋ ಹನುಮಂತ ತುಂಬಾ ಬಡವನಾಗಿದ್ದೇನಪ್ಪ ಬಹಳ ಸಂಕಟವಾಗಿ ತಗೋದಿಕ್ಕೆ ಇದಂತೂ ಮಮ ದೀನಸ್ಯ ನಾಟಕ ಮಾಡ್ತಾನೆ ಪ್ರಭು ತುಂಬ ದೀನನಾಗಿದ್ದೇನೆ ಕಾಣೋ ಕೊಡೋಕೇನೂ ಇಲ್ಲ ಪಾಪರಾಗಿ ಬಿಟ್ಟಿದ್ದೇನಪ್ಪ ಇದಂತೂ ಮಮ ದೀನಸ್ಯ ಮನೋಭೂಯ ಪ್ರಕರ್ಷತಿ ಆದರೂ ಒಂದು ವಿಷಯದಲ್ಲಿ ಸ್ವಲ್ಪ ಸಂತೋಷವಿದೆ ನಿನಗೆ ಕೊಡೋದಕ್ಕೆ ಒಂದೇ ಒಂದಿದೆ ನನ್ನ ಕಡೆ ಇಲ್ಲಿ ಬಾರೋ ಹಣವಾ ಅಂತ ಎರಡು ತೋಳನ್ನು ನೀಡಿ ಸೌಖ್ಯ ಏಷ ಅಷ್ಟು ಇದಕ್ಕೆ ಏನು ಹೇಳಬೇಕು ನಮ್ಮ ಮನೆಯಲ್ಲಿ ದಯಮಾಡಿಸಿದ್ರು ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಆಂಡವನ್ ಸ್ವಾಮಿಗಳು ಮಕ್ಕಳಿಗೆಲ್ಲ ಸಣ್ಣ ಹುಡುಗರು ಪಾಠ ಹೇಳ್ತಿದ್ದೆ ದಿವ್ಯ ಪ್ರಬಂಧ ಅವತ್ತು ಪ್ರದೋಷ ಉತ್ಥಾನದ್ವಾಸಿ ಸಾಯಂಕಾಲ ನನ್ನ ಹುಟ್ಟಿದಬ್ಬ ಅವತ್ತು ಸ್ವಾಮಿಗಳು ದಯಮಾಡಿಸಿದ ದಿವಸ ಏನಾದ್ರು ನಾಲ್ಕು ಮಾತಾಡ್ತಾರಿಯ ಸ್ವಾಮಿಗಳು ಪ್ರವಚನ ಅಂತ ಕೇಳಿದೆ ಅವ್ರ ಪಕ್ಕದಲ್ಲಿದ್ದವರೆಲ್ಲ ನಿಂಗೆ ಕೇಳ್ಕಿರ್ತಲೇ ಇರಕ್ಕೆ ಪ್ರದೋಷ ಮಾತಾಡೋದಿಲ್ಲ ಸ್ವಾಮಿಗಳು ಮೌನ ನೀವು ಕೇಳೋದ್ರಲ್ಲಿ ಅಡಗಿದೆ ನೀವೇ ಕೇಳಿ ಅಂದರು ಸಾಷ್ಟಾಂಗ ಪ್ರಣಾಮ ಮಾಡಿದೆ ಏನು ಬೇಕು ಅಂತ ಕೇಳಿದರು ಏನಾದ್ರು ಉಪನ್ಯಾಸ ಅನುಗ್ರಹ ಮಾಡಿದರೆ ಎಲ್ಲ ಪುರಿಯಿರ್ದ ಎಲ್ಲ ಕನ್ನಡದವರಾಯ್ತಲ್ಲ ತಮಿಳು ಗೊತ್ತಾಗುತ್ತೆ ಏನೋ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತೇನೆ ಎಲ್ಲ ವಿಷಯವನ್ನು ತಿರುಮಂಗ್ಯಾಳ್ವಾರರ ನುಮ್ಮೈ ತೊಳುದೋಂ ಆ ಇಂದಳೂರು ಪಾಶರಗಳು ಹತ್ತು ಆಗ ತಾನೇ ಸಂತೆ ಹೇಳಿಕೊಟ್ಟಿದ್ದೆ ಮಕ್ಕಳಿಗೆ ಅದನ್ನು ಕುರಿತು ತಾವು ಅಪಣೆ ಕೊಡಬೇಕು ಎಲ್ಲ ಬಿಟ್ಟು ಅದನ್ನೇ ಯಾಕೆ ಕೇಳ್ತೀರಿ ಎಂದರು ಏನೋ ಅದರಲ್ಲೊಂದು ಮೋಹಕತೆ ನನಗೆ ಕಾಣಿಸ್ತು ತಂಬಾಯಲ್ಲಿ ಕೇಳಬೇಕು ಇವತ್ತು ಇಲ್ಲಿ ತಗೊಂಡಿರತಕ್ಕಂಥ ರಾಮ ಹನುಮಂತರ ಆಲಿಂಗನ ಪ್ರಸಂಗದಿಂದ ಆರಂಭ ಮಾಡಿ ತಿರುಮಂಗಿ ಆಳ್ವಾರರಿಗೆ ಬಂದು ಆ ಹತ್ತು ಪಾಶಗಳನ್ನು ಸ್ವಾಮಿಗಳು ರಸಘನವಾದ ರೀತಿಯಲ್ಲಿ ವಿವರಿಸಿದ್ರು ನನ್ನ ಜನ್ಮದಲ್ಲಿ ಮರೆಯಲಾರೆ ಸ್ವಲ್ಪ ಮುಡಿಸೋ ಪ್ರಯತ್ನ ಮಾಡ್ತೇನೆ ರಾಮಾಯಣ ಪ್ರವಚನ ಮಾಡುವಾಗಲೆಲ್ಲ ನಮ್ಮ ಶ್ರೋತೃಗಳು ಇದನ್ನು ಪದೇ ಪದೇ ಕೇಳ್ತಾರೆ ಇಸ್ಕಾನ್ ಅವರು ತುಂಬಾ ಇಷ್ಟ ಆಗಿದೆ ಇಸ್ಕಾನ್ ಭಕ್ತರು ಕೇಳಿ ಒಂದು ಕಡೆ ಸುಂದರಕಾಂಡವನ್ನೇ ಒಂದು ವಾರ ಪ್ರವಚನ ಮಾಡಿದೆ ಆ ಇಂದಳೂರು ಪಾತ್ರ ಅವ್ರಿಗೆ ಇಂದಳೂರು ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ತಮಿಳು ಪಾತ್ರ ಅದನ್ನು ಹೇಳಿ ಅಂತ ಹೇಳಿಸಿ ರಿಕಾರ್ಡ್ ಮಾಡ್ಕೊಂಡು ಹೋಗಿ ಬೊಂಬಾಯಿ ಗಿಂಬಾಯಿ ಕಡೆ ಎಲ್ಲ ಸರ್ಕ್ಯುಲೇಟ್ ಮಾಡ್ತಾ ಕೂತಿದ್ದಾರೆ ಅವರು ನಾವು ಕರ್ನಾಟಕದಲ್ಲಿ ತಮಿಳುನಾಡಲ್ಲಿದ್ದು ಎಂದಳೂರು ಪಾಶಗಳನ್ನು ಕೇಳದೇ ಇದ್ರೆ ಆ ಆಳ್ವಾರ ಹೃದಯ ಇಲ್ಲಿ ರಾಮಚಂದ್ರ ಸ್ವಾಮಿ ಹೃದಯ ಇದು ಅರ್ಥ ಮಾಡಿಕೊಳ್ಳದೇ ಇದ್ರೆ ನಮ್ಮ ಜನ್ಮ ವ್ಯರ್ಥ ಅಂತ ಹೇಳಬೇಕು ಏಷ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ ಸರ್ವಸ್ವಭೂತಸ್ತು ನಾ ಕೊಡಬೇಕಾದ ಎಲ್ಲ ಬಹುಮಾನ ಇದರಲ್ಲಿ ಅಂತರ್ಗತವಾಗಿದೆ ಅಂತ ರಾಮಚಂದ್ರ ಸರ್ವಸ್ವಭೂತಸ್ತು the highest god can give ಈ ಸಾಯುಜ್ಯ ಸಹಯೋಗ ಮೋಕ್ಷದಂದ್ರೆ ಮೋಕ್ಷದಲ್ಲಿ ಏನು ಹೇಳ್ತೇವೆ ಪರಮಾತ್ಮನ ಜೊತೆಯಲ್ಲಿ ಅವಿ ಅವಿಭಾಗೇನ ದೃಷ್ಟತ್ವಾದ ಬ್ರಹ್ಮಸೂತ್ರಕಾರ ಹೇಳಿದರು ತೇನೈವ ಸಹಮೋದತೆ ಉಪನಿಷತ್ತಲ್ಲಿ ಹೇಳಿದರು ಬ್ರಹ್ಮವಿದ ಆಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದನಿಹಿತಂಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತೇತಿ ಪರಮಾತ್ಮನನ್ನು ಆಲಿಂಗನ ಮಾಡಿಕೊಂಡು ಅವನ ಜೊತೆಯಲ್ಲಿ ಪರಿಪೂರ್ಣ ಅನುಭವವನ್ನು ಪಡೆಯುತ್ತೇವೆ ಪರಿಪೂರ್ಣ ಬ್ರಹ್ಮಾನುಭವ ಸೀತಾದೇವಿ ಕೊಟ್ಟ ಸೌಖ್ಯ ಅದು ಎಷ್ಟು ಜನರು ಕೊಟ್ಟಿದ್ದಾನೆ ರಾಮಚಂದ್ರ ಆಯ್ದು ಆಯ್ದು ಗುಹನಿ ಕೊಟ್ಟಿದ್ದಾನೆ ಲಕ್ಷ್ಮಣನಿಗೆ ಕೊಟ್ಟಿದ್ದಾನೆ ಇಲ್ಲಿ ಹನುಮಂತನ ಕೊಡ್ತಿದ್ದಾನೆ ಸ್ವಲ್ಪ ತಡ ತಿಳ್ಕೋಬೇಡ ಪರಿಶ್ವಂಗೋ ಹನುಮತ ಮಯಾ ಕಾಲಮಿಮಂ ಪ್ರಾಪ್ಯ ಇದು ಸಕಾಲ ಅಂತ ಕೊಡ್ತಿದ್ದೇನೆ ಎಂದ ಬಹುಮಾನ ಮೊದಲೇ ಕೊಟ್ಬಿಟ್ರೆ ಇಷ್ಟೇನೆ ಥೂ ಸ್ನಾನಗೀನ ಮಾಡಿದ್ದಾನೆಯೋ ಇಲ್ವೋ ಸುಮ್ಮನೆ ತಗೊಂಡ್ಬಿಟ್ರಲ್ಲ ಯಾವ ಹೆಂಡತಿಯು ಗಂಡನನ್ನ ಅಕಾಲದಲ್ಲಿ ತಬ್ಬಿಕೊಳ್ಳೋಕ್ ಬಿಡೋದಿಲ್ಲ ಭಗವಂತನೇ ಬಂದು ಹನುಮಂತನಿಗೆ ಆಲಿಂಗನ ಸೌಖ್ಯ ಕೊಡ್ತಾ ಇದ್ದೇನೆ ಅಂತ ತೋಳನ್ನ ತೆರೆದು ಬಿಟ್ಟ ವಾಡಾಫನೇ ಹನುಮಂತ ಅದರಲ್ಲಿ ತಕ್ಕೇದು ಸಿಕ್ಕಿಬಿದ್ದ ಅವನನ್ನು ಬಗಬಗಿಯಿಂದ ಆಲಿಂಗನ ಮಾಡಿಕೊಂಡು ಸ್ವಾಮಿ ಅನುಭವಿಸ್ತಾ ಇದ್ದಾನೆ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದಃ ಅಹಮನ್ನಮನ್ನ ವದಂತಮಾದ್ಮಿ ಉಪನಿಷತ್ರು ಹೇಳುವ ಆ ಬ್ರಹ್ಮಾನಂದ ಸೌಖ್ಯ ನಾವು ಭಗವಂತನಿಗೆ ಅನ್ನವಂತೆ ಮೋಕ್ಷದಲ್ಲಿ ಅವನ ಹಸಿವು ಹೆಚ್ಚು ಮುಕ್ತಾತ್ಮನನ್ನು ತಬ್ಬಿಕೊಂಡು ಬಹಳ ಆನಂದ ಪಡ್ತಾನೆ ನರಂಗಿ அப்படியே ಭಾರಿ ಕಟ್ಟಿಗೆರ ರಾಮ್ ಪೆರುಮಾಳ್ ಅವನ ಹಸಿವು ತೀರಿದ ಮೇಲೆ ನಾವು ಯು ಎಂಜಾಯ್ ಮಿ ನೀ ನನ್ನನ್ನು ನಾಲಿಗೆನ ಮಾಡು ಅಂತ ಬಿಡುತ್ತಾನೆ ಜೀವಾತ್ಮನಿಗೆ ಇವನ ಹಸಿವೇ ಕಡಿಮೆ ಅವನ ಹಸಿವು ಹೆಚ್ಚು ಇದು ಬ್ರಹ್ಮಾನಂದ ಸೌಖ್ಯವನ್ನು ಉಪನಿಷತ್ವ ಬ್ರಹ್ಮಾನಂದವಲ್ಲಿ ವರ್ಣನೆ ಮಾಡುತ್ತೆ ಇದೆಲ್ಲ ಡೆಲ್ಲಿಗಿಲ್ಲಿ ಪಟ್ನಾ ಮೊದಲುಗೊಂಡು ಎಲ್ಲ ಕಡೆ ಉಪನ್ಯಾಸ ಮಾಡಿದ್ದೇನೆ ಅನೇಕರಿಗೆ ಗೊತ್ತಿಲ್ಲ ಇದರ ಮಹಿಮೆ ಒಂದು ತೈತ್ಯ ಉಪನಿಷತ್ತಲ್ಲಿ ಎಷ್ಟು ವಿಷಯ ಇದೆ ಬಾರೋ ಇಲ್ಲಿ ಅಂತ ಹೇಳಿದವನು ಇತ್ಯುಕ್ತ ಪ್ರೀತಿ ಹೃಷ್ಟಾಂಗ ರಾಮಸ್ತಂ ಪರಿಷಸ್ವಜೆ ಪ್ರೀತಿ ಹೃಷ್ಟಾಂಗ ರಾಮನಿಗೆ ರೋಮಕೋಪ ರೋಮಗಳಲ್ಲಿ ಎದ್ದು ಕುಣಿದಾಡ ಪುಲಕಿತವಾಗಿದ್ದಾನ ಭಕ್ತನ ಆಲಿಂಗನದಲ್ಲಿ ಭಗವಂತ ಪುಲಕಿತನಾಗಿದ್ದಾನಪ್ಪ ಭಗವಂತನ ಆಲಿಂಗನದಲ್ಲಿ ಜೀವಾತ್ಮ ಪುಲಕಿತನಾಗುವುದು ದೊಡ್ಡದಲ್ಲ ಖಂಡೇನೆ ಪೇರ್ಪಟ್ಟವರು ಭಾಗವತನೇ ಇಂಥವನನ್ನು ಖಂಡನಲ್ಲ ಎಂಬುದಾಗಿ ರಾಮಚಂದ್ರ ಸ್ವಾಮಿ ತುಂಬಾ ಆನಂದಪಟ್ಟ ಬಹಳ ಹೊತ್ತು ಆ ಮಿಲನ ಹಾಗೆಯೇ ನಡೆಯಿತು ಆಳ್ವಾರರು ಅದನ್ನೇ ಕೇಳ್ತಾರೆ ಆ ಹನುಮಂತನ ಕೊಟ್ಟೆಲ್ಲ ಸೌಖ್ಯ ಅದು ನನಗೆ ಕೊಡಬಾರ್ದೆ ಅನ್ನೋ ರೀತಿಯಲ್ಲಿ ಇಂದಳೂರು ಅಂತ ಒಂದು ಕ್ಷೇತ್ರ ಮಾಯಾವರಂ ಹತ್ರ ಇರುವ ಒಂದು ಆಳ್ವಾರ್ ಪಾಡಲು ಕ್ಷೇತ್ರ ಸುಗಂಧವನ ಅಂತ ಹೆಸರು ಸಂಸ್ಕೃತದಲ್ಲಿ ಆ ಸ್ವಾಮಿಗೆ ಪರಿಮಳ ರಂಗನಾಥ ಅಂತ ಹೆಸರು ಶ್ರೀರಂಗಪಟ್ಟಣದಲ್ಲಿ ಹೇಗೆ ಮಲಗಿದ್ದಾನೆಯೋ ಶ್ರೀರಂಗದಲ್ಲಿ ಹೇಗೆ ಮಲಗಿದ್ದಾನೆಯೋ ಕುಂಭಕೋಣದಲ್ಲಿ ಹೇಗೆ ಮಲಗಿದ್ದಾನೆಯೋ ಇಂದಳೂರು ಕ್ಷೇತ್ರದಲ್ಲಿಯೂ ಹಾಗೆಯೇ ಮಲಗಿದ್ದಾನೆ ಎರಡೂ ಕಡೆ ಕಾವೇರಿ ಕಾವೇರಿ ಮಧ್ಯದಲ್ಲಿ ಮಲಗಿದ ಆ ಸ್ವಾಮಿಗೆ ಪರಿಮಳ ರಂಗ ಅಂತ ಹೆಸರು ಸಂಗೀತಗಾರರು ಪರಿಮಳ ರಂಗ ಮತ್ತೆ ಪಲ್ಲವಿ ಹಾಕ್ತಾರೆ ನೋಡಿ ಆ ಸ್ವಾಮಿ ವಿಷಯದ್ದು ಇವರು ಎಲ್ಲಿ ಬದರಿ ಕ್ಷೇತ್ರದಿಂದ ಸ್ವಾಮಿ ಮಂಗಳಾಶಾಸನ ಮಾಡ್ತಾ ಮಾಡ್ತಾ ಬರ್ತಾರೆ ಪ್ರಭು ನಿನ್ನ ನೋಡ್ಬೇಕಾಣೋ ಅವನು ಜಗ್ಗಿಸಿ ಮಾತನಾಡ್ತಾರೆ ಅರ್ಚಾ ಸಮಾಧಿಯಲ್ಲಿರುವ ಭಗವಂತನನ್ನ ಆಳ್ವಾರು ಮಾತನಾಡಿಸೋ ರೀತಿ ಪ್ರಭು ನಿನ್ನ ಹೆಸರು ಹೇಳ್ತಾ ಬರ್ತಿದ್ದೇನಪ್ಪ ಬದರಿ ಕ್ಷೇತ್ರದಿಂದ ಒಂದೆರಡು ಎರಡು ಹೆಜ್ಜೆ ಪೀಠದಿಂದ ಇಳಿದು ಹೀನಿ ಹೇಗೆ ನಡೀತಿ ಅಂತ ತೋರಿಸಿಬಿಡು ನಿನ್ನ ಸೌಂದರ್ಯ ನೋಡಬೇಕು ಪ್ರಭು ಸಾಧ್ಯವಾದಿಂದ ಆಲಿಂಗನ ಮಾಡಿಕೊಳ್ಬೇಕು ನಿನ್ನ ಮುಖವನ್ನು ನೋಡಬೇಕು ನಿಜವಾದ ಬಣ್ಣ ನಾ ನೋಡಬೇಕು ಏನೇನೋ ಬಟ್ಟೆ ಗಿಟ್ಟೆ ಆಭರಣ ಎಲ್ಲ ಹೊದಿಸಿದ್ದಾರೆ ವಿಶ್ವರೂಪ ನೋಡಿಲ್ಲ ನಾನು ನುಮ್ಮೈ ತೊಳೆದೋ ನುಮ್ ತಂ ತಮ್ ಪಣಿಸೈದಿರಕ್ಕೂ ನುಮ್ಮಡಿಯೋ ನಿಮ್ಮ ಕೈಂಕರ್ಯವನ್ನೇ ಮಾಡ್ತಿದ್ದೇವೆ ಸ್ವಾಮಿ ಎಮ್ಮೈಕ್ ಎನ್ಬಂ ಬೆತ್ತೋ ಈ ಜನ್ಮದಲ್ಲಿ ಆನಂದ ಪಟ್ಟಿದ್ದೇನೆ ಪ್ರಭು ನೀನು ನನಗೇನು ವಂಚನೆ ಮಾಡಿಲ್ಲ ಎಂದ ಎಂದಳೂರಿಯರೇ ಎಂದ ಎಂದ್ರೆ ಅಪ್ಪ ತಂದೆಯೇ ಎಂದಳೂರು ಸ್ವಾಮಿಯೇ ಎಮ್ಮೈ ಕಡಿದ ಕರ್ಮ ಮರಳಿ ಆವಾವೆಂದದಂಗೆ ನಮ್ಮ ಪಾಪ ಕರ್ಮವನ್ನೆಲ್ಲ ನೀಗಿ ಈ ತಿರುಮಂಗೆ ಬಂದಿದ್ದಾನೆ ಬದರಿ ಕ್ಷೇತ್ರದಿಂದ ಅಂತ ನಾ ಪ್ರಾರ್ಥನೆ ಮಾಡೋಕೆ ಮುಂಚೆ ನೀನೇ ಪೀಠದಿಂದ ಇಳಿದು ಬಂದು ನನ್ನ ಸ್ವಾಗತ ಮಾಡಿಬಿಡುವೆ ದಾರಿ ಬಿಟ್ಟು ಹೋದ ಮಗ ಮನೆಗೆ ಬಂದ ಅಂತ ಅಪ್ಪ ಸ್ವಾಗತ ಮಾಡಬೇಡವೆ ಆವಾವೆಂದ್ರೆ ಇರಂಗಿ ನಮ್ಮೈ ಉರುಗಾಲ್ ಕಾಟಿ ನಡಂದಾಲ್ ನಿನ್ನ ನಡಿಗೆ ನೋಡಬೇಕು ರಾಮಾಯಣದಲ್ಲಿ ಕೇಳಿದ್ದೇವೆ ನಿನ್ನ ಗತಿ ಹೇಗಿತ್ತು ನಡಿಗೆ ಹೇಗಿತ್ತು ಸೀತೆ ಹಾಗೆ ಸಂತೋಷಪಟ್ಲು ಹನುಮಂತ ಹೇಗೆ ಸಂತೋಷಪಟ್ಟ ಲಕ್ಷ್ಮಣ ಹಾಗೆ ಸಂತೋಷಪಟ್ಟ ಪ್ರಭು ನಾನು ಉಳಬೇಡುವೇನು ನಮ್ಮೈ ಕಾಲ್ ಕಾಟಿ ನಡಂದಾಳ್ ನಾಂಗಳು ಅಯ್ಯೋಮೆ ನಾವೇನು ಉದ್ಯೋಗಿಸೋದು ನಾನೇನು ಬದುಕಬಾರ್ದು ಅಂತ ಮಾಡಿದ್ದೀಯಾ ನನಗಂತ ಸೌಖ್ಯ ಕೊಡಬಾರ್ದು ಅಂತ ಮಾಡಿದ್ದೀಯಾ ಹಿಂದೆ ತನ್ನುಳ್ ನಿಂಗಾದಿರುಂದ ತಿರುವೆ ಅಳುವರು ಪಾಪ ಸ್ವಾಮಿಗಳು ನಿನ್ನ ಮರಿಬೇಕು ಅಂತ ನೋಡ್ತೇನೆ ಕಾಣು I can't end your your enjoyment ನಾ ಮರಿಬೇಕು ಅಂತ ನೋಡ್ತೇನೆ ನನ್ನ ಚಿಂತನೆ ತುಂಬ ನೀನೇ ತುಂಬ್ಕೊಂಡ್ಬಿಟ್ಟಿದ್ದೀಯಪ್ಪ ನಾನೇನ್ ಮಾಡಲಿ ಶಿಂದೆ ತನ್ನುಳ್ ನೀಂಗಾಯರಿಂದ ತಿರುವೆ ಮರುವಿನಿಯಮಯಿಂದ ಅಂದಣ ಆಲಿ ಮಾಲೆ ಸೋಲೈ ಮಳೆಹಳಿರೆ ಅವನು ಆನೆ ಅಂತ ಕೊಂಡಾಡ್ತಾರೆ ವಿದ್ಯುತ್ತಲ್ಲಿರುವಂತ ಮೇಘದಲ್ಲಿರುವ ವಿದ್ಯುತ್ ಅಂತ ಹೇಳ್ತಾರೆ ನಂದ ವಿಳಕ್ಕಿನ್ ಸುಡರೇ ನಿಂದ ನಂಬಿ ಆ ತಿರುನೂರು ಕ್ಷೇತ್ರ ಮರೆಯುವುದಿಲ್ಲ ಆಳ್ವಾರು ಅವ್ರಿಗೆ ಸಮಾಷಣ ಜಾಗ ಅದು ನಾಚಿಯಾರ್ ಕೋವಿಲ್ ನಿಂದ ಅವರಿರೋ ನಿಂದಳೂರಲ್ಲಿ ನರೆಯೂರ್ ಸ್ವಾಮಿ ನೆನೆಸ್ತಾ ಇದ್ದಾರೆ ನಿಂದ ನಂಬಿ ಎನ್ನೆಂದಾಯ್ ಇಂದಳೂರಾಯ್ ಅಡಿಯೇರ್ಕೆ ಎರೆಯುಂ ವಿರಂಗಾಯ ಸ್ವಲ್ಪ ನಡೆಯೋ ಎರಡು ಹೆಜ್ಜೆ ಇಡೋ ಸ್ವಾಮಿ ಅದು ಶಿಲಾಮೂರ್ತಿ ಅಂತ ಕಾಣಿಸ್ತಾ ಇದೆ ನೋಡಿ ಆಳ್ವಾರರಿಗೆ ಏನು ಕಾಣ್ತಾ ಇದ್ದಾರೆ ಪ್ರಭು ನಡೆಯೋ ಎರಡು ಹೆಜ್ಜೆ ಇಡೋ ಅದಕ್ಕೆ ಎಲ್ಲ ಅದನ್ನು ಬೈಯೋದು ಎಷ್ಟು ಹೇಳಿದ್ರು ಹೊರಟ ನೀನು ಭಕ್ತರಿಗೆ ಸ್ವರೂಪ ತೋರಿಸೋದಿಲ್ಲ ಎಲ್ಲ ಬೈತಾರೆ ನಾನು ಡಿಫೆಂಡ್ ಮಾಡಬೇಕು ಅಂತ ನೋಡ್ತೇನೆ what can I tell them ನನಗೆ ಹೀಗೆ ಮಾಡಿದ್ರೆ ನೀನು ಪೇಶಿ ಹಿಂಬದಿದುವೆ ಮಾತಾಡ್ತಿದ್ದ ಅಷ್ಟೊತ್ತಿಂದ ವಾಟ್ ಯು ಟೆಕ್ ಮೀ ಒಯ್ಯ ಮೀರಡಿಯ ಲಂದ ಮೂಸಿ ವಣ್ಣು ಮುರಲಂ ಕಣ್ಣಿ ಮುಡಿಯೇರ್ ಎರಡು ಹೆಜ್ಜೆ ಇಲ್ಲಿ ಕೆಳಗೊಂದು ಮೇಲೊಂದಿಟ್ಟು ಎರಡು ಲೋಕ ಬಿಟ್ರಿ ಆಕಾಶವೆಲ್ಲ ಕೆಂಪಾಗಿ ಹೋಯಿತು ಉಮ್ಮೈ ಕಾಣು ಆಶೆಯನ್ನು ನಮ್ಮ ಕಡಲಿಲ್ ಬೀಳಂದೆ ನಿಮ್ಮ ನೋಡಬೇಕು ಅಂತ ಆ ಆಸೆಯನ್ನು ಸಮುದ್ರದಲ್ಲಿ ಬಿದ್ದು ಬಿಟ್ಟಿದ್ದೇನು ಪ್ರಭು ನನ್ನ ಉದ್ಧಾರ ಮಾಡು ಹಿಂಗ ಅಯರ್ತೋ ಈ ಬಂದಿದ್ದ ಜಾತಿಕೆ ನಿನ್ ನೋಡಬೇಕು ಆಶೆ ಎಂಬ ಸಮುದ್ರದಲ್ಲಿ ಬಿದ್ದು ಬಿಟ್ಟಿದ್ದಾನೆ ಮೇಲೆ ಕೆತ್ತು ನನ್ನನ್ನ ಅಯಲಾರುಂ ಏಸಿ ಹಿಂದದಿದುವೆ ಕಾಣುಂ ಇಂದಲೂರೀರೆ ಅಯಲಾರುಂ ಬೇರೆ ದೈವ ಭಕ್ತರು ನಿನ್ನನ್ನು ಇದಕ್ಕೆ ಬೈತಾರೆ ನಿಮ್ಮ ವಿಷ್ಣು ವಿಷ್ಣು ಅಂತೀರಿ ಬೇಗ ಒಲಿಯೋದಿಲ್ಲ ನೋಡಿ ನಮ್ಮ ದೇವತೆ ಆಗಿ ಎಷ್ಟು ತನ್ನ ನಮ್ಮ ದೇವಸ್ಥಾನಕ್ಕೆ ಬನ್ನಿ ಅಂತ ಕರೆಯುವಂತೆ ಅವರೆಲ್ಲ ಬೈತಾರೆ ನನಗೆ ನಿನ್ನ ಕಂಡ್ರೆ ಬೇರೆ ಕಡೆ ಹೋಗಬೇಕು ಅನಿಸೋದಿಲ್ಲ ಸ್ವಾಮಿ ಸ್ವಲ್ಪ ಸ್ವರೂಪ ತೋರಿಸೋ ತೋರಿಸೋದಿಲ್ವಾ ಬೇಡ ಹೋಗು ಹೇಗೆ ಆಗಬಾರ್ದು ದೇವಸ್ಥಾನದಿಂದ ಆಚೆ ಬೇಡವೇ ಬೇಡ ನಿನ್ನ ಸಹವಾಸ ಅಂತ ಬಹಳ ಕಷ್ಟ ಹೇಳೋದು ನಾಲ್ಕು ಹೆಜ್ಜೆ ಆ ಕಡೆ ಇಟ್ಟರು ಹೋದ್ರೆ ಹೋಗು ಅಂದ್ರೆ ಹೇಳಬಾರ್ದು ಭಗವಂತ ಹೇಳ್ದ ಹೋಯ ಹೋಯ ಹೋಯ ಇವನು ಪರೀಕ್ಷೆ ಮಾಡಬೇಕು ಅಂತ ಬರ್ತಾರೆ ಅಂತ ಗೊತ್ತು ಹೋಯ ನಾಲ್ಕು ಹೆಜ್ಜೆ ಇಟ್ಟರು ಮತ್ತೆ ಬಂದರು ಆಶೆ ಒಳ್ಳುವಾದೆ ತೊಮ್ಯಮಕ್ಕೆ ಹಿಂಗೆ ಇಳುಕಾಯ್ತು ಆಶೆಯಲ್ಲಿ ಬಿದ್ದಿದ್ದೇನೆ ಎಣ್ಣೆಯಲ್ಲಿ ಬಿದ್ದು ತೊಣದಂತೆ ಸ್ವಾಮಿ ಹಿಂಗೆ ಇಳುಕಾಯ್ತು ಹಾಗೆ ಸೆಳೀತೀಯೋ ನೀನು ಲೋಕಕಾಂತ ಶ್ರೀಕಾಂತ ಅಡಿಯೋರ್ಕು ದೇಶಮರಿಯ ಉಮಕ್ಕೆ ಆಳಾಯಿ ತೆರಿಹಿಂದ್ರೋಮುಕ್ಕೆ ನಿನ್ನೊಬ್ಬನಿಗೆ ಆಳಾಗಿ ಸೋಮ ಲೋಕವೆಲ್ಲ ಓಡಾಡ್ತಾ ಇದ್ದೇನೆ ಕಾಶಿನೊಳಿಯಲ್ಲಿ ತಿಹಳು ಮಣ್ಣಂ ಕಾಟ್ಟೇರ್ ಅತ್ಯದ್ಭುತವಾದ ನಿನ್ನ ರೂಪ ಬಣ್ಣ ಅಂತ ಏನು ಹೇಳ್ತಾರೆಯೋ ಅದನ್ನು ಸ್ವಲ್ಪ ಕಾಟ್ಟೆ ತೋರಿಸಿ ಎಂಬೆರುಮಾನ್ ವಾಸಿವಲ್ಲಿ ಭಕ್ತರು ಯಾರು ಭಕ್ತರು ಯಾರಿಲ್ಲ ವ್ಯತ್ಯಾಸ ಗೊತ್ತಿದೆ ಹಿಂದಳೂರೇರೆ ತೋರಿಸೋದಿಲ್ವೇ ವಾಂಡೇ ಬೋಮ್ ನೀರೆ ಹಾಳಾಗಿ ಹೋಗಿ ಶಾಪ ಹಾಕಿದ್ರು ಭಗವಂತನಿಗೆ ವಾಂಡೇಪೋಂ ನೀನೇ ಚೆನ್ನಾಗಿ ಬಾಳಯ್ಯ ಇಲ್ಲಿ ಸ್ವಾಮಿಗಳು ಹೇಳೋರು ನಿನಗೆ ಸರ್ವಗಂಧ ಸರ್ವರಸ ಅಂತ ಹೇಳ್ತಾರೆ ನಿನ್ನ ಗಂಧ ಏನಿದೆ ನನಗೆ ಗೊತ್ತಾಗಬೇಕು ನಿನ್ನ ರಸ ಏನು ನನಗೆ ಗೊತ್ತಾಗಬೇಕು ತೋರಿಸೋದಿಲ್ವೇ ಉಮ್ಮೈ ನೀರೇ ಕಟ್ಟಿಕೊಂಡು ನೀರೇ ನಿಮ್ಮ ತಗ್ಗೊಳ್ಳಿ ನಿಮ್ಮ ನೀವೇ ಹೂಂದು ಬಾತುಕೊಂಡು ಚೆನ್ನಾಗಿ ವಾಳ್ದೇ ಪೋಮ್ ನೀರೇ ಅಂತ ಶಾಪ ಹಾಕಿದ್ರಂತೆ ಭಗವಂತ ಕರಗಿಬಿಟ್ಟ ಕಾಣಿಸ್ತಲೇ ಇದ್ದೇನಲ್ಲೋ ನಿನಗೆ ಆಳ್ವಾರ್ ಪಂಚಭೂತಗಳಲ್ಲಿದ್ದೇನಲ್ಲಪ್ಪ ಇನ್ನೇನ್ ಬೇಕೋ ನಿನಗೆ ತೀ ಎಂಬೆರುಮಾನ್ ಯಾರು ಹೇಳಿದ್ರಿ ಭಾಷರ ತೀ ಅಗ್ನಿಯಲ್ಲಿ ನೀನಿದ್ದೀಯೇ ನೀರೆಂಬೆರುಮಾನ್ ದಿಶೆಯಂ ಇರಲಿರುಮಾಯ್ ದಿಕ್ಕುಗಳಲ್ಲಿ ನೀನಿದ್ದೀಯೇ ಎರಡು ಲೋಕದಲ್ಲಿದ್ದೀಯೇ ಎಂಬಿರುಮಾನಾಹಿ ನಿಂತ್ರಾಲ್ ಅಡಿಯೋಂ ಕಾಣೋಮಾಲ್ ಪಂಚಭೂತಗಳಲ್ಲಿದ್ದೀಯ ನಾನು ನೋಡೋಕ್ಕಾಗುತ್ತೆ ನಿನ್ನ ತಾಯಿ ಎಂಬಿರು ತಂದೆ ತಂದೆ ಯಾವ ನೀನು ಅಮ್ಮ ಕಾಣೋ ನನಗೆ ಅಪ್ಪನೂ ನೀನೇ ಕಾಣು ಅಡಿಯೋ ಮುಖ್ಯ ಎಂಬೆರುಮನಲ್ಲಿರೋ ನೀರೆಂದಳು ನೀರೇ ನನ್ನಂತ ಭಕ್ತರಿಗಲ್ವೇನೋ ನೀ ಶರೀರವನ್ನು ತೋರಿಸಬೇಕು ದಿವ್ಯಮಂಗಳ ವಿಗ್ರಹವನ್ನ ಸೊಲ್ಲಾದೊಳ್ಳೆಯ ಹಿಲ್ಲೇನ್ ಅರಿಂದ ಸೊಲ್ಲಿಲ್ ನನ್ನ ತಿಳಿದ ಭಾಷೆಯಲ್ಲಿ ಹೇಳ್ತೇನಪ್ಪ ನನಗೆ ಹೇಳ್ದೆ ಇರೋಕ್ಕಾಗೋದಿಲ್ಲ ಕಾಣೋ ನುಮ್ಮಡಿಯಾಲೆಲ್ಲ ರೋಡು ಮಕ್ಕ ಎಣ್ಣೆ ಇರುತ್ತೀರಡಿಯೇನೈ ನಿಮ್ಮ ಭಕ್ತರೆಲ್ಲರಿಗೆ ನನ್ನನ್ನು ಸಮವಾಗಿ ನೀನು ನೋಡ್ಕೊಂಡಿದ್ದೀಯ ಅಲ್ಲಿಂದ ಬಂದಿದ್ದೇನೆ ಎಲ್ಲ ಕಡೆ ಆನಂದ ಕೊಟ್ಟಿದ್ದೀಯ ನಿಜ ನಲ್ಲಾರರಿವೀರ್ ಪ್ರಿಯಾರರಿವೀರ್ ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಿಮಗೆ ಗೊತ್ತು ಆದರೂ ನಮಕ್ಕೆ ಇವುಲ ಹತ್ತಿ ಎಲ್ಲ ಮರಿವಿ ನೀ ಸರ್ವಜ್ಞ ಅಂತ ಹೇಳ್ತಾರೆ ಇದೇ ಅರಿಯೀರ್ ಇಲ್ಲೊಬ್ಬ ಭಕ್ತ ಬಂದು ನಿಂತಿದ್ದಾನೆ ಅವನು ಕೇಳ್ತಾ ಇದ್ದಾನೆ ಅವನು ಸ್ವರೂಪ ತೋರಿಸಬೇಕು ಇದು ಒಂದೇ ಗೊತ್ತಿಲ್ಲ ನಿನಗೆ ಬಾಕಿದೆಲ್ಲ ಗೊತ್ತಿದೆ ಅಂತ ಕಾಣುತ್ತೆ ಸರ್ವಜ್ಞತ್ವ ಹೋಯಿತು ಮಾಡ್ತೀರಾ ನೀರ್ಪಣಿ ನೀರು ಹೊಳ್ಳ ನಮ್ಮ ಸೇವೆ ನಿನಗೆ ಬೆಳೆದೇ ಇದ್ರೆ ಪಣಿಯರಿಯ ಬಿಟ್ಟೀರ್ ಆವಾಗಿದ್ರೆ ಕೈನ್ ಕರ್ಯ ಅಂದ್ರೆ ಏನು ನಿನಗೆ ಗೊತ್ತಿಲ್ಲ ಅಂತ ಅರ್ಥ ನನ್ನ ಕೈನ್ ಕರೆ ನಿನಗೆ ಬೇಡವಾಗಿದ್ರೆ ಹಾಗಿದ್ರೆ ಕೈನ್ ಕರ್ಯ ಅಂದ್ರೆ ಏನು ನಿನಗೆ ಗೊತ್ತಿಲ್ಲ ಯಾರ ಕೈಲಿ ಏನು ತಗೋಬೇಕು ಅಂತ ನಿನಗೆ ಗೊತ್ತಿಲ್ಲ ಅದನ್ನ ಬೇರೆ ಅಕೌಂಟಲ್ಲಿ ಹೇಳ್ತೇನೆ ಹೇಳೋದಿಲ್ಲ ಆಮೇಲೆ ನಡೀರಿ ಅದನ್ನೇ ಹೋಮ್ ಸೊನ್ನೋಮ್ ಎಂದಳೂರೀರೇ ಕಾಟೀರಾನಿ ಅನ್ನುಂತ ಮಾಡಿ കാട്ടിൽ ಮಕ್ಕಿಂದ ನಾಟೇ ಬಂದು ತೊಂಡರ ಯೋಮೆ ಎಷ್ಟು ಕಡೆ ನಡ್ಕೊಂಡ್ ಬರ್ತಿದ್ದೇನೋ ಬರೀಗಾಲಲ್ಲಿ ನಾನು ಅದು ಯಾವ ಕಡೆಯೂ ನಿನ್ನ ದರ್ಶನ ಹೀಗೆ ಮಾಡಬೇಕು ಅಂತ ನನಗನಿಸಿಲ್ಲ ಸ್ವಾಮಿ ಹಿಂದುಳೂರ್ನವನೇ ನೀನು ಇಲ್ಲಿ ಕೇಳ್ತಾ ಇದ್ದೇನೋ ನಾನು ಭಗವಂತ ಹೇಳ್ದ ಯಾವ ಬಣ್ಣದಲ್ಲಿ ಬೇಕು ನಿನ್ನ ಸೇವೆ ಬಿಳಿ ಬಣ್ಣವೋ ಕಪ್ಪು ಬಣ್ಣವೋ ಕೆಂಪು ಬಣ್ಣವೋ ಅಯ್ಯೋ ನಿನ್ನ ನಿಜ ಬಣ್ಣ ತೋರಿಸು ಅಂತಂದ್ರೆ ಕೃತಿಗುದಲ್ಲೊಂದು ಬಣ್ಣ ಚೇತಾಯುಗದಲ್ಲೊಂದು ಬಣ್ಣ ದ್ವಾಪರದಲ್ಲೊಂದು ಬಣ್ಣ ಮುನ್ನೆ ಬಣ್ಣಂ ಪಾಲಿನ್ ಬಣ್ಣಂ ಮುಳುಗು ನಿಲ ನಿನ್ರ ಪಿನ್ನೆ ಬಣ್ಣಂ ಕೊಂಡಲ್ ಬಣ್ಣಂ ಕೊಂಡಲ್ ಮೇಘ வண்ணம் ಕಾ பொன்னின் வண்ணம் மணியின் வண்ணம் பொರಿಯನ್ திருமேனி ಇನ್ನ ವಣ್ಣವೆಂದು ಕಾಟೀರ್ ಎಂದಳು ಅಷ್ಟೊಂದು ಬಣ್ಣ ತೋರಿಸ್ಬೇಡ ನಾನಾವರಣ ಕೃತಿ ಇರಿಸ ಒಂದು ಬಣ್ಣ ತೋರಿಸು ನೀನು ಬಣ್ಣ ಬಯಲಾಗಲಿ ನಿಜವಾದ ಬಣ್ಣ ಹೇಳೋ ಭಗವಂತ ಎಂದ ತಂದೆ ತಮ್ಮನೆಂದ್ರೆ ಯಮರ್ ಏಳಳಗುಂ ಒಂದು ನಿಂದ ಹೊರಕೆ ವಾಶವಲ್ಲೀರಾಲ್ ನಮ್ಮಪ್ಪ ತಾತ ಮುತ್ತಾತ ಏಳು ಜನರೇಷನ್ಸ್ ಭಕ್ತರಾಗಿದ್ದೇವೆ ನನಗೇ ಇಷ್ಟು ಅವಕಾಶ ಮಾಡ್ತಿದ್ದೀಯೇ ಶಿಂದೆ ತನ್ನುಳ್ ಮುಂದಿತ್ತಿರ್ ಸಿರಿದುಂ ತಿರುಮೇನಿ ಇಂದ ಮಣ್ಣನೆಂದು ಕಾಟಿ ಏರಿ ಎಂದಳೂರೇರೇ ಶೋ ಎಂದಳೂರಿಲ್ ನಂದೈ ಪರವಾನೈ ಕಾರಾರ್ ಪುರವಿಲ್ ಮಂಗವೇಂದನ್ ಕರಿಯನ್ನುಲಸ ಶಿರಾರ್ ಇನ್ ಸೊನ್ಮಾಲೈ ಕತ್ತು ತೆರಿವಾರ್ ಊರ ಹತ್ತು ಆರಾರ್ ಅವರೇ ಅಮರರ್ಕ ಎಂಡರು ಅಮರರಾವರೆ ಈ ಹತ್ತು ಪಾಶ ಕಲಿತುಕೊಳ್ಳೋರು ದೇವತೆಗಳಿಗೂ ಸಾರ್ವಭೌಮರಾಗ್ತಾರೆ ಯಾಕೆಂದ್ರೆ ಭಗವಂತನೇ ಅವರಿಗೆ ಸೋತು ಬಿಡುತ್ತಾನೆ ಅಂತ ಮಂಗಳ ಶಾಸನ ಮಾಡುತ್ತಾರೆ ದಿವ್ಯ ಪ್ರಬಂಧದ ರುಚಿ ಗೊತ್ತಾಯ್ತೇ ನೋಡಿ ಪದ್ಯಗಳನ್ನು ಓದಬೇಕು ಹೀಗಾಳಬೇಕು ಈ ರೀತಿ ತೋರಿಸಿಕೊಟ್ಟವರು ನಮ್ಮ ಕುಟುಂಬದವರ ತಾತ ನಿಮ್ಮ ತಂದೆ ರಾಮಚಂದ್ರಾಚಾರ್ಯ ಸ್ವಾಮಿಗಳು ನನಗೆ ಮದುವೆಯಾದ ಹೊಸದರಲ್ಲಿ ಪಾಶ್ಚರ್ಯಗಳನ್ನು ನೋಡಪ್ಪ ಇದು ನೋಡು ಇಲ್ಲಿ ನೋಡು ಸ್ವಲ್ಪ ಅವರಿಂದ ಕಲ್ತಿದ್ದು ಧಾರವಾಡಕ್ಕೆ ಬಂದರು ಹದಿನೆಂಟು ದಿವಸ ಇದ್ದರು ಮಕ್ಕಳಿಗೂ ನಮಗೂ ಎಲ್ಲ ಅನೇಕರು ಬಂಧುಗಳನ್ನು ಹೇಳಿಕೊಟ್ರು ಆಂಡವನ ಸ್ವಾಮಿಗಳು ಬೆಳೆಸಿದರು ಅಣಂಗಾಚಾರ್ಯ ಸ್ವಾಮಿಗಳಿಂದ ಕಲ್ತ್ಕೊಂಡೆ ಅನೇಕ ಆಚಾರ್ಯರುಗಳಿಂದ ದಿವ್ಯ ಪ್ರಬಂಧ ನಾಲ್ಕು ಸಾವಿರ ಗಟ್ಟಿ ಅಡಿಯೋ ಅಡಿಯೋಂಗಳು ವಾಳ್ವೆ ನಮ್ಮ ಬದುಕು ಅದರಲ್ಲಿದೆ ಎಂದು ವೇದಾಂದೇಶಿಕರು ಇದನ್ನ ಈ ಪ್ರಕರಣಕ್ಕೆ ಟೊಳಕ ಹಾಕಿ ಆಂಡವನ್ ಸ್ವಾಮಿಗಳು ನೋಡು ಇದನ್ನು ಕೊಟ್ಟನಪ್ಪ ಆಂಜನೇಯನು ಭಗವಂತ ಏನು ಕೊಟ್ಟ ತಿರುವಂಗಿ ಆಳ್ವಾಳ ಸಿಕ್ತೇ ಅಂತ ಕೊಟ್ಟಿದ್ದಾನೆ ನೋಡು ಅವರು ಕೇಳಿದ್ರು ಆ ಇಲ್ಲಿ ಮಾಡಿಕೊಂಡ ರಾಮಾಯಣದಲ್ಲಿ ಈ ಪ್ರಸಂಗಕ್ಕೆ ಸಮವಾದಂತಹ ಇನ್ನೊಂದು ಪ್ರಸಂಗ ತೋರಿಸೋದಕ್ಕಾಗತ್ತೆ ನೋಡಿ ಕಥೆ ಬೇಕಾದಷ್ಟಿದೆ ನನ್ನ ಅದು ನಿಂತು ಬಿಟ್ಟಿದ್ಯೇನು ಎಷ್ಟಾಯ್ತು ಟೈಮು ಪರವಾಗಿಲ್ಲ ಆಮೇಲೆ ಹನುಮಂತ ಬಿಡಿಸ್ಕೊಳ್ಳೋಕೆ ಹೋಗಲಿಲ್ಲ ಆರಿಂಗಣದಲ್ಲಿ ಎಷ್ಟು ಸಂತೋಷ ಪಟ್ಟಿದ್ದಾನೆ ಮಾರುತಿ ಅಂದ್ರೆ ಅವನಿನ್ನೂ ಚಿರಂಜೀವಿ ಇಲ್ಲೆಲ್ಲೋ ಇದ್ದಾನೆ ಅವನನ್ನು ಕೇಳಿ ನೋಡಿ ಬೇಕಾದ್ರೆ ರಾಮಾವತಾರ ಮುಗಿದು ಮೋಕ್ಷಕ್ಕೆ ಹೋಗುವಾಗ ತನ್ನ ಕಾಲಿಗೆ ಸ್ಪರ್ಶವಾದ ಹುಲ್ಲು ಕಡ್ಡಿ ಇರುವೆ ಮೊದಲುಗೊಂಡು ಉಳಿದವರೆಲ್ಲರನ್ನ ಸ್ತ್ರೀ ಪುರುಷ ಬಾಲ ವೃದ್ಧರಾದಿಯಾಗಿ ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ಸ್ವಾಮಿ ಎಲ್ಲರೂ ಒಂದಾಳ ಆಂಜನೇಯನವರಲ್ಲಿಯೇ ಕರ್ಕೊಂಡ್ಬಂದ್ರು ಹನುಮಂತ ಅಲ್ಲೇ ಇದ್ದ ಹಿಂಗೆ ಇರ್ಕೇನೆ ಪ್ರಭು ಬಾಡ ಮೋಕ್ಷಕ್ಕೆ ಬೋಲ ಬಾರು ಹೋಗೋಣ ಬರಮಾಟೆ ಬರೋದಿಲ್ಲ ಯಾಕೋ ಮೋಕ್ಷ ಕರೆದು ಬರೋದಿಲ್ವೇನೋ ಅಂದ್ರೆ ಸ್ವಾಮಿ ನಾನಷ್ಟು ಫೂಲಿಶ್ ಅಲ್ಲ ಅಂದ ಆಂಜನೇಯ ನನ್ನ ಫೂಲಿಶ್ ಏನಪ್ಪ ಅಂತ ರಾಮಚಂದ್ರ ಇಲ್ಲ ಈ ಕಪಿ ಶರೀರವನ್ನು ಯಾವತ್ತು ನೀನು ಆಲಿಂಗನ ಮಾಡಿಕೊಂಡಿಯೋ ಈ ಶರೀರವನ್ನು ಕೆಳಗಿಟ್ಟು ಬಾ ಅಂತ ಹೇಳ್ತಾ ಇದ್ದೀಯಲ್ಲ ಎಷ್ಟು ದೊಡ್ಡ ಮೆಮೆಂಟೋ ಕೊಟ್ಟು ನಾನು ಹೇಗೆ ಬಿಟ್ಟು ಬರಲಿ ಪ್ರಭು ನಿನ್ನ ಪ್ರೀತಿಯ ಸ್ಪರ್ಶದಿಂದ ಇದು ಅಮರವಾಗಿ ಹೋಗಿದೆ ಶರೀರ ಈ ಶರೀರದಲ್ಲಿ ಪ್ರಾಣ ಇರೋ ತನಕ ನಾನು ನಿನ್ನ ಕಥೆಯನ್ನೇ ಕೇಳ್ತಾ ಇರಬೇಕು ಅದು ನಾನೇ ಹೇಳ್ತಾ ಇರಬೇಕು ಈ ಹೇಳೋದು ಕೇಳೋದು ರಾಮಾಯಣ ಹೇಳೋದು ರಾಮಾಯಣವನ್ನು ಕೇಳುವುದು ಇದು ಬಿಟ್ಟು ನನಗಿನ್ನೊಂದು ಬೇಡ ನಾನು ಭೂಮಿಯಲ್ಲೇ ಇರ್ತೇನೆ ವೈಕುಂಠಕ್ಕೆ ಬಂದೇನು ತಿಕ್ಕೋ ಅಲ್ಲಿ ರಾಮಾಯಣ ಹೇಳೋರು ಯಾರು ಪ್ರಭು ಎಲ್ಲರೂ ಸರ್ವಜ್ಞರು ಕೂಜಂತಂ ರಾಮ ರಾಮೇತಿ ಸ್ವಾಮಿ ಬಾಯಿ ಶಾಸ್ತಿ ಹೇಳ್ಬೇಕ ಬಾಯಿ ಮುಚ್ಕೊಳ್ಳಿ ಅಂತಾರೆ ಇನ್ನೊಬ್ರು ನಮಗೂ ಗೊತ್ತಿದೆ ರಾಮಾಯಣ ಹೇಳಬಿಡೋದಿಲ್ಲ ಅಲ್ಲಿ ಮೇಲ್ಕೋಟೆ ಇದ್ದ ಹಾಗೆ ಎಲ್ಲ ಪಂಡಿತರು ಉಪನ್ಯಾಸಕ್ಕೆ ಒಬ್ಬರು ಬರೋದಿಲ್ಲ ಯಾತಕ್ಕೆ ಬರೋದಿಲ್ಲ ಆಚಾರ್ಯ ಪುರುಷರು ಅವ್ರಿಗೆ ಗೊತ್ತಿಲ್ಲ ಇನ್ನೊಬ್ಬರ ಅಂತ ಕೇಳಿದ್ರೆ ಮರ್ಯಾದೆ ಕಡಿಮೆ ಆ ಊರು ಸ್ಥಿತಿ ಅವರೇ ಹೇಳಿದ ಮಾತು ಊರಿನವ್ರು ಹೇಳಿದ್ದು ತಿರುಪತಿಗೆ ಹೋದ್ರಿದೆ ಸ್ಥಿತಿ ಕಾಂಚೀಪುರಕ್ಕೆ ಹೋದ್ರಿದೆ ಸ್ಥಿತಿ ಶ್ರೀರಂಗಕ್ಕೆ ದೇಶಕ್ಕೆ ಹೋಗಬೇಡಿ ಅಂತ ಹೇಳೋದಿಲ್ಲ ಅದೆಲ್ಲ ಬೆಂಗಳೂರ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಕೇಳ್ಬೋದೇ ಹೊರತು ವೈಕುಂಠಕ್ಕೆ ಹೋದ್ರೆ ಏನು ಬಂತು ಭಾಗ್ಯ ರಾಮಾಯಣ ಹೇಳೋರು ಸಿಗ್ತಾರಿಯೇ ರಾಮಾಯಣ ಕೇಳೋರು ಸಿಗ್ತಾರಿಯೇ ಒಳ್ಳೆ ಆಡಿಯನ್ಸ್ ಬೇಕು ಇಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಕೇಳಬೇಕು ಇದು ಬಿಟ್ಟು ಅಲ್ಲಿ ಹೋಗೋಷ್ಟು ಮೂರು ಕಾಲ ನಾನು ಪ್ರಭು ಅಂತ ರಾಮನಿಗೆ ಕೈ ಮುಗಿದುಕೊಂಡು ಬೇಕಾದ್ರೆ ನೀನು ಹೋಗು ನಾನಿಲ್ಲೇ ಇರ್ತೇನೆ ಏನು ಮಾಡ್ತೀಯೋ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಅಂಜಲಿಂ ಸತ್ಯವಾಗಿ ಹೇಳ್ತೇನೆ ಇಲ್ಲಿ ಎಲ್ಲೋ ಕೂತಿದ್ದಾನೆ ಅದೃಶ್ಯವಾಗಿ ಹನುಮಂತ ಯಾವ ರೂಪದಲ್ಲಿದ್ದಾನೋ ಗೊತ್ತಿಲ್ಲ ಒಂದೊಂದು ಅಕ್ಷರವನ್ನು ಕೇಳಿ ಸಂತೋಷ ಪಡ್ತಾನೆ ನಾವು ಯಾರು ತಪ್ಪಿದರೆ ಬಾಯಲ್ಲಿ ಮರೆದು ಕೋಚ ಇದು ಸೊಲ್ಲು ಇದು ಸೊಲ್ಲು ವಾಕ್ಪುಟುತ್ವಂ ಹನುಮತ್ ಸ್ಮರಣಾದ್ ಭವೇತು ವಾಕಿನಲ್ಲಿ ಸಿದ್ಧಿ ಉಂಟಾಗಬೇಕಾದ್ರೆ ಆಂಜನೇಯನ ಧ್ಯಾನ ಮಾಡಿ ಅಂತಾರೆ ಕಾರ್ಯಸಿದ್ಧಿ ಒಂದೇ ಅಲ್ಲ ಶೌರ್ಯ ತೇಜಸ್ಸು ಯಶಸ್ಸು ದಕ್ಷತೆ ವಾಕ್ಪುಟುತ್ವಂ ಅರೋಗತ ಹನುಮತ್ ಸ್ಮರಣಾದ್ಭವೇತು ಅದು ಆಂಜನೇಯ ಸ್ವಾಮಿ ಎಷ್ಟು ಅವತಾರ ಮಾಡಿದ್ದಾನೋ ಎಷ್ಟು ಗುರುಗಳ ರೂಪದಲ್ಲಿ ಬಂದಿದ್ದಾನೆಯೋ ಒಬ್ರಿಗೆ ರಾಮಾಯಣ ಹೇಳು ಅಂತಾನೆ ಒಬ್ರು ರಾಮಾಯಣ ಕೊಡು ಅಂತ ಹೇಳ್ತಾನೆ ಒಬ್ರು ಇದನ್ನು ಏರ್ಪಡಿಸು ಅಂತ ಹೇಳ್ತಾನೆ ಸಂತೋಷಪಟ್ಟ ಕಪಿಗಳೆಲ್ಲ ಒಬ್ರು ಮುಖ ಒಬ್ರು ನೋಡಿಕೊಂಡ್ರು ಎರಡ ಇದು ನಂಬಿಕಿಲ್ಲ ನಾವೆಲ್ಲ ಜೊತೆಗೆ ಹೋಗಿದ್ದು ಬಾಲ ಹಿಡ್ಕೊಂಡು ಅವನು ಮಾತ್ರ ಈ ಮೋಕ್ಷ ಸಿಕ್ಕಿತಲ್ಲ ಆನಂದ ಅವ್ರಿಗೆ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ ನಮಗೆ ಅವ್ರನ್ನೆಲ್ಲ ಹೋಗಿದ್ದು ಕಳಿಸಿ ಇನ್ನೊಂದು ಕಡೆ ಕೂತ್ಕೊಂಡ ರಾಮಚಂದ್ರ ಹನುಮಂತನನ್ನು ಕರೆದು ಇದಾಯಿತು ರಸದ ವಿಷಯ ರಸ್ಯ ಆಯಿತು ರಹಸ್ಯ ಹೇಳು ಕೋಟೆ ಹೇಗಿದೆ ಲಂಕೆ ಇಮ್ಮಿಡಿಯೇಟ್ಲಿ ಪಾಲಿಟಿಕ್ಸ್ ಲಂಕೆ ಕೋಟೆ ಹೇಗಿದೆ ಅಟ್ಯಾಕ್ ಮಾಡೋಕೆ ಬರುತ್ತೆ ಅದು ರಕ್ಷಣೆಗೆ ಫಿರಿಂಗಿಯಲ್ಲಿಟ್ಟಿದ್ದಾರೆ ಸೈನಿಕರನ್ನೆಲ್ಲಲ್ಲಿಟ್ಟಿದ್ದಾರೆ ಆ ಸೈನ್ಯದ ಮೊರೆಯಲ್ಲಿ ಹೇಗಿದೆ ಎಂಥ ಜನ ಇದ್ದಾರೆ ನಾವು ಯಾವ ರೀತಿ ಅದನ್ನು ನಾವು ಹತ್ರ ಹೋಗಬಹುದು ಸೇತುವೆ ಕಟ್ಟಬೇಕಾಗತ್ತೆ ಹಾಗೆ ಈಜುಕೊಂಡು ಹೋಗೋಕ್ಕಾಗತ್ತೆ ಅದಕ್ಕೆ ಹನುಮಂತ ಹೇಳಿದ ಚತ್ವಾರಿ ವಿಪುಲಾನ್ಯಸ್ಯ ದ್ವಾರಾಣಿ ಸುಮಹಾಂತಿತ ಮೂರನೇ ಸರ್ಗ ನಾಲ್ಕು ಕೋಟೆ ಬಾಗಲಿದೆ ಪ್ರಭು ಉತ್ತರದ್ದೇ ತುಂಬಾ ಮುಖ್ಯವಾದದ್ದು ತತ್ರ ಇಷು ಉಪಲಯಂತ್ರಾಣಿ ಬಲವಂತಿ ಮಹಾಂತಿಕ ಆ ಕೋಟೆ ಮೇಲೆ ಫೆರಿಂಗೆ ಇಟ್ಟಿದ್ದಾರೆ ಉಪಲ ಯಂತ್ರಾಣಿ ಉಪಲ ಅಂದ್ರೆ ಕಲ್ಲಿನ ಚೂರು ತುದಿಯಲ್ಲಿ ಚೂಪಾದ ಕಲ್ಲುಗಳನ್ನು ಅಡಗಿಸಿಟ್ಟು ಹಿಂದಿನಿಂದ ಮದ್ದನ್ನು ತುಂಬಿ ಇಲ್ಲಿ ಬೆಂಕಿ ಹಚ್ಚಿದ್ರೆ ಅದು ಸಾವಿರ ಸೀಳು ಸಿಡಿದು ಶತ್ರುಗಳನ್ನು ಕೊಲ್ತಾ ಇತ್ತು ಅಂತ ಫೆರಂಗಿಗಳಿದ್ದವು ಶತಘ್ನಿ ಅಂತ ಬಂದು ಹೇಳ್ತಾರೆ ಅದ್ರಲ್ಲಿ ಇನ್ನೊಂದು ವೆರೈಟಿ ಆದ್ರೆ ಊರಲ್ಲಿ ವೀರರು ತುಂಬಾ ಇದ್ದಾರೆ ಏನೋ ಹನುಮಂತ ದಾರಿಗೆ ಬರ್ತಾರೇನೋ ಅವರು ಅಂದ್ರೆ ರಸಿನಶ್ಚ ಅಶ್ವಪಾಹಶ್ಚ ಕುಲಪುತ್ರ ಸುಪೂಜಿತ ಕುಲಪುತ್ರರು ಒಬ್ಬರು ಟ್ರೈಟರ್ಸ್ ಇಲ್ಲ ಎಲ್ಲ ಪೇಟ್ರಿಯಟ್ಸ್ ಅಂತ ಅವರವ್ರ ತಂದೆ ತಾಯಿಗೆ ಕುಲಕ್ಕೆ ಸರಿಯಾಗಿ ಹುಟ್ಟಿದವರು ಟ್ರೈಟರ್ಸ್ ಇಲ್ಲ ಆವಶ ಮಾಡ್ಕೊಳ್ತೀರಿ ಅವ್ರನ್ನ ಟ್ರೈಟರ್ಸ್ ಬೇಕೇ ಭಾರತದಲ್ಲಿದ್ದಾರೆ ಸಮೃದ್ಧವಾಗಿದ್ದಾರೆ ಟ್ರೈಟರ್ಸು ನಮ್ಮ ದೇಶಕ್ಕೆ ನಾವೇ ಬೆಂಕಿ ಹಚ್ಚೋ ಜನ ಲಂಕೆಯಲ್ಲಿ ಹೂಡಿಕಿದ್ರೆ ರಾಷ್ಟ್ರಾಭಿಮಾನ ಇಲ್ಲದೆ ಇದ್ದವನೊಬ್ಬ ನಮ್ಮ ದೊರೆ ದುಷ್ಟ ಇರಬಹುದು ಆದ್ರೆ ಮಾಡಿದ್ದೆ ಸರಿ ಅವನ ಜೊತೆಗೆ ಇರ್ತೇವೆ ಇರಾಕ್ನಲ್ಲಿದ್ದ ಹಾಗೆ ಅರೇಬಿಯಲ್ಲಿದ್ದ ಹಾಗೆ ಫೆನಾಟಿಕ್ಸ್ ಮತ್ತೆ ಹೆಗಯ ಮಾಡೋದು ಸ್ವಾಮಿ ಸಾಮಾನ್ಯವಾದ ದುರ್ಗವಲ್ಲ ನಾದೇಯಂ ಪಾರ್ವತಂ ವಾನ್ಯಂ ಕೃತ್ರಿಮಂತ ಚತುರ್ವಿಧಂ ನದಿ ದುರ್ಗ ಪರ್ವತ ದುರ್ಗ ವನದುರ್ಗ ಕೃತ್ರಿಮ ಆರ್ಟಿಫಿಷಿಯಲ್ ಫೋರ್ಟ್ಸ್ ಏಳು ಕೋಟೆ ಇದೆ ಲಂಕೆಗೆ <coughs> ಅದು ಬೆಟ್ಟದ ಮೇಲಿದೆ ಊರು ಶೈಲಾಗ್ರೇ ರಿಷಿತಾ ದುರ್ಗ ಆದ್ರಿಂದ ಇದಕ್ಕೆ ನಾವು ಏನಾದ್ರು ಉಪಾಯ ಸಮುದ್ರ ಒಂದು ದಾಟೋದಾದ್ರೆ ಬಾಕಿದೆಲ್ಲ ಹೇಗಾದ್ರು ನೋಡ್ಕೊಳ್ಳೋಣ ಯಾವತ್ತು ಪ್ರಯಾಣ ಮಾಡಬೇಕು ನೀವೇ ಯೋಚನೆ ಮಾಡಿ ಅಸ್ಮಿನ್ ಮುಹೂರ್ತೆ ಸುಗ್ರೀವ ಪ್ರಯಾಣ ಅಭಿರೋಚಯೇ ಯುಕ್ತೋ ಮುಹೂರ್ತೋ ವಿಜಯ ವಿಂದೋ ನಾಮ ಸೌ ದಿವಸದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊಡೆದು ಐದು ನಿಮಿಷಕ್ಕೆ ಸರಿಯಾಗಿ ಬರುವುದು ಅಭಿಜನ್ ಮುಹೂರ್ತ ಅದರಲ್ಲಿ ಮಾಡಿದ ಕೆಲಸ ಯಾವತ್ತೂ ವ್ಯತ್ಯಾಸ ಆಗೋದಿಲ್ಲ ಧಾರವಾಡದಲ್ಲಿ ನಾವು ಮನೆ ಕಟ್ಟುವು ಕಟ್ಟಿದೆವು ತುಂಬ ಹತ್ತಿರದ ಪುರೋಹಿತರು ಮುಹೂರ್ತ ಇಟ್ಕೊಡಲಿಲ್ಲ ಗುದ್ಲಿ ಪೂಜೆಗೆ ಬಾಗಿಲಿಡುವುದಕ್ಕೆ ಗೃಹ ಪ್ರವೇಶಕ್ಕೆ ಧಾರವಾಡ ಪಾಠಶಾಲೆ ಶಾಸ್ತ್ರಿಗಳು ಹೇಳಿದ್ರು ಯಾರನ್ನು ಕೇಳಬೇಡಪ್ಪ ಅವಿಜನ್ ಮುಹೂರ್ತದಲ್ಲಿ ಮಾಡು ಇಲ್ಲಿ ತನಕ ಹಾಗೆ ಮಾಡ್ತಾ ಬಂದಿದ್ದೀನಿ ನಾನು ಮಕ್ಕಳಿಗೂ ಅದೇ ಹೇಳಿದ್ದೇನೆ ಹನ್ನೆರಡು ಗಂಟೆ ಹೊಡೆದು ಐದು ನಿಮಿಷದೊಳಗಡೆ ದೇವತೆಗಳು ಹೊಸರನ್ನು ಗೆದ್ದು ಮುಹೂರ್ತ ಟ್ವೆಲ್ ಪಾಯಿಂಟ್ ಫೈವ್ ಅದರಲ್ಲಿ ಮಾಡಿದ ಕೆಲಸ ಯಾವುದು ವ್ಯರ್ಥ ಆಗೋದಿಲ್ಲ ನಡೆಯಿದೆ ಎಂಬುದ ಪ್ರಾಪ್ತೋ ಮಧ್ಯಂದಿವಾಹಕರಹ ಅಸ್ಮಿನ್ ಮುಹೂರ್ತೆ ವಿಜಯೇ ಪ್ರಾಪ್ತೇ ಮಧ್ಯಂ ದಿವಾಕರೆ ಹೊರಟರು ನೀಲನನ್ನ ಕರೆದ ಸೈನ್ಯಕ್ಕೆ ಸುಪ್ರೀಂ ಕಮಾಂಡರ್ ಯಾರು ನೀಲ ಅಗ್ನಿಪುತ್ರ ಅಗ್ನಿಗೆ ಹೇಳವನು ಹೇಳ್ದ ನೋಡಿಯ ನಮ್ಮವರು ಹೊರಗಡೆ ಆಹಾರ ಏನು ತಗೊಳ್ತಕ್ಕದ್ದಲ್ಲ ಎಲ್ಲಿ ಶತ್ರುಗಳು ಯಾವ ಆಹಾರಕ್ಕೆ ವಿಷ ಹಾಕಿರ್ತಾರೋ ಗೊತ್ತಿಲ್ಲ ಯಾವ್ಯಾವ ಕೆರೆಗಳಲ್ಲಿ ನೀರಲ್ಲಿ ವಿಷ ಬೆರೆಸಿರ್ತಾರೆಯೋ ಗೊತ್ತಿಲ್ಲ ಒಂದು ಅಡ್ವಾನ್ಸ್ ಪಾರ್ಟಿ ಹೋಗಬೇಕು ರಾಮನ ಸೈನ್ಯ ಕಮಾಂಡ್ ಮಾಡೋ ರೀತಿ ನೋಡಿ ಅಡ್ವಾನ್ಸ್ ಪಾರ್ಟಿ ಹೋಗಿ ನೀರಿಗೀರೆಲ್ಲ ಪರೀಕ್ಷೆ ಮಾಡಿ ನಮ್ಗೆ ಉಚಿತವಾದಂತಹ ವಿಹಾರ ಬಿಡಾರ ಎಲ್ಲ ಮಾಡಬೇಕು ಫಲಮೂಲವತ ನೀಲ ಶೀತಕಾನನವಾರಿಣ ಪಥ ಮಧುಮತ ಚಾಶು ಸೇನಾಂ ಸೇನಾಪತೇನಯ ಅದೆಲ್ಲ ಹೇಳಿದ ಬಲಮಧ್ಯದಲ್ಲಿ ಲಕ್ಷ್ಮಣ ಮತ್ತು ರಾಮ ಬಲಗಡೆಯಲ್ಲಿ ಸುಗ್ರೀವ ಎಡಗಡೆಯಲ್ಲಿ ಆಂಜನೇಯ ಸೈನ್ಯದ ಪಕ್ಷಿ ಆಕಾರದಲ್ಲಿ ವ್ಯೂಹ ಮಾಡಿಕೊಂಡು ಮಹಾಭಾರತದಲ್ಲಿ ಆ ವ್ಯೂಹ ರಚನೆ ವೈಭವ ಎಲ್ಲ ಮಹಾಭಾರತದಲ್ಲಿ ನೋಡಬೇಕು ಇದೇ ಮುಂದಿನ ಜನವರಿ ಇಪ್ಪತ್ತೊಂದನೇ ತಾರೀಖಿನಿಂದ ಫೆಬ್ರವರಿ ಇಪ್ಪತ್ತೈದರವರೆಗೆ ಮೂವತ್ನಾಲ್ಕು ದಿವಸ ಮಲ್ಲೇಶ್ವರಂ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಸಂಪೂರ್ಣ ಮಹಾಭಾರತ ಒಂದು ತಿಂಗಳು ಏರ್ಪಡಿಸಿದ್ದಾರೆ ಕರಪತ್ರಗಳನ್ನೆಲ್ಲ ಕೊಡ್ತಾರೆ ನಿಮಗೆ ನಾಳೆ ನಾಡಿದ್ದರಲ್ಲಿ ಅವಕಾಶ ಇದ್ದವರು ಬನ್ನಿ ಆ ಅವಕಾಶ ಮತ್ತೆ ಸಿಕ್ಕುವುದು ಕಷ್ಟ ಐವತ್ತರವತ್ತು ವರ್ಷಗಳ ಹಿಂದೆ ಆಂಡೋನ್ ಸ್ವಾಮಿಗಳು ಅದೇ ಜಾಗದಲ್ಲಿ ಮಹಾಭಾರತ ಪೂರ್ತ ಹೇಳಿದ್ರು ಅದಾದ್ಮೇಲೆ ಮೇಲೆ ಪೂರ್ತಿ ಮಹಾಭಾರತ ಹೇಳಿದ್ದು ನನಗೆ ಗೊತ್ತಿಲ್ಲ ಇದು ಒಂದು ಜನ್ಮದಲ್ಲಿ ಒಂದು ಸಲ ಹೇಳೋಕೆ ಸಿಕ್ಕ ರಾಮಾಯಣ ಹೇಳ್ಬೋದು ಮಹಾಭಾರತ ರಾಮಾಯಣಕ್ಕೆ ನಾಲ್ಕರಷ್ಟು ದೊಡ್ಡ ಗ್ರಂಥ ಅದರಲ್ಲಿ ಬರುವಷ್ಟು ವಧೆಗಳು ಬೇರೆ ಕಡೆ ಭೀಷ್ಮ ದ್ರೋಣ ಕರ್ಣ ಶಲ್ಯ ಅದನ್ನು ಕೇಳುವುದಕ್ಕೆ ನೀವು ಹೇಗಾದರೂ ಅವಕಾಶ ಮಾಡಿಕೊಂಡು ಬಂದರೆ ನಾನು ಕೃತಾರ್ಥನಾಗ್ತೇನೆ ನನ್ನ ಜನ್ಮ ಸಾರ್ಥಕವಾಗುತ್ತೆ ಇಲ್ದ್ರೆ ಮತ್ತೆ ಮಹಾಭಾರತ ಹೇಳಿ ಅಂತ ಕೇಳಿ ಇಲ್ಲಿ ಹೇಳೋದು ಕಷ್ಟ ಅದು ಮತ್ತೆ ಬರುತ್ತೋ ಆಯುಷ್ಯ ಆಗಿದೆಯೋ ಗೊತ್ತಿಲ್ಲ ಆ ವ್ಯೂಹ ಅದನ್ನು ರಚನೆ ಮಾಡಿಕೊಂಡು ಅಂಗದನನ್ನು ಮುಂದೆ ಬಿಟ್ಟು ಆ ಸೈನ್ಯ ಹೊರಟಿದೆ ಅವತ್ತು ಶುಕ್ರ ಎಲ್ಲಿದ್ದ ತ್ರಿಶಂಕು ಎಲ್ಲಿದ್ದ ನಕ್ಷತ್ರಗಳಲ್ಲಿ ಮೂಲ ನಕ್ಷತ್ರ ಎಲ್ಲಿತ್ತು ಸಪ್ತರ್ಷಿಗಳಲ್ಲಿದ್ದರು ಎಲ್ಲ ಜಾತಕ ಕೊಟ್ಟಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ರಾಮಚಂದ್ರ ಪ್ರಯಾಣ ಮಾಡಿದ ದಿವಸ ರಾವಣನಿಗೆ ಅತ್ಯಂತ ಅಶುಭ ದಿವಸವಾಗಿತ್ತು ದಿವಾರಾತ್ರಂ ಹತಿ ಹರಿವ ಐನಿ ಹಗಲು ರಾತ್ರಿ ಪ್ರಯಾಣ ಮಾಡ್ತಾ ಮಾಡ್ತಾ ಭಾರತ ದೇಶದ ದಕ್ಷಿಣದ ತುದಿಗೆ ಸೈನ್ಯ ಬಂದೇ ಬಿಟ್ಟಿತು ಎಷ್ಟು ಬೇಗ ಓಡಿಸಿಬಿಟ್ರಿ ನಾನಲ್ಲ ಕಪ್ಪು ಸೈನ್ಯ ಅಷ್ಟು ಬೇಗ ಹೋಗ್ತಾ ಇದೆ ರಾಮಚಂದ್ರ ಸ್ವಾಮಿ ಬೀಡಾರವನ್ನು ನೋಡಿ ಅಲ್ಲಿ ಸೀತೆಯನ್ನು ನೆನೆಸಿಕೊಂಡು ಮತ್ತೆ ವಿಪ್ರಲಂಬ ಶೃಂಗಾರ ಬಹಳ ಸುಂದರವಾದ ಅಧ್ಯಾಯ ಈಗ ನಾವು ಸ್ವಲ್ಪ ಈ ಕಡೆ ಕಥೆಯನ್ನು ನಿಲ್ಲಿಸಿ ರಾವಣನ ಕಡೆಗೆ ಹೋಗೋಣ ಬಹಳ ಹೊತ್ತಾಯಿತು ರಾವಣನ ಮಾತನಾಡಿಸಿ ಅಲ್ಲಿ ಅರಮನೆಯಲ್ಲಿ ಕೂತಿದ್ದಾನೆ ರಾವಣನ ಯಾರೋ ಹೇಳಿದ್ರು ಪ್ರಭು ರಾಮಚಂದ್ರ ಕಪಿಸೇನೆಯನ್ನು ಕಟ್ಕೊಂಡು ಬಂದಿದ್ದಾನೆ ಕಡಲಿನ ಉತ್ತರ ತೀರದಲ್ಲಿ ಸೇನೆ ಬೀಡು ಬಿಟ್ಟಿದೆ ಕತ್ತಿ ತೆಗೆದ ರಾವಣ ಏನಂತೆ ಎಲ್ಲಾರು ಉಂಟೆ ಕಪಿಸೇನೆ ಕರ್ಕೊಂಡು ರಾಮನ ರಾಮ ಬರೋದು ಅಂದ್ರೆ ಕೊಂದು ಬಿಡ್ತೇನೆ ನಿಜ ಹೇಳು ನೀವೇ ನೋಡಿ ಅರಮನೆ ಮೇಲೆ ಎಂದು ಮಾಳಿಗೆ ಮೇಲೆ ನಿಂತ್ಕೊಂಡು ನೋಡ್ತಾನೆ ಏನು ಸಮುದ್ರ ಆಚೆ ಕಡೆ ಅದೊಂದು ಸೈನ್ಯವೋ ಸಮುದ್ರ ಅನ್ನೋ ಹಾಗೆ ಅದೆಲ್ಲ ಕಾಣಿಸ್ತು ಭಯವಾಯಿತು ಏನು ಮಾಡಬೇಕು ಒಬ್ಬ ಹೇಳ್ದ ಧರ್ಷಿತಾಚ ಪ್ರವಿಷ್ಟಾಚ ಲಂಕಾ ಸಹಾಪುರಿ ಒಂದು ವಾನರ ಬಂದು ನಮ್ಮೂರಲ್ಲಿ ಎಷ್ಟೆಲ್ಲ ಅವಾಂತರ ಮಾಡಿದ ಅಂತ ನೋಡಿದ್ದೇವೆ ಅವನ ಆ ಸೈನ್ಯದಲ್ಲಿ ಅತ್ಯಂತ ಕಡಿಮೆ ಬಲ ಇರುವಂಥವನಂತೆ ತೇನ ವಾನರ ಮಾತ್ರೇಣ ದೃಷ್ಟ ಸೀತಾದ ಜಾನಕಿ ಸೀತೆಯನ್ನು ನೋಡಿಬಿಟ್ಟೆ ಯಾರು ನೋಡಿದದ್ದು ಆದ್ರಿಂದ ಇವತ್ತು ಸ್ವಲ್ಪ ಗೆಲ್ಲುವುದಕ್ಕೆ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು ದೈವಯತ್ನ ಏನಿದೆ ಗೊತ್ತಿಲ್ಲ ಸಭೆಗೆ ಸೇರಿಸಿ ಏನು ಮಾಡಬೇಕು ನೋಡಿ ಅಂತ ಒಬ್ಬ ಸೂಚನೆ ಕೊಟ್ಟ ಸಚಿವರ ಮಾತನ್ನು ಕೇಳಿದ ರಾವಣ ಸಭೆಯನ್ನು ಸೇರಿಸಿದ ಅದಕ್ಕೆ ಮುಂಚೆನೆ ಪ್ರಹಸ್ತ ಆ ಸಭೆ ಇನ್ನೂ ಆರಂಭ ಆಗ್ತಾ ಇದೆ ಬರೋರು ಬರ್ತಾ ಇದ್ದಾರೆ ಕೋರಂ ಆಗಿಲ್ಲ ಎದ್ದು ನಿಂತುಕೊಂಡ ಒಂದು ಕುಯುಕ್ತಿಯನ್ನು ಹೇಳ್ತಾನೆ ಈ ಕುಯುಕ್ತಿ ಹೇಳುವಂತಹ ಮಂತ್ರಿಗಳಿದ್ರೆ ರಾಷ್ಟ್ರ ಹೇಗೆ ನಾಶವಾಗುತ್ತೆ ಅನ್ನೋದಕ್ಕಿದು ಸಾಕ್ಷಿ ನೇರವಾಗಿ ಯುದ್ಧ ಮಾಡೋ ದಾರಿ ಅಲ್ಲ ಪ್ರಹಸ್ತ ಪ್ರಧಾನ ಸೇನಾಧಿಪತಿ ಅವನು ಹೇಳ್ತಾನೆ ಈ ಕಪಿಗಳನ್ನು ಬೆದರಿಸೋದು ಬಹಳ ಸುಲಭ ರಾವಣ ನಮ್ಮ ಸೈನ್ಯ ಒಂದಷ್ಟು ಮಾಯೆಯಿಂದ ಈ ಕಡೆಯಿಂದ ಆ ಕಡೆಗೆ ಹೋಗಿ ಅಯೋಧ್ಯ ಸೇನೆಯಂತೆ ವೇಷ ಹಾಕಿಕೊಂಡು ಒಂದೊಂದು ಸೈನ್ಯಕ್ಕೆ ಒಂದೊಂದು ಬಣ್ಣ ಆಕಾರ ಇರುತ್ತೆ ನಾವು ಮೈಸೂರು ಮಹಾರಾಜರ ದರ್ಬಾರ್ ನೋಡಿದ್ದವರಿಗೆ ಈ ಹೈದರಾಬಾದಿಂದ ತ್ರಿವೇಂದ್ರಂನಿಂದ ಬೇರೆ ಕಡೆಯಿಂದ ಸೈನ್ಯ ತುಕಡಿ ಬರ್ತಿತ್ತು ಅವ್ರ ಯೂನಿಫಾರ್ಮ್ ಬೇರೆ ಬೇರೆ ಇರ್ತಿತ್ತು ಆ ದಸರಾ ನಾ ಹೇಳೋದು ಈಗಿನ ದಸರಾ ಎಲ್ಲ ಬದಿ ಮಾರಿ ಕುಣಿತ ಡೊಳ್ಳು ತಮಟೆ ಹಾ ಹೂ ಹಾ ಇದರಲ್ಲಿ ಏನೂ ಇಲ್ಲ ವಿಶೇಷ ಎಲ್ಲಿ ಬೇಕಾದ್ರೆ ಆಗ್ಬೋದು ಇದು ಹಾಗೆ ಅಯೋಧ್ಯೆ ಸೈನಿಕರಂತ ವೇಷ ಹಾಕ್ಕೊಂಡು ರಾಮನ ಹತ್ರ ಹೋಗಿ ಸುಗ್ರೀವನ ಹತ್ರ ಹೋಗಿ ಅಯೋಧ್ಯೆ ಭಾಷೆಯಲ್ಲಿ ಮಾಯೆಯಿಂದ ಭರತ ಕಳಿಸಿದ್ದಾನೆ ನಿಮ್ಮ ಸಹಾಯಕ್ಕೆ ಅಂತ ಹೇಳಿಬಿಡೋಣ ನಂಬುತ್ತಾನೆ ರಾಮಚಂದ್ರ ಯಾಕೆ ಬೆಪ್ಪ ತಕಡಿ ಆ ಸೈನ್ಯದಲ್ಲಿ ನಾವು ಹೊಕ್ಕರೆ ರಾತ್ರಿ ಕಪಿವೀರರನ್ನ ಕೊಂದು ಮುಗಿಸಿದರೆ ಆಗೋಯ್ತು ಕೆಲಸ ರಾಮ ಪೆಚ್ಚಮೋರೆ ಹಾಕೊಂಡು ಬಂದ ದಾರಿ ಸುಂಕವಿಲ್ಲ ಅಂತ ಹೋಗ್ಬಿಡ್ತಾನೆ ಅಂತ ಹೇಳಿದಾಗ ಅಷ್ಟೊತ್ತು ವಿಭೀಷಣ ಬಂದ ಆ ಸಭೆಗೆ ಇದು ಪಾರ್ಲಿಮೆಂಟ್ ಆಗಿರುತ್ತೆ ಮೂರು ಚಿತ್ರ ಕೊಡ್ತಾರೆ ತ್ರೀ ಸೆಷನ್ಸ್ ತಾನ್ ಗೃಹೀತಾಯುಧಾನ್ ಸರ್ವಾನ್ ವಾರಹಿತ್ವ ವಿಭೀಷಣ ಕತ್ತಿ ಗಿತ್ತಿ ಗದೆ ಹಿಡ್ಕೊಂಡು ಅವರು ಹೊರಟೇ ಬಿಟ್ಟರು ಕೆಲವರು ವೇಷ ಮಾಡಿಕೊಂಡು ಅಲ್ಲಿ ಹೋಗಿ ಸೇರಬೇಕು ಅಂತ ನಿಂತ್ಕೊಂಡ್ರು ಅಂತ ವಾರಯಿತ್ವ ವಿಭೀಷಣ ಅಬ್ರವೀತ್ ಪ್ರಾಂಜಲಿರ್ವಾಕ್ಯಂ ಪುನಃ ಪ್ರತ್ಯುಪೇಶ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಚಲ್ಲಾರನ್ನು ಕೂರಿಸಿ ರಾವಣನಿಗೆ ಹೇಳಿದ ಅಣ್ಣ ಈ ಮೂರ್ಖನ ಮಾತನ್ನು ಕೇಳಬೇಡ ಇದೆಲ್ಲ ಆಗೋ ಕೆಲಸ ಅಲ್ಲ ಸರ್ವಜ್ಞನಾದ ರಾಮಪ್ರಭು ನಾವು ಸೈನ್ಯ ಕಳಿಸಿದ್ದೇವೆ ಅಂದ್ರೆ ಇದು ಅಯೋಧ್ಯೆ ಸೈನ್ಯ ಅಂತ ತಿಳಿಯುವಷ್ಟು ಬೆಪ್ಪನಲ್ಲ ಅದು ಬೇಕಿದ್ರೆ ಅವನೇ ಹೇಳಿ ಕಳಿಸ್ತಿದ್ದ ಕಪಿ ಕರಡಿ ಕಟ್ಕೊಂಡು ಬಂದಿದ್ದಾನೆ ಅವನಿಗೆ ಮಾಯ ಮಾಡೋ ಶಕ್ಯವಿಲ್ಲ ಹಾಗಿದ್ರೆ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಏನು ದಾರಿ ಅಂದ್ರೆ ತ್ಯಜಸ್ವ ಕೋಪಂ ಸುಖಧರ್ಮನಾಶನಂ ಸುಲಭೋಪಾಯ ಕೋಪ ಬಿಟ್ಬಿಡು ದುರ್ಭಿಮಾನ ಬಿಟ್ಬಿಡು ಸೀತೆಯನ್ನು ಕರ್ಕೊಂಡು ಹೋಗು ನಾಶಿಗೆ ಆದ್ರೆ ನಾನು ಜೊತೆಗೆ ಬರ್ತೇನೆ ತಪ್ಪಾಯಿತು ಅಂತ ರಾಮನ ಪಾದದಲ್ಲಿ ಬಿಟ್ಟು ಸೀತೆಯನ್ನು ಒಪ್ಪಿಸಿಬಿಡು ಸೈನ್ಯ ಎಲ್ಲ ಜಮಾವಣೆ ಎಲ್ಲ ಯಾರೂ ಸಾಯೋದಿಲ್ಲ ವೆರಿ ಸಿಂಪಲ್ ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೋಬೇಡ ತ್ಯಜಸ್ವ ಸ್ವಕೋಪಂ ಧರ್ಮನಾಶನಂ ಸುಖ ಧರ್ಮವನ್ನು ಹಾಳು ಮಾಡುವುದು ಕೋಪ ಭಜ ಸ್ವಧರ್ಮಂ ರತಿ ವರ್ಧನಂ ಆನಂದ ಕೊಡುವುದು ಕೀರ್ತಿ ಕೊಡುವುದು ಆ ಧರ್ಮವನ್ನು ನಂಬು ನಿನ್ನೊಬ್ಬನ ಬದುಕಲ್ಲ ಬಹುವಚನ ಪ್ರಸೀದ ಜೀವೇಮ ನಾವೆಲ್ಲ ಬದುಕೋ ವಿಷಯ ರಾವಣ ನೀನೊಬ್ಬ ಬದುಕೋದಲ್ಲ ಸಪುತ್ರ ಬಾಂಧವ ನಮ್ಮ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂಧುಗಳು ಬದುಕಬೇಕು ಪ್ರದೀಯತಾಂ ದಾಶರಥಾಯ ಮೈಥಿಲಿ ಸೀತೆಯನ್ನು ಒಪ್ಪಿಸಿಬಿಡು ಅಂದ ಇದಕ್ಕೊಬ್ಬರು ಪ್ರತಿ ಹೇಳಲಿಲ್ಲ ಸಭೆಯಲ್ಲಿ ಧೈರ್ಯ ಇರಲಿಲ್ಲ ವಿಭೀಷಣನಿಗೆ ಮಾರಲ್ ಕರೇಜ್ ಇತ್ತು ಅವನಿಗೆ ಪ್ರತ್ಯುತ್ತರ ಕೊಡುವುದಕ್ಕೆ ರಾವಣನಿಗೂ ಹೆದರಿಕೆ ಇತ್ತು ಅವನ ಮುಖದಲ್ಲಿ ತೇಜಸ್ಸಿತ್ತು ಮೇಲೆ ಕೆದ್ದು ಬಿಟ್ಟ ಸಭೆ ಮುಗೀತು ಅಂತ ಸೂಚನೆ ಕೊಟ್ಟು ದೊರೆಯದ ಮೇಲೆ ಎಲ್ಲ ಹೇಳಬೇಕಾಯಿತು ವಿಭೀಷಣನಿಗೆ ಬದಲು ಸಿಕ್ಕಲಿಲ್ಲ ಎಲ್ಲ ತಮ್ಮ ತಮ್ಮ ಮನೆಗೆ ಹೋದ್ರು ಸಭೆ ಮುಗಿದೋಯ್ತು ಅಬ್ರಪ್ಟ್ ಆಗಿ ಮುಗಿದೋಯ್ತು ಕೋರಂ ಇಲ್ಲ ಎಮರ್ಜೆನ್ಸಿ ಹೇರೋ ದಿವಸ ಇದು ಮರು ದಿವಸ ಇನ್ನು ರಾವಣ ಎದ್ದಿದ್ದಾನೋ ಇಲ್ವೋ ತತಃ ಪ್ರತ್ಯುಷತಿ ಪ್ರಾಪ್ತೇ ಪ್ರಾಪ್ತ ಧರ್ಮಾರ್ಥ ನಿಶ್ಚಯ ಎರಡನೇ ಸಲ ರಾಕ್ಷಸಾಧಿಪತೇರ್ವೇಷ್ಮ ಭೀಮ ಕರ್ಮ ವಿಭೀಷಣ ಇನ್ನೂ ಕತ್ತಲೆ ಹೋಗೇ ಅಲ್ಲ ವಿಭೀಷಣ ರಥದಲ್ಲಿ ಅಣ್ಣನ ಮನೆಗೆ ಹೋದ ಬಾಗಲ ಸ್ವಲ್ಪ ಹೊತ್ತು ಕೂತ ಅಣ್ಣ ಎದ್ದ ಮೇಲೆ ಹೇಳ್ದ ಅಣ್ಣ ನಾನು ನೀವು ಸಭೆಯಲ್ಲಿ ಅವಮಾನ ಮಾಡಬೇಕು ಅಂತ ಹೇಳಲಿಲ್ಲ ನೀವು ಬದುಕಬೇಕು ಅಂತ ಹೇಳಿದೆ ನಾನು ತಮ್ಮ ಅಲ್ವೇ ಎಷ್ಟಾದರೂ ಯುದ್ಧ ನೀನಿಗೆ ಮಾಡೋದಾಗಿದ್ರೆ ಖಂಡಿತವಾಗಿ ನೀ ಸಾಹಿತಿಯ ಹೊರತು ನನಗೆ ಒಳ್ಳೇದಾಗೋದಿಲ್ಲ ಇವರಿಗೆ ಯಾಕೆ ಅಂತ ಕೇಳಿದ್ರೆ ಈ ಮಾತಲ್ಲಿ ಸ್ವಲ್ಪ ಅವನೊಂದು ಹೆಚ್ಚು ಕಮ್ಮಿ ಮಾಡಿದ್ರಿಂದ ಅವನಿಗೂ ಶಿಕ್ಷೆ ಆಯಿತು ವಿಭೀಷಣನಿಗೂ ಕೂಡ ತಮಗೆ ಹೇಳಿದ್ದೇನೆ ಯದಾ ಪ್ರಭೃತಿ ವೈದೇಹಿ ಸಂಪ್ರಾಪ್ತ ಇಮಾಂಪುರಿ ಇಂತವ ಯಾವತ್ತು ನಮ್ಮೂರಿಗೆ ಸೀತೆ ಬಂದಳೋ ತದಾ ಪ್ರಭೃತಿ ದೃಶ್ಯಂತೆ ನಿಮಿತ್ಯಾನ್ಯ ಶುಭಾನಿತ ನಮಗೆ ಬರೀ ಅವಲಕ್ಷಣಗಳೇ ಕಾಣಿಸ್ತಾ ಇವೆ ಸೀತೆ ಬಂದದ್ದೇ ಬಂದದ್ದು ನಮ್ಮೂರಿಗೆ ಬರಿಯವ ಲಕ್ಷಣ ಕಾಣಿಸ್ತಾ ಇದೆ ಸಸ್ಫುಲಿಂಗ ಸಧೂಮಾರ್ಚಿ ಹೋಮ ಹವನ ಮಾಡೋದಾದ್ರೆ ಅಗ್ನಿ ಸಿಡಿತಾ ಇರುತ್ತೆ ಸಧೂಮ ಕಲುಷೋದಯ ಎಷ್ಟು ಹೊಸಿದ್ರೂ ಹೊಗೆ ಬರುತ್ತೆ ಅಗ್ನಿಯಲ್ಲಿ ಮಂತ್ರದಿಂದ ಎಷ್ಟು ಹುತ ಮಾಡಿದ್ರು ಅಗ್ನಿ ಪ್ರಜ್ವಲಿಸೋದೆಲ್ಲ ನೋಡಿ ಆ ಊರಲ್ಲಿ ಅಗ್ನಿಹೋತ್ರ ಮಾಡ್ತಿದ್ರು ದುಷ್ಟು ಬ್ರಾಹ್ಮಣರಿದ್ರು ಗವಾಂಪಯಾಂಸಿ ಕನ್ನಾನಿ ಕೊಟ್ಟಿಗೆಯಲ್ಲಿ ಹಾಲು ಕರೆದ್ರೆ ಒಡೆದ ಹಾಲು ಬರ್ತಾ ಇದೆ ಕೆಚ್ಚಲಿನಿಂದ ವಿಮದಾವೀರ ಕುಂಜರಾಹ ಆನೆಗಳಲ್ಲಿ ಮದ ಸೋರುವುದು ನಿಂತು ಹೋಗಿದೆ ದೀನಮಶ್ವಾಪ್ರಹೇಶಂತೆ ಕುದುರೆಗಳು ಗೊಳೋ ಅಂತ ಅಳ್ತಾ ಇವೆ ಕುದುರೆ ಹಾಗಿರಬೇಕು ಅದು ಅದು ಹೇಷಾರವ ಮಾಡಿದರೆ ಧೈರ್ಯ ಬರಬೇಕು ಅಳ್ತಾ ಇವೆ ಹುಲ್ಲಾಕಿದ್ರೆ ತಿನ್ನೋದಿಲ್ಲ ಕರೋಷ್ಟ್ರಾಶ್ವತರ ರಾಜನ್ ಭಿನ್ನ ರೋಮಾಹ ಸ್ರವಂತಿಚ ಕತ್ತೆ ಒಂಟೆಗಳು ಕೂಡ ಆ ಕೂದಲೆಲ್ಲ ಉದುರ್ತಾ ಇದೆ ವೃದ್ಧಾಷ್ಟ ಪರಿಲೀಯಂತೆಯೇ ಅವಲಕ್ಷಣದ ಆಕಾರದಲ್ಲಿ ಹದ್ದುಗಳು ಒಂದೊಂದು ಮನೆ ಮೇಲೆ ಸುತ್ತಾಡ್ತಾ ಇವೆ ಇದೆಲ್ಲ ನಮ್ಗೆ ಒಳ್ಳೇದಾಗೋದಿಲ್ಲ ಅಂತ ಅನ್ಸುತ್ತೆ ಶಕುನಗಳು ಚೆನ್ನಾಗಿಲ್ಲ ನನ್ನ ಮಾತು ನಂಬದೇ ಇದ್ರು ಶಕುನ ನಂಬಬೇಕಲ್ಲ ಕೊಟ್ಬಿಡು ಭಯ ಅದಕ್ಕೆ ಸೀತಾದೇವಿಯನ್ನು ಒಪ್ಪಿಸಿಬಿಡು ಸೀತೆ ಬಂದದ್ದೇ ಅವತ್ತಿನಿಂದಲೇ ನಮಗೆ ಸರಿ ಹೋಗಲಿಲ್ಲ ಅಂದ ನಿಮಗಿಲ್ಲೇನು ಕಾಣಿಸ್ಲಿಲ್ಲ ಆಂಡವನ ಸ್ವಾಮಿಗಳು ವ್ಯಾಖ್ಯಾನ ಇದು ಗೋವಿಂದರಾಜರು ತೋರಿಸಲಿಲ್ಲ ಇದನ್ನ ಇವನು ವಿವೇಕಿಯಾದ ವಿಭೀಷಣ ಏನು ಹೇಳಬೇಕಾಗಿತ್ತು ನಿಮ್ಮನ್ನ ಹೋದ್ಸಲ ಎಲ್ಲೂ ನೋಡಿದ್ನಲ್ಲ ಅಂತ ಕೇಳ್ತೀರಿ ನಮ್ಮನೆಗೆ ಬಂದಿದ್ರಲ್ಲ ನೀವು ಹಾ ನಿಮ್ಮ ಮನೆಗೆ ನಾ ಬಂದಿದ್ನೆ ಯಾವ ದಿವಸ ಹೇಳಿ ನಮ್ಮ ಮಗು ಸತ್ತು ಹೋಯ್ತು ನೋಡಿ ನೀವು ಬಂದ್ರಲ್ಲ ನಮ್ಮ ಮಗು ಸತ್ತು ಹೋಯ್ತಲ್ಲ ಅದೇ ದಿವಸ ನಿಮ್ಮನ್ನು ನೋಡಿದ್ದು ಅಂದ್ರೆ ಯಾವುದಕ್ಕೆ ಯಾವ ಸಂಬಂಧ ಅದು ಎರಡೂ ಘಟನೆ ಒಂದೇ ದಿವಸ ನಡೆದಿರಬಹುದು ಹೇಳೋ ರೀತಿಯಲ್ಲಿ ನೀವು ಬಂದಿದ್ದೆ ನಮಗೂ ಹೋಯಿತು ಅಂತ ಹೇಳೋ ರೀತಿಯಲ್ಲಿ ಸೀತೆ ಬಂದದ್ದು ನಮ್ಮೂರಿಗೆ ಅವಲಕ್ಷಣವಾಯಿತು ಅನ್ನೋ ಧ್ವನಿ ಬಂತೋ ಇಲ್ಲವೋ ಇದನ್ನು ಕೇಳಿದ ಅಲ್ಲಿ ರಾಮ ಏನೇ ನಡೀತು ಅಂತ ಮಾಡ್ತೇನೆ ನೋಡಂತ ಹೇಳಿ ಶರಣಾಗತಿಗೆ ಅಂತ ಬಂದವನಿಗೆ ಆಕಾಶದಲ್ಲಿ ನಿಲ್ಲಿಸಿ ಕಡಿಬೇಕು ಕುತ್ತಬೇಕು ಅಂತ ವಾದರ ಕೈಯಲ್ಲಿ ಹೇಳಿಸಿ ಅಷ್ಟು ಶಿಕ್ಷೆ ಮಾಡಿದ ಮೇಲೆ ಅವನು ಶರಣಾಗತಿಯನ್ನು ಅಂಗೀಕಾರ ಮಾಡ್ತಾನೆ ಪ್ರಭು ರಾವಣ ಹೇಳಿದ ಭಯನ್ನ ಪಶ್ಯಾಮಿ ಕುತಶ್ಚಿದಪ್ಯಹಂ ವಿಭೀಷಣ ನಮ್ಮ ಕುಲದಲ್ಲಿ ಧೈರ್ಯ ಇಲ್ಲದೆ ಹುಟ್ಟಿದವು ನೀನೊಬ್ಬನೇ ಯಾಕೋ ಹೆದರ್ತೀಯೆ ಅವಲಕ್ಷಣ ಅಂತ ಹೇಳಿ ಪಕ್ಷಿಗಳು ತಮ್ಮಷ್ಟಕ್ಕೆ ಹಾರ್ತವೆ ಗೋವುಗಳಲ್ಲಿ ಹಾಲು ಏನು ಬಂತು ಬರಲಿಲ್ಲ ಅದು ತಗೊಂಡೇನ್ ಮಾಡ್ತೀಯ ನೀನು ಅಂತ ಸಮ ಏನೋ ಸಮಾಧಾನ ಹೇಳಿದ ದಶಾನನೋ ಭ್ರಾತರ ಮಾಪ್ತವಾಜನಂ ವಿಸರ್ಜಯ ಮಾಸ ತದಾ ವಿಭೀಷಣಂ ಗೆಟೌ ತಂದ ವಿಸರ್ಜಯ ಮಾಸ ಹೋಗಾಚೆಗೆ ಕರೆದಿದ್ರೆ ಬರಬೇಕು ಬುದ್ಧಿ ಕೇಳಿದ್ದೆ ನಾನು ನಿನಗೆ ಹೋಗಾಚೆಗೆ ಅಷ್ಟೊತ್ತಿಗೆ ರಹಸ್ಯದಲ್ಲಿ ಸಭೆ ಸೇರಿಸಬೇಕು ಅಂತ ಆ committee members working committee members ಎಲ್ಲರಿಗೂ ಹೇಳಿ ಕಳಿಸಿದ್ದಾನೆ ಒಬ್ಬೊಬ್ಬರಾಗಿ ಬರೋಕೆ ಶುರು ಮಾಡಿದ್ರು ವಿಭೀಷಣ ಹೊರ ಹೋಗ್ತಾ ಇದ್ದನ್ನು ಅವರು ನೋಡಿದ್ರು ಇವನು ನೋಡಿದ ನಾನು ಬಿಟ್ಟು ಮೀಟಿಂಗ್ ಮಾಡ್ತಾರೆ ಅಂತ ಕಾಣುತ್ತೆ ಸ್ವಲ್ಪ ನಿಂದ ಕಣ್ಣು ಸನ್ನೆ ಮಾಡಿದ ಹೋಗಿ ಆಚೆಗೆ ಅಂದ್ಬಿಟ್ಟ ರಾವಣ ಎಷ್ಟು ಸೂಕ್ಷ್ಮ ನೋಡಿ ವಿಭೀಷಣ ಮನೆಗೆ ಹೋದನೋ ಇಲ್ಲವೋ ಮತ್ತೆ ಬುಲಾವ್ ಹೋಯಿತು ರಾವಣನ ಕಡೆಯಿಂದ ಈಗಲೇ ಬರಬೇಕಂತೆ ಆ ಕಮಿಟಿ ಮೆಂಬರ್ಸ್ ಎಲ್ಲ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗ ಮನೆಗೆ ಬಂದಿದ್ದಾರೆ ಇದೇ ಮೀಟಿಂಗ್ ಆಗೋದಿಲ್ಲ ಹೋಗು ಅಂತಂತಾನೆ ಬಾ ಅಂತಾನೆ ಏನಿದು ಒಬ್ಬೊಬ್ರು ಒಂದೊಂದು ಕಡೆ ನಿಂತಿದ್ದಾರೆ ಕೂತಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಹುಡುಕಿ ಅನುಗೇಹಂ ಅವಸ್ಥಾಯ ವಿಹಾರ ಶಯನೇಶು ಚ ಉದ್ಯಾನೇಶು ಚ ರಕ್ಷಾಂಸಿ ಚೋದಯಂತೋ ಕೆವೀತವತ್ ಕೆಲವರು ವಾಕಿಂಗ್ ಹೋಗಿದ್ದಾರೆ ಉದ್ಯಾನದಲ್ಲಿದ್ದಾರೆ ಕೆಲವರು ಮಲಗಿದ್ದಾರೆ ಕೆಲವರು ವಿಹಾರದಲ್ಲಿದ್ದಾರೆ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವನಿಗೆ ಒಂದೊಂದು ಮನೆಯಲ್ಲಿ ಹುಡುಕಿ ಬರಬೇಕಂತೆ ಬರಬೇಕಂತೆ ಅರ್ಜೆಂಟ್ ಸೀಕ್ರೆಟ್ ಮೀಟಿಂಗ್ ಅಂತ ಕರ್ಕೊಂಡು ಹೋದ್ರು ನಾನು ಬಿಟ್ಟು ಏನೋ ಮಾಡ್ತಾರಲ್ಲ ಅಂತ ವಿಭೀಷಣ ಮತ್ತೆ ಹೋದ ಕರೆಯದೇ ಹೋದ ಮೂರನೇ ಸಲ ಸಭೆಗೆ ಇದು ರಾಷ್ಟ್ರಭಕ್ತ ಮಾಡುವ ಕೆಲಸ ಅನರ್ಥ ಏನೋ ಮಾಡ್ತಾನೆ ಮೂರು ಅಂತ ಅವತ್ತು ಮತ್ತೆ ಬೆಳಗ್ಗೆ ಆಗಿದೆ ಅವತ್ತು ವಿಶೇಷ ಏನು ಅಂದ್ರೆ ಸಭೆಯಲ್ಲಿ ಕುಂಭಕರ್ಣ ಕೂತಿದ್ದಾನೆ ಕುಂಭಕರ್ಣ ಚರಿತ್ರೆ ದೊಡ್ಡ ಚರಿತ್ರೆ ಅಂತಹ ಭಯಂಕರ ಎತ್ತರದ ದಡೂತಿಯ ದಪ್ಪನೆ ಆ ಸ್ವಾಮಿ ಜಗತ್ತಲ್ಲಿಯೇ ಒಬ್ಬ ಇರಲಿಕ್ಕಿಲ್ಲ ಅವರ ಅಮ್ಮ ಅವನನ್ನು ಹೇಗೆ ಹತ್ತಲೋ ದೇವರಿಗೆ ಗೊತ್ತು ಅವನು ಹುಟ್ಟಿದಾಗಲೇ ಆಗಿದ್ನೋ ಆಮೇಲೆ ಹಾಗಾದ್ನೋ ಕಬಂಧನಿಗಿಂತ ಮೀರಿಸಿದವನು ರಾವಣ ಕುಂಭಕರ್ಣ ವಿಭೀಷಣ ಎಲ್ಲರೂ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದ್ರು ಉತ್ತರಕಾಂಡದ ಕಥೆ ಬ್ರಹ್ಮ ಅದು ಏನು ಬೇಕು ಅಂತ ಕೇಳಿದ್ರೆ ಅವಧ್ಯತ್ವಂ ಯಾರಿಂದಲೂ ಸಾಯಬಾರದು ಅಂತ ಕೇಳ್ಕೊಂಡ ರಾವಣ ಹಾಗೆಲ್ಲ ಆಗೋದಿಲ್ಲ ಇಂಥವರಿಂದ ಬೇಡ ಅಂತ ಒಂದು ಕೇಳು ಮನುಷ್ಯರಿಂದ ಬೇಡ ಅಂತ ಕೇಳ್ಕೊಂಡ ಕುಂಭಕರ್ಣ ಏನು ಕೇಳ್ತಾನೆಯೋ ದೇವತೆಗಳು ಸರಸ್ವತಿಯನ್ನು ತಳ್ಳಿ ಅಮ್ಮ ಏನಾರು ಕೇಳಿಬಿಡ್ತಾನೆ ಅವನು ಬಾಯಲ್ಲಿ ನಿಂತು ಏನಾರು ಹೇಳಿಸು ನಮಗೆ ಅನುಕೂಲ ಆಗಲಿ ಅಂತ ಹೇಳಿದಾಗ ಸರಸ್ವತಿ ಬರೋ ಹೊತ್ತಿಗೆ ಇವನಿಗೆ ಆಕಳಿಕೆ ಶುರುವಾಯಿತು ಬ್ರಹ್ಮ ಮಂದಿರೋ ಹೊತ್ತಿಗೆ ದೇವರ ಪೂಜೆ ಹೊತ್ತಿಗೆ ಕೆಲವರಿಗೆ ಆಕಳಿಕೆ ಬರುತ್ತೆ ಮಂಗಳಾರತಿ ಮಾಡೋ ಹೊತ್ತಿಗೆ ಕಣ್ಣು ಮುಚ್ಚಿಕೊಳ್ತಾರೆ ನಮ್ಮಪ್ಪ ಅಂತಾರೆ ಅಪ್ಪ ಅಲ್ಲಿದ್ದಾನೆ ಕಣ್ಣು ಮುಚ್ಚಿ ನೋಡ್ತಾರೆಯೇ ಹೊರತು ಕಣ್ಣು ತೆಗೆದು ನೋಡಬೇಕು ಅನ್ನೋ ಭಾವನೆ ಇರೋದಿಲ್ಲ ಇವನು ಬಾಯಿಲ್ ಸರಸ್ವತಿ ಏನು ಹೇಳಿಸಿದ್ಲು ಏನು ಬೇಕೋ ನಿದ್ದೆ ಬೇಕು ನಿದ್ದೆ ಬೇಕು ನಿದ್ದೆ ಬೇಕು ಯಾರೂ ಮಾಡದೇ ಇರುವಷ್ಟು ನಿದ್ದೆ ಬೇಕು ಬ್ರಹ್ಮ ಹೇಳಿದ ಆಯಿತು ಆರು ತಿಂಗಳು ಎಂಟು ತಿಂಗಳು ಯಾರೂ ನೀನು ತೊಂದರೆ ಮಾಡದೇ ಇರಲಿ ಆದರೆ ಮಧ್ಯದಲ್ಲಿ ಎಬ್ಬಿಸಿದ್ರೆ ನೀನಾಗಿ ಎದ್ದ ಹೊರತು ಹಳೆ ಕಾಲದಲ್ಲಿ ರೈಲ್ವೆ ಇಂಜಿನ್ಗೆ ಈ ವಾಟರಿಂಗ್ ಸ್ಟೇಷನ್ ಅಂತ ಇರ್ತಿತ್ತು ನೀರು ತುಂಬೋದು ಕಲ್ಲಿದ್ದಲು ಹಾಕೋದು ಹಾಗೆ ಇವನು ತಾನಾಗಿ ಎದ್ದು ಹೊಟ್ಟೆ ತುಂಬಿಕೊಳ್ಳೋಕೆ ಎದ್ದು ಹೊರತು ಯಾರಾದರೂ ಎಬ್ಬಿಸಿದರೆ ಅಕಾಲದಲ್ಲಿ ನಿನಗೆ ಮೃತ್ಯು ಬರಲಿ ಎಂಬುದಾಗಿ ಬ್ರಹ್ಮ ಹೇಳಿ ಹೋಗಿದ್ದ ನಿನಗೇನೋ ಬೇಕು ಅಂತ ವಿಭೀಷಣನ್ನು ಕೇಳಿದ ಪರಮಾಪದ್ಗತಸ್ಯಾಪಿ ಧರ್ಮೇ ಭವತು ಮೇ ಮತಿ ಎಷ್ಟು ಆಪತ್ ಬಂದರೂ ಧರ್ಮದಲ್ಲಿರಲಿ ಬುದ್ಧಿ ಅಂತ ಕೇಳಿಕೊಂಡ ವತ್ಸ ನನ್ನ ವಂಶದಲ್ಲಿ ಹುಟ್ಟಿದವನೊಬ್ಬ ಒಳ್ಳೆ ಬರ ಕೇಳಿದಲ್ಲ ಅಂತ ಬ್ರಹ್ಮದೇವ ಅವನಿಗೆ ಚಿರಂಜೀವಿತ್ವವನ್ನೂ ಕೊಟ್ಟ ಗುರುಗಳಿಂದ ಅಭ್ಯಾಸ ಮಾಡಿದೆ ಬ್ರಹ್ಮಾಸ್ತ್ರವು ವಶವಾಗಲಿ ಅಂತ ಕೊಟ್ಟ ಆ ದಿವ್ಯ ವರಗಳನ್ನು ಅವನು ಪಡ್ಕೊಂಡು ಬಂದ ಅವನು ಸಂಸ್ಕಾರ ಕುಂಭಕರ್ಣನಿಗೆ ಅವತ್ತು ಮಲಗಿ ಇವತ್ತು ಏಳೋ ಹೊತ್ತಿಗೆ ಒಂಬತ್ತು ತಿಂಗಳಾಗಿತ್ತು ಮಹಾರಾಯ ಒಂಬತ್ತು ತಿಂಗಳು ಮಲಗಿದ್ದಾನೆ ಏನು ಗೊರಕೆ ಹೊಡೆದಿದ್ದಾನೆ ಅವತ್ತೆದ್ದಿದ್ದವನೇ ಕರ್ಕೊಂಡ್ಬಂದ್ರು ಅವನ ತಮ್ಮ ಎದ್ದಿದ್ದಾನೆ ಎಂದ ರಾವಣ ಎಲ್ಲ ಅಲಂಕಾರ ಮಾಡಿಕೊಂಡು ಬಂದ ಅವನು ಕೋಟೆ ಬಾಗಿಲು ಒಳಗೆ ನುಗ್ಗೋಕಾಗ್ತಿರ್ಲಿಲ್ಲ ಅವನಿಗೆ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಬ್ಬರು ತಳ್ಳಬೇಕು ಅವನನ್ನು ಅಷ್ಟು ದೊಡ್ಡ ಆಕಾರ ಕರ್ಕೊಂಡ್ಬಂದು ಸಭೆಯಲ್ಲಿ ಏನು ಕುರ್ಚಿ ಮಾಡಿದ್ರು ಸ್ಪೆಷಲ್ ಕುರ್ಚಿ ದೇವರೇ ಗತಿ ವಿ ವಿ ಗಿರಿ ಅಂತ ಒಬ್ಬರಿದ್ರು ಅವರು ಎದ್ರೆ ಅವ್ರ ಜೊತೆಲಿ ಕುರ್ಚಿ ಬಂದ್ಬಿಡೋದು ಮೇಲಕ್ಕೆ ಅಲ್ಲ ಆಕಾರ ನೋಡಿ ನಿಲ್ಸೋಕೆ ಹೇಳಲಿಲ್ಲ ಅಲ್ಲ ಇದ್ರು ಇವರು ಅವನು ಬಂದು ಕೂತಿದ್ದಾನೆ ಸಭೆಯಲ್ಲಿ ಏನಾಯಿತು ಹಿಂದೂ ಗೊತ್ತಿಲ್ಲ ಮುಂದೂ ಗೊತ್ತಿಲ್ಲ ಅವನಿಗೆ ಇವನು ಕಮಿಟಿ ಮೆಂಬರೇ ಅಲ್ಲ ರಾವಣ ಹೇಳಬೇಕು ಉಳಿದವರಿಗೆಲ್ಲ ಕೇಳಿದ್ರೆ ಇವನು ಹೇಳಬೇಕಲ್ಲ ನೋಡೋ ಕುಂಭಕರ್ಣ ತನಗನುಕೂಲವಾಗಿ ಅಂತ ಮಾತಾಡ್ತಿದ್ದಾನೆ ನಮ್ಮ ತಂಗಿ ಮೂಗನ್ನು ಕೊಯ್ದು ಬಿಟ್ಟ ರಾಮ ದಂಡಕಾರಣ್ಯದಲ್ಲಿ ರಾಮಾಂದ್ರ ಗೊತ್ತಲ್ಲ ದಶರಥನ ಮಗ ಅಮ್ಮನ ಮಾತು ಕೇಳ್ಕೊಂಡು ಕಾರಿಗೆ ಬಂದಂತೆ ನಮ್ಮ ತಂಗಿ ಮೂಗು ಕೊಯ್ದರಲ್ಲ ಅಂತ ಈ ಅಂಚ ದಂಡಕಾರಣ್ಯ ಆತ ರಾಮಸ್ಯ ಮಹಿಷಿ ಪ್ರಿಯ ಸೇಡ್ ತೀರಿಸ್ಕೋಬೇಕು ಅಂತ <coughs> ರಾಮಪತ್ನಿ ಸೀತಾದೇವಿಯನ್ನ ರಕ್ಷೋಭಿ ಚರಿತಾದೇಶಾತೆ ರಾಕ್ಷಸ ವಾಸ ಮಾಡ್ತಾ ಇದ್ದ ಗೋದಾವರಿ ತೀರದಿಂದ ಶಬ್ದ ನೋಡಿ ಆನೀತ ಜನಕಾತ್ಮಜ ನಾ ಕರ್ಕೊಂಬಂದೆ ಅಂತ ಕದ್ಕೊಂಬಂದೆ ಅಂತ ಹೇಳಲಿಲ್ಲ ಆನೀತ ಬೆಕ್ಕಿನ ಮರಿ ಎತ್ಕೊಂಬರೋ ಹಾಗೆ ದನ ಕರ್ಕೊಂಬರೋ ಹಾಗೆ ಇದೆಲ್ಲ ಗುರುಗಳಿಂದ ಕೇಳಿದ ಹೊರತು ರಾಮಾಯಣ ಬಾಯಿ ಬಿಡೋದಿಲ್ಲ ನಾ ಕರ್ಕೊಂಬಂದೆ ಅಂದ್ರೆ ಅವಳು ತನ್ನ ಇಷ್ಟದಂತೆ ಬಂದಿದ್ದಾಳೆ ಸ್ವಾಮಿ ಶಯ್ಯಾ ಶಯ್ಯಾಮಾರೋಢುಂ ಇಚ್ಛತಿ ಅಲ್ಪ ಅಲಸಗಾಮಿನಿ ನಾ ಕೇಳಿದೆ ಅವಳನ್ನ ನನ್ನ ಹೆಂಡತಿ ಆಗ್ತೀಯಾ ಹಾಸಿಗೆ ಹತ್ತುತ್ತೀಯಾ ಖಂಡಿತ ಹತ್ತುತ್ತೇನೆ ಅಂತ ಹೇಳಿದ್ದಾಳೆ ಸೀತಾದೇವಿ ಆದ್ರೆ ಯಾರೇನು ತಿಳ್ಕೋತಾರೋ ಏನೋ ನನ್ನ ಗಂಡ ಏನು ತಿಳ್ಕೋತಾನೋ ಏನೋ ಹತ್ತು ತಿಂಗಳಾಗಿದೆ ಇನ್ನು ಎರಡು ತಿಂಗಳು ನೋಡ್ತೇನೆ ಅವನು ಬಂದ್ರೆ ಸರಿ ಬರದೇ ಇದ್ರೆ ನಿನಗೆ ಹೆಂಡತಿ ಆಗ್ತೇನೆ ದಿವಳೆ ವಾಯಿದೆ ಕೊಟ್ಟಿರುವಾಗ ಈಗ ರಾಮ ಬಂದಿದ್ದಾನಲ್ಲ ಇದು ಸರಿಯೇ ಈಗ ಏನಂತ ಏನಂತೀರಿ ಸ್ವಾಮಿ ತಪ್ಪು ತಪ್ಪು ತಪ್ಪು ರಾಮನ ಅನುಕೂಲ ಹೇಳ್ತೀರಾ ರಾವಣನ ಅನುಕೂಲ ಹೇಳ್ತೀರ ತನ್ನ ಅನುಕೂಲಕ್ಕೆ ಸರಿಯಾಗಿ ಕೇಸ್ ಪ್ರೆಸೆಂಟ್ ಮಾಡಿಬಿಟ್ಟ ಒಳ್ಳೆ ಲಾಯರು ರಾವಣ ಆದರೆ ಟೋಪಿ ಬೀಳಲಿಲ್ಲ ಅವನು ಹೇಳ್ದ ಸಾತು ಸಂವತ್ಸರಂ ಕಾಲಂ ಮಯಾ ಚತಭಾವಿ ಒಂದು ವರ್ಷ ವಾಯದೆ ಕಳೆದು ಸೀತಾದೇವಿ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಇವರು ರಾವಣ ಇವನನ್ನು ಹೇಗೆ ಮೆಚ್ಚಿರಿ ನೀವು ರಾವಣನನ್ನ ರೂಪ ಎಷ್ಟಿದ್ರೇನು ಪ್ರಯೋಜನ ಕುಂಭಕರ್ಣ ಕೇಳಿದ ಕಂಬರಾಮಾಯಣದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಈ ಜಾಗದಲ್ಲಿ ಇವನಿಗೇನು ಅರ್ಥ ಆಗಲಿಲ್ಲ ಕುಂಭಕರ್ಣನಿಗೆ ಯಾವ ಸ್ಕೂಲ್ಗೆ ಕಾಲೇಜಿಗೆ ಹೋದವನಲ್ಲ ರಾಮಾಯಣ ಕೇಳಿದವನಲ್ಲ ಕಾಲಕ್ಷೇಪ ಗೊತ್ತಿಲ್ಲ ಆಮೇಲೆ ಏನು ಹೇಳ್ದ ನೋಡಪ್ಪ ಒಂದು ನ್ಯಾಯ ಹೇಳ್ತಾರೆ ಯಾವನು ಮೊದಲು ಮಾಡಬೇಕಾದ್ದನ್ನು ಆಮೇಲೆ ಮಾಡ್ತಾನೆಯೋ ಆಮೇಲೆ ಮಾಡಬೇಕಾದ್ದನ್ನು ಮೊದಲು ಮಾಡ್ತಾನೆಯೋ ಅವನನ್ನು ಕೊಲ್ಲಬೇಕು ಅಂತ ಹೇಳ್ತಾರೆ ರಾಜ್ಯಶಾಸ್ತ್ರದಲ್ಲಿ ಎಫ್ ಪಶ್ಚಾತ್ ಪೂರ್ವ ಕಾರ್ಯಾಣಿ ಕುರುತೆ ಬುದ್ಧಿಮೋಹಿತ ಪೂರ್ವಂಚ ಉತ್ತರ ಕಾರ್ಯಾಣಿ ನಸವೇದ ನಯಾನಯು ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ಏನರ್ಥ ಈ ತಲೆ ಮಾಡಿಸ್ಕೋಬೇಕು ಹೋದ ಒಂದು ಸಲೂನಿಗೆ ಅವತ್ತು ಅಮಾವಾಸ್ಯೆ ಚೆನ್ನಾಗಿ ಮಾಡೋ ಅಂತ ಅವನು ಮಾಡಿದ ಸೋಪು ಗೀಪು ಹಚ್ಚ ಎರಡು ಮೂರು ಕಡೆ ಗಾಯ ಆಯಿತು ವಾಪಸ್ ಬರ್ತಾ ಪುರೋಹಿತರು ಸಿಕ್ಕಿದ್ರು ಸ್ವಾಮಿ ಇವತ್ತು ಜ್ಯೋತಿಷ್ಯ ಚೆನ್ನಾಗಿದೆಯೇ ಅಲ್ಲ ಅದು ಮೊದಲು ಕೇಳಬೇಕಾಗಿತ್ತು ತಲೆ ಬೋಳಿಸ್ಕೊಂಡು ಬಂದ ಮೇಲೆ ನಕ್ಷತ್ರ ಕೇಳುವುದು ಇದು ಮೂರ್ಖ ಮಾಡುವ ಕೆಲಸ ಅಂದ್ರೆ ಇವನೇನ್ ಹೇಳ್ತಿದ್ದಾನೆ ಕುಂಭಕರ್ಣ ಸೀತೆಯನ್ನು ಬಂದಿಲ್ಲ ನನ್ನನ್ನು ಕೇಳಿದೆ ಅವತ್ತು ನೋಡಿ ಎಷ್ಟು ಧರ್ಮ ಇದೆ ಅವನಲ್ಲಿ ಮೊದಲು ಮಾಡಬೇಕಾದ್ದು ಇದು ಸರಿಯೇ ತಪ್ಪೇ ಅಂತ ವಿವೇಕಗಳ ಜೊತೆ ಚರ್ಚೆ ಮಾಡಿ ಅದನ್ನು ಮೊದಲು ಮಾಡಬೇಕು ಸೀತೆ ಕರ್ಕೊಂಡ್ ಬಂದಿದ್ದೇನೆ ಈಗೇನು ಮಾಡಲಿ ಅಂತ ಕೇಳ್ತಾ ಇದೆಯಲ್ಲ ನಿನ್ನ ಬುದ್ಧಿ ಇದೆ ಎಂದಾಗ ರಾವಣ ಕೆಂಡವಾದ ಹಲ್ಲು ಕಟಕಟಕಟ ಅಂತ ಕಡಿಯುತ್ತಿದ್ದಾನೆ ಕಣ್ಣು ತಿರುಗಿಸ್ತಾ ಇದ್ದಾನೆ ಅದನ್ನು ತಿಳ್ಕೊಂಡ ಅಹಂ ಸಮೀಕರಿಷ್ಯಾಮಿ ಹತ್ವ ಶತ್ರುಂ ಸವಾನಗ ನಿನ್ನ ಶತ್ರುಗಳನ್ನು ಕೊಲ್ತೇನೆ ಎಲ್ಲ ಸಮ ಮಾಡ್ತೇನೆ ಸುಮ್ಮನೆ ಇರು ಆ ಅಂತ ಹೇಳಿ ಮತ್ತೆ ನಿದ್ದೆ ಹೋಗ್ಬಿಟ್ಟ ಅವರ ಪುನಗಂಟೇನು ಹೋಯ್ತು ನಿಲ್ಲಿಸ್ತಾ ಈ ಜಾಗಕ್ಕೆ ಅವಂಗಳ ಅವನ ನಿದ್ದೆ ಹೋಗ್ಬಿಟ್ಟ ಅಯ್ಯೋ ಇಂದ ಪಾವಿ ಪುಡಿಯ ತೂಂಗ್ರಾನೆ ಕಷ್ಟ ಅಲ್ಲ ನನಗೆ ಬಿಟ್ಟನಲ್ಲ ಆಗ ಮಹಾಪಾರ್ಶ್ವ ಎದ್ದ ಸಭೆಯಲ್ಲಿ ಅವನಿನ್ನೊಂದು ಮಾತನ್ನು ಹೇಳಿದ ಪ್ರಭು ಸೀತಾದೇವಿಯನ್ನು ನೀವಿನ್ನೂ ಮುಟ್ಟಿಲ್ಲ ಅವಳಿನ್ನೂ ಪತಿವ್ರತೆ ಅಂತ ತಿಳ್ಕೊಂಡು ರಾಮ ಬಂದಿದ್ದಾನೆ ಕಪಿ ಸೈನ್ಯ ಕಟ್ಕೊಂಡು ನೀವು ಕೆಲಸೇ ಬಿಡಿ ಅಂದ ಹಾಗೆ ಬಲಾತ್ ಕುಕ್ಕುಟ ವೃತ್ತೇನ ಈ ಕುಕ್ಕುಟ ವೃತ್ತ ಅಂದ್ರೆ ಏನು ಅಂದ್ರೆ ಅನೇಕರಿಗೆ ಗೊತ್ತಿಲ್ಲ ಮುದ್ರಾ ಮಂಜೂಷದಲ್ಲಿ ಈ ಶಬ್ದ ಹಾಕಿದ್ದಾರೆ ಅದನ್ನು ಎಡಿಟ್ ಮಾಡೋರೊಬ್ರು ಮೈಸೂರು ಕನ್ನಡ ಪಂಡಿತರು ಈ ಕುಕ್ಕುಟ ವೃತ್ತ ಅಂದ್ರೆ ಏನು ನಮ್ಮ ಧಾರವಾಡದಲ್ಲಿ ಬಂದು ಕೇಳಿದ್ರು ಈ ಶಬ್ದನೇ ತೆಗೆದು ಪುಸ್ತಕ ಅವರ ಎದುರಿಗಿಟ್ಟೆ ಅಯ್ಯಬ್ಬ ಅಂದ್ರೆ ಅವರು ಕೇಳಿದ ಕೂಡಲೇ ಪುಸ್ತಕ ತೋರಿಸಿದ್ರಲ್ಲ ಅದು ವಾಲ್ಮೀಕಿ ಬರೆದಿದ್ದಾರೆ ಕುಕ್ಕುಟ ವೃತ್ತ ಕುಕ್ಕುಟದ ನ್ಯಾಯ ಕೋಳಿ ನ್ಯಾಯ ಇಂಗ್ಲಿಷಲ್ಲಿ ಒಂದು ಗಾದೆ ಹೇಳ್ತಾರೆ ಕಾಕ್ಷೂರ್ ಅಂತ ಕೇಳಿದ್ದೀರಾ ಒಂದು ಹುಂಜ ತನಗಿಷ್ಟ ಬಂದ ಕೋಳಿಯನ್ನು ತಾನು ರಮಿಸಬೇಕು ಅಂತ ಇಷ್ಟಪಟ್ರೆ ಆ ಹೆಣ್ಣು ಕೋಳಿ ಎಷ್ಟು ಪ್ರಯತ್ನ ಬಿಡಿಸಿಕೊಳ್ಳುವುದಕ್ಕೆ ಆಗದೇ ಇರೋ ರೀತಿಯಲ್ಲಿ ಅದನ್ನು ಹಿಡಿದು ಅನುಭವಿಸ್ಬಿಡುತ್ತಂತೆ ಅದಕ್ಕೆ ಕಾಕ್ಸೂರ್ ಅಂತ ಇದು ಇದು ಹಲ್ಕಾ ಭಾಷೆ ಇಂಗ್ಲಿಷ್ನಲ್ಲಿ ಭಾಷೆ ಹಲ್ಕಾ ಮೊದಲನೇದ್ದು ಅದರಲ್ಲಿ ಕಾಕ್ಷೋರ್ ಅನೇಕರು ಗೊತ್ತಿಲ್ಲ ಈ ಶಬ್ದ ಇದು ಕುಕ್ಕುಟ ಬರುತ್ತೆ ಅವ ಸೀತೆ ಒಪ್ಪಲಿ ಬಿಡ್ಲಿ ಅವಳನ್ನೇ ಬಿಡು ಮಂತ್ರಿ ಕೊಡುವ ಸಜೆಷನ್ನು ಅದಕ್ಕೆ ರಾವಣ ಹೇಳಿದ ಮಹಾಪಾರ್ಶ್ವ ನಿಬೋಧತ್ವಂ ರಹಸ್ಯಂ ಕಿಂಚಿತ್ ಅಪ್ರಿಯಂ ಮೈಕ್ರೋಫೋನ್ ಮೇಲೆ ರಹಸ್ಯ ರಾವಣ ಹೇಳ್ತಾನೆ ನಾ ಸ್ತ್ರೀಯನ್ನು ಮುಟ್ಟುವ ಹಾಗಿಲ್ಲ ಬ್ರಹ್ಮಶಾಪ ಇದೆ ನನಗೆ ಹಾಗಿದ್ರೆ ಹಾಳಾಗಿ ಹೋಗುವುದ ಆಮೇಲೆ ಪ್ರಹಸ್ತ ಎದ್ದ ವಿಭೀಷಣ ಮೇಲೆ ರಾವಣ ಈ ಮೂರ್ಖ ಮಂತ್ರಿಗಳನ್ನು ಕೇಳ್ಕೊಂಡು ನೀವು ಸಾಯಬೇಡ ಅನ್ಯಾಯವಾಗಿ ಊರು ಹಾಳಾಗೋಗುತ್ತೆ ನನ್ನ ಮಾತನ್ನು ಕೇಳು ಏನಿದ್ರು ಆ ರಾಮಪತ್ನಿಯನ್ನು ಒಪ್ಪಿಸೋದು ಒಂದೇ ಲೇ ಪ್ರಹಸ್ತ ಮೂರ್ಖ ಹೆಬ್ಬಾವಿನ ಬಾಯಿ ಮೃತ್ಯುವಿನ ಬಾಯಿ ಹೋಗ್ತಿದ್ದಾನೆ ದೊರೆ ಜುಟ್ಟು ಹಿಡಿದು ಎಳೆಯೋದು ಬಿಟ್ಟು ಇನ್ನಷ್ಟು ಅಳ್ತಾ ಇದ್ದಾರಲ್ಲ ಒಳಗೆ <clears throat> ನಿಮಗೆ ಬುದ್ಧಿ ಇದೆಯಾ ಅಂತ ಕೇಳಿದಾಗ ಇಂದ್ರಜಿತ್ ಮೇಲೆ ಕೆದ್ದ ಅಪ್ಪನ ಕಣ್ಣು ಸನ್ನೆಯಂತೆ ಹೀನಾಮಾನವ ವಿಭೀಷಣನ್ನು ಬೈತಾನೆ ರಾಷ್ಟ್ರ ರಾಷ್ಟ್ರ ಪ್ರಜ್ಞೆಯನ್ನು ಕುರಿತು ಅದ್ಭುತವಾದ ಅಧ್ಯಾಯ ಇದು ಹದಿನೈದನೇ ಅಧ್ಯಾಯ ಇದನ್ನು ನಾಳೆ ವಿವರಿಸಿ ಮುಂದಿನ ಕಥೆ ರಾವಣ ಮುಂದೆ ಏನು ಮಾಡ್ತಾನೆ ವಿಭೀಷಣ ಆಕ್ರೋಶ ಮಾಡಿ ಸಭೆಯನ್ನು ಬಿಡುವುದು ನಾಳೆ ವಿಭೀಷಣ ಶರಣಾಗತಿ ಘಟ್ಟ ಸುಂದರಕಾಂಡ ಮಂಗಳವಾಯಿತು ನಾಳೆ ವಿಭೀಷಣ ಶರಣಾಗತಿ ಘಟ್ಟ ಮುಖ್ಯವಾದ ಭಾಗ ರಾಮಾಯಣದಲ್ಲಿ ಯಾರು ತಪ್ಪಿಸ್ಕೋಬೇಡಿ ಅಂತ ಹೇಳಿ ಮಂಗಳವನ್ನು ಆಚರಣೆ ಮಾಡ್ತಾ ಇದ್ದೇನೆ ಎಂದಿಗಿಂತ ತಡವಾಗಿದೆ ನನ್ನ ದಯವಿಟ್ಟು ಕ್ಷಮಿಸಬೇಕು ಹೀಗೆ ಇನ್ನು ಮೂರು ದಿವಸ ಹೇಳ್ತೇನೆ ಏನು ಬೇಜಾರು ಮಾಡ್ಕೋಬೇಡಿ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ